कपीशमक्षहन्तारम् वन्दे लङ्काभयङ्करम् मानुषीकृतमार्ताण्डम् गोष्पदे कृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वातरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवन्ध्यम् जनकात्मजायाः आदाय तेनैव तदाह लङ्काम् नमामि त्वम् प्राञ्जलिराञ्जनेयम् आञ्जनेयमति पाटलाननम् काञ्चनाद्रिकमनीय विग्रहम् पारिजाततुर्मूलवासिनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुजिम् नमुदराक्षतान्तकम् वेदवेद्ये परे पुंसि जाते दशरथात्मजय वेदप्राचेरसादासीत् साक्षात् रामायणात्मनः चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकीर्सम्भूता रामसागरकामिनी पुनः आतिभुवनम् पुण्या രാമായണ മഹാനദി ശ്ലോകസാരസുമാകീർണം സർഗകല്ലോല സങ്കുലം കാണ്ഡഗ്രാമഹാമീനം വന്ദേ രാമായണാർണവം യക്കർണാഞ്ജലി സമ്പുടൈ അഹരഹ സമ്യക് പിപത്യാദരാത് വാൽമീകേർവദനാരവിന്ദകളിതം രാമായണാഖ്യം മധു ജന്മവ്യാധിജരാ വിപച്ചനിധനൈരത്യന്തസോപദ്രവം സംസാരം സവിഹായ ഗച്ഛതി പുമാൻ വിഷ്ണോ പദം ശാശ്വതം पुमान् विष्णो पदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणेतम् दशशरशस्य वधम् विशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नजीवम् आजानुबाहुम् अरविन्दतलायताक्षम् रामम् निशाचरविनाशकरम् नमामि वैदेही सहितम् सुरध्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाच इति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः ओम् रामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिवप्रच वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् ನಾರದಂ ಪರಿವಪ್ರಚ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯಣ ನಮಃಂ ಶ್ರೀ ರಘುನಂದನ ಪರಬ್ರಹ್ಮಣೇ ನಮಃ ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶರು ಹೇಗೆ ಮಂಥರೆ ರಾಮಾಭ್ಯುದಯವನ್ನು ಸಹಿಸಲಾರದೆ ಧಡಧಡನೆ ಕೈಕೇಯ ಮಾಳಿಗೆಯ ಮೇಲಿಂದ ಇಳಿದಳು ಎಂಬುವ ಹಿನ್ನೆಲೆಯನ್ನು ವಿಜ್ಞಾಪಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕೈಕೇಯಿಯ ಚರಿತ್ರೆ ಅಂದರೆ ಅವಳ ಮನಸ್ಸಿನ ಹಿನ್ನೆಲೆ ಅವಳು ಯಾತಕ ಆ ರೀತಿ ಆಡಿದಳು ಎನ್ನುವ ಬಗ್ಗೆ ನಾಲ್ಕಾರು ಅಂಶಗಳನ್ನು ತಮ್ಮ ಗಮನಕ್ಕೆ ತಂದೆ ಸುಮ್ಮನೆ ಒಳ್ಳೆಯವರೇ ಕೆಟ್ಟವರೇ ಎನ್ನುವ ಮಾತಿಗೆ ಅರ್ಥವೇ ಇಲ್ಲ ಲೋಕದಲ್ಲಿ ಎಲ್ಲ ಒಳ್ಳೆಯವರೇ ಅಥವಾ ಎಲ್ಲ ಕೆಟ್ಟವರೇ hypothetical, hypothetically everybody is good or equally bad. ನಿರ್ಣಯ ಮಾಡೋದು ಯಾವುದು ಸಂದರ್ಭಗಳು ಒಂದು ವ್ಯಕ್ತಿಯನ್ನು ಅಪವರ್ತನ ಮಾಡಿ ಹಾಕಿಬಿಡಬಹುದು ಯಾವ ಅಪವರ್ತನದಲ್ಲಿ ಒಳ್ಳೆಯದು ಯಾವುದರಲ್ಲಿ ಕೆಟ್ಟದ್ದು ಬೌದ್ಧರು ಅದನ್ನೇ ಹೇಳ್ತಾರೆ ಟೊಟಾಲಿಟಿ ಆಫ್ ಪರ್ಸನಾಲಿಟಿ ಅಂತ ಒಂದಿಲ್ಲ a man is a bundle of deeds some deeds may be good some deeds may be bad ಇದರಿಂದ ಏನಾಗುತ್ತೆ ಆ ವ್ಯಕ್ತಿಯ ವ್ಯಕ್ತಿತ್ವದ ರೂಪಣೆಯಲ್ಲಿ ಒಡಕುಗಳು ಬರುತ್ತವೆ cracks develop in the personality of a person ನಾವೇನ್ ಮಾಡ್ತೇವೆ ಎಲ್ಲರೂ ಏಕೀಕೃತ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಇರಬೇಕು ಅಂತ ಅಪೇಕ್ಷೆ ಮಾಡಿಕೊಂಡು ನಾವು ಒಳ್ಳೆಯದು ಕೆಟ್ಟದ್ದು ಹಾಕ್ತೇವೆ ಹಾಗಿರೋದಿಲ್ಲ ಒಳ್ಳೆಯವರಲ್ಲಿ ಕೆಟ್ಟ ಅಂಶಗಳು ಇರ್ತವೆ ಕೆಟ್ಟವರಲ್ಲಿ ಒಳ್ಳೆ ಅಂಶಗಳು ಇರ್ತವೆ ಆದ್ರಿಂದ we can't wholesale condemn body appreciate body ಜೀವನ ಇರುವುದೇ ಹಾಗೆ ಸಮ್ಮಿಶ್ರ ಸ್ವಭಾವ ಕೈಕೈ ವ್ಯಕ್ತಿತ್ವದಲ್ಲಿದ್ದ ಒಳ್ಳೆ ಅಂಶಗಳು ಯಾವುದು ಮಗ ಹತ್ತಿರದಲ್ಲಿಲ್ಲದಿದ್ರೂ ರಾಮನನ್ನ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡಿದಳು ಮಗ ಹತ್ತಿರದಲ್ಲಿಲ್ಲ ಅನ್ನುವ ಕೊರತೆಯನ್ನು ಒಮ್ಮೆಯೂ ಅನುಭವಿಸಲಿಲ್ಲ ರಾಮಾಯಣದಲ್ಲಿ ಎಲ್ಲಿಯೂ ಅವಳು ಮಗನನ್ನು ನೆನೆಸಿಕೊಂಡು ಮಹಾರಾಜರೇ ಕಳಿಸಿಬಿಟ್ರಲ್ಲ ಮಗಳನ್ನು ದೂರಿಕೆ ಅಂತ ಒಮ್ಮೆಯೂ ಮಗ ದಶರಥನನ್ನ ಹಿಂಸೆ ಪಡಿಸಲಿಲ್ಲ to her great credit she loved Rama even more than she loved her own son ಇನ್ನೂ ಒಂದು ಒಳ್ಳೆ ಅಂಶ ಆಕೆಯಲ್ಲಿ ಅಷ್ಟು ದೊಡ್ಡ ಅರಮನೆಯಲ್ಲಿ ದಶರಥನ ಕಾರುಭಾರ್ನಲ್ಲಿ ಅವನಿಗೆ ಆಗಾಗ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ಹೊಸದರಲ್ಲಿ ಸೇನಾ ಸಹಾಯಕ್ಕೂ ಒದಗಿ ಹೋಗಿ ಅವನ ಜೀವವನ್ನು ಕಾಪಾಡಿದ್ದವಳಿಗೆ ಆಶ್ಚರ್ಯ ರಾಜಕೀಯ ಗೊತ್ತಿರಲಿಲ್ಲ <coughs> ಅವತ್ತಿನ ದೃಷ್ಟಿಯಿಂದಲೂ ಇವತ್ತಿನ ದೃಷ್ಟಿಯಿಂದಲೂ ಇದನ್ನು ಒಳ್ಳೆಯದು ಅಂತ ಹೇಳಬೇಕು ರಾಜಕೀಯ ಗೊತ್ತಿದ್ದವರೇನ್ ಮಾಡ್ತಾರೆ ಒಮ್ಮೆ ಗೊತ್ತಿದ್ದು ಸುಳಿಯಲ್ಲಿ ಇಳಿದರೆ ಅದು ನಿಮ್ಮನ್ನು ಮುಳುಗಿಸಿ ಬಿಡುತ್ತದೆ ರಾಜಕಾರಣ ಬೇರೆ ರಾಜಕೀಯ ಬೇರೆ ರಾಜಕಾರಣ ಅನ್ನೋದು ಬೇಕು ದೇಶವನ್ನು ಸಂರಕ್ಷಿಸುವುದಕ್ಕೆ ರಾಷ್ಟ್ರದ ಸಂವರ್ಧನೆಗೆ ತುಂಬಾ ಆಳಕ್ಕೆ ಚಿಂತನೆ ಮಾಡಿ ಶಾಸ್ತ್ರೀಯವಾದ ವಿಚಾರಗಳ ಅಭ್ಯಾಸದಲ್ಲಿ ಸ್ವಾರ್ಥವನ್ನು ಬದಿಗಿಟ್ಟು ಕಾಮಕ್ರೋಧಗಳನ್ನು ವರ್ಜಿಸಿ ಇಂದ್ರಿಯ ನಿಗ್ರಹಪೂರ್ವಕವಾಗಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ನಿರ್ಣಯ ಮಾಡುವ ಶಕ್ತಿ ಕೈಕೇಯಿಗೆ ಇರಲಿಲ್ಲ ಅವಳು ಬೇಕು ಇರಲಿಲ್ಲ ಯಾಕೆಂದ್ರೆ ಅವಳು ಶಿಲಾಬಾಲಿಗೆ ಕನ್ನಡಿ ಹಿಡ್ಕೊಂಡು ಕೂತಿರ್ತಿದ್ಲು ಯಾವತ್ತು ಸೌಭಾಗ್ಯನ ವಿಕತ್ತಸೆ ಸೌಭಾಗ್ಯ ಅಂದ್ರೆ ಸೌಂದರ್ಯ ಎಷ್ಟು ಚೆನ್ನಾಗಿದ್ದೀರಿ ಚರ್ಮ ಎಷ್ಟು ಬೆಳ್ಳಗಿದೆ ಕಣ್ಣು ಹೇಗಿದೆ ಮೂಗು ಹೇಗಿದೆ ನನ್ನ ಗಂಡ ಹೇಗೆ ನನ್ನ ಬಲೆಗೆ ಬಿದ್ದಿದ್ದಾನೆ ಇದರಲ್ಲೇ ಹಿಗ್ಗಿ ಹಿಗ್ಗಿ ಇದು ಒಂದು ಅಬ್ನಾರ್ಮ್ಯಾಲಿಟಿ ಇದು ಒಂದು ಕಾಂಪ್ಲೆಕ್ಸ್ ಮೊನ್ನೆ ಹೇಳಿದೆ ನಾರ್ಸಿಸಸ್ ಕಾಂಪ್ಲೆಕ್ಸ್ ತನ್ನ ರೂಪ ನೋಡಿ ತಾನೇ ಹಿಗ್ಗುವುದು ಇದು ಚಟ ಅದು ಏನಾಯಿತು ತನ್ನನ್ನು ಪೂರ್ತಿ ತಾನು ಮಂಥರಿಗೆ ಮಾರಿಕೊಳ್ಳುವ ಸ್ಥಿತಿಗೆ ಬಂತು ಅವಳು ಹೇಳಿದ ಕೇಳುವ ಸ್ಥಿತಿಗೆ ಬಂತು ಅವಳ ದುರ್ಗುಣಗಳ ಬಗ್ಗೆ ಹೇಳುವುದಾದ್ರೆ ನಿನ್ನೆ ಹೇಳಿದ್ದೇನೆ ಇವತ್ತು ಯಾಕೆಂದ್ರೆ ದಶರಥನ ಚರಿತ್ರೆ ಇವತ್ತು ದಶರಥನ ಜಾತಕ ತಗೊಳ್ತೇನೆ ಬಹಳ ದೊಡ್ಡ ರಾಜಕೀಯ ಮರ್ಮ ಇಟ್ಟಿದ್ದಾರೆ ವಾಲ್ಮೀಕಿ ಮೂರು ಕಡೆ ರಾಮನ ಬಾಯಲ್ಲಿ ಒಂದು ಕಡೆ ದಶರಥನ ಬಾಯಲ್ಲೇ ಹೇಳಿಸಿದ್ದಾರೆ ಅದು ನಾವೇನು ಹೇಳ್ತೇನೆ ಕೈಕೈಯಲ್ಲಿದ್ದಂತಹ ಬಹಳ ದೊಡ್ಡ ದುರ್ಗುಣ ಸವತಿ ಮಾತ್ಸರ್ಯ ಕೌಸಲ್ಯನ್ನು ಕಂಡ್ರಾಗ್ತಾ ಇರಲಿಲ್ಲ ಅವಳೇನು ಮಾಡಿದ್ದಂಥದ್ದು ಅವಳೇನೂ ಮಾಡಿರಲಿಲ್ಲ ಮಾತ್ಸರ್ಯ ಇನ್ನೊಬ್ಬರಲ್ಲಿ ಉಂಟಾಗೋದಕ್ಕೆ ನೀವು ಕಾರಣ ಆಗೋದಕ್ಕೆ ಏನು ಶ್ರಮ ಪಡಬೇಕಾಗಿಲ್ಲ ಅವಳಿಗೆ ಅದು ಬರುತ್ತೆ ಹೋಗುತ್ತೆ ಅದು ರೋಗ ಇದ್ದಾಗ ರೋಗವೇ ಇದನ್ನ ಗುರುತಿಟ್ಟುಕೊಂಡಿದ್ದಳು ಮಂಥರೆ ಅದನ್ನ ಮುಂದೆ ಎಬ್ಬಿಸಿ ಅಯೋಧ್ಯ ರಾಜ್ಯದಲ್ಲಿ ಇಕ್ಷ್ವಾಕು ರಾಜ್ಯದಲ್ಲಿ ಬಹಳ ದೊಡ್ಡ ಅನರ್ಥವನ್ನು ಮಾಡಿಬಿಟ್ಟು ಅದರ ಕಥೆ ಹೇಳೋದು ಬಹಳ ಸುಲಭ ಈ ಅನರ್ಥ ಹೇಗೆ ಅಂಶಿದ್ರು ಅದರ ಪರಿಣಾಮ ಎಷ್ಟು ದೊಡ್ಡದು ಒಂದು ದೊಡ್ಡ ವಿಪ್ಲವ ಇದನ್ನು ನಾವು ಇವತ್ತಿನ ಭಾಷೆಯಲ್ಲಿ ವಿಪ್ಲವ palace coup C O U P coup coup ಅಂದರೆ ಒಂದು ಸರ್ಕಾರ ಉರುಳಿಸಿ ಇನ್ನೊಂದು ಸರ್ಕಾರವನ್ನು ಅಲ್ಲಿ ತರುವುದು ಉದ್ದೇಶ ಇದೆಯೋ ಇಲ್ಲವೋ ದೊರೆಯನ್ನೇ ಕೊಲ್ಲುವುದು ತನಗೆ ಬೇಕಾದವರನ್ನು ಅಧಿಕಾರದಲ್ಲಿ ಕೂರಿಸುವುದು ಇದಕ್ಕೆ ರಾಜದ್ರೋಹ ಅಂತ ಹೇಳ್ತೀರಿ sedition plotting against a duly elected a duly appointed government is a great sin ಅದು ಯಾವ ರಾಷ್ಟ್ರದಲ್ಲಿಯೂ ಅದನ್ನು ಸಹಿಸೋದಿಲ್ಲ ಪಾಕಿಸ್ತಾನದಲ್ಲೇ ಸಹಿಸೋದಿಲ್ಲ ನಮ್ಮಲ್ಲಿ ಸಹಿಸ್ತೇವೆ ಸಹಿಸ್ತಾ ಬಂದಿದ್ದೇವೆ ನಾವು ರಾಜದ್ರೋಹ ಅಂದ್ರೆ ಏನು ಇಷ್ಟು ದೊಡ್ಡ ಶಬ್ದ ವ್ಯಾಖ್ಯಾನಕಾರರು ಒಬ್ಬರೂ ಬಳಸಿಲ್ಲ ಎಲ್ಲ ವ್ಯಾಖ್ಯಾನಕಾರರು ರಾಮಾಯಣವನ್ನು ಭಕ್ತಿ ಕಾವ್ಯ ಅಂತ ನೋಡಿದ್ದಾರೆ ಇದರಲ್ಲಿ ಅಡಗಿರತಕ್ಕ ರಾಜಕೀಯ ಸಾಮಾಜಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡುವ ಗೋಜಿಗೆ ಹೋಗಿಲ್ಲ perhaps I am the first to do it ರಾಮಾಯಣದ ಮಹಾಪ್ರಸಂಗಗಳು ಒಂದು ಭಾಗ ಬರೆದಿದ್ದೇನೆ ಶೂರ್ಪಣಿಕೆ ತನಕ ಮಾರೀಚಿನಿಂದ ಮುಂದಕ್ಕೆ ಅದನ್ನು ತಗೊಂಡು ವಿವರಿಸಬೇಕು ಎರಡನೇ ಭಾಗ ಅದು ಪಬ್ಲಿಷ್ ಆದ ಒಂದು ವರ್ಷದಲ್ಲಿ ಪ್ರತಿಗಳೆಲ್ಲ ತೀರಿ ಹೋದವು ಪಬ್ಲಿಷರಿಗೆ ಆಶ್ಚರ್ಯ ಇದನ್ನು ಓದ್ತಾರೆ ಅಂತ ತಿಳ್ಕೊಂಡಿದ್ದೆ ಒಂದ್ಸಲ ಹತ್ತು ಪರ್ಸೆಂಟ್ ಕೊಟ್ಟರು ಇನ್ನೊಂದ್ಸಲ ರೀಪ್ರಿಂಟ್ ಮಾಡಿ ಅವರು ಹದಿನೈದು ಪರ್ಸೆಂಟ್ ಕಮಿಷನ್ ಕೊಟ್ಟರು ಈ ಪುಸ್ತಕ ಚೆನ್ನಾಗಿದೆ ರಾಮಾಯಣ ಈ ದೃಷ್ಟಿ ಮಹಾಭಾರತವನ್ನು ನೋಡ್ತೇವೆ ಅಲ್ಲಿ ರಾಜಕೀಯ ಬಿಟ್ಟು ಇದಿಲ್ಲ ರಾಮಾಯಣದಲ್ಲಿಯೂ ರಾಜಕಾರಣ ರಾಜಕೀಯ ಎರಡೂ ಕೂತ್ಕೊಂಡಿದೆ ಇಂಥದ್ದೇನು ಮಾಡಿದ್ರು ಅಂತಾರೆ ದಶರಥರಿಗೆ ಗೊತ್ತಿಲ್ಲದೆ ಅವನು ಅತ್ಯಂತ ಪ್ರಿಯತಮಯಾದ ಪತ್ನಿಯ ಕಿವಿಯನ್ನು ಹಿಂಡಿ ಪತ್ನಿಯ ಮೂಲಕವಾಗಿ ದಶರಥನಿಗೆ ಇಷ್ಟವಿಲ್ಲದ್ದು ಧರ್ಮ ವಿರುದ್ಧವೂ ಆದ ಕೆಲಸವನ್ನು ಮಾಡಿ ರಾಮನನ್ನು ಗಡೀಪಾರು ಮಾಡಿಸಿ ದಶರಥ ಸಾಯು ಹಾಗೆ ಮಾಡಿ ಭರತನನ್ನ ಆ ಜಾಗದಲ್ಲಿ ತಂದು ಕೂಡಿಸೇ ಬಿಡುವುದಕ್ಕೆ ಸರ್ವ ಪ್ರಯತ್ನವನ್ನ ಮಾಡಿದರು ಇದನ್ನು ತಪ್ಪಿಸಿದ್ದು ಭರತ ಅಂತ ನಾವು ಆಮೇಲೆ ಹೇಳ್ಕೊಳ್ತೇವೆ ಆದ್ರಿಂದ ಅಯೋಧ್ಯಾಕಾಂಡಕ್ಕೆ ಭರತಕಾಂಡವೆಂಬುದಾಗಿ ಹೆಸರು ಎರಡನೇ ಭಾಗದಲ್ಲಿ ಅಯೋಧ್ಯಾಕಾಂಡದಲ್ಲಿ ಭರತನ ಚರಿತ್ರೆ ವಿಸ್ತಾರವಾಗಿ ಬರುತ್ತೆ ಆದರೆ ವಾಲ್ಮೀಕಿ ಬೇಕೆಂಬುದಾಗಿಯೇ ಈ ಕಾಂಡದ ಆರಂಭದಲ್ಲಿ ಭರತನ ಹೆಸರನ್ನೇ ಮೊದಲು ಹಾಕಿ ಗಚ್ಚತ ಮಾತುಲ ಕುಲಂ ಭರತೇನ ಭರತನ ಹೆಸರು ಮೊದಲು ರಾಮನ ಪಟ್ಟಾಭಿಷೇಕದ ಪ್ರಸ್ತಾಪ ಎತ್ತೋದಕ್ಕೆ ಮೊದಲೇ ಸೋದರ ಮಾವನ ಮನೆಗೆ ಹೊರಟ ಭರತ ಭರತೇನ ಸಹಾನಃ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತ ಪ್ರೀತಿ ಪುರಸ್ಕೃತ ಇಲ್ಲಿ ಭರತನ ಪ್ರಸ್ತಾಪವನ್ನೇ ಹೇಳಿದರು ಆ ಸರ್ಗದಲ್ಲಿ ಭರತನ ವಿಷಯ ಹೆಚ್ಚು ಹೇಳಲಿಲ್ಲ ಪ್ರಾರಂಭದಲ್ಲಿ ಮುದ್ರಿಕಾ ಅಲಂಕಾರದಲ್ಲಿ ಭರತನನ್ನು ಸ್ತೋತ್ರ ಮಾಡಿದರು ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜ ಪಾದಕಾಶಾಸ್ತ್ರದಲ್ಲಿ ಮೊದಲನೇ ಶಬ್ದವೇ ಭರತನ ಶಬ್ದ ಆ ಭರತ ಒಬ್ಬ ಯದ್ವಾ ತದ್ವಾ ಆಗಿದ್ರೆ ಅಯೋಧ್ಯೆ ಗತಿ ಏನಾಗುತ್ತಿತ್ತು ಯೋಚನೆ ಮಾಡಿಕೊಳ್ಳಿ ರಾಜ್ಯ ಕಾಮುಕನೋ ಧರ್ಮಭ್ರಷ್ಟನೋ ಆಗಿದ್ರೆ ಭರತ ಬಹಳ ಸಂತೋಷ ಅಂತ ತಾನೇ ಶಾಶ್ವತವಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಮಾಯಣದ ಕಥೆ ಎಷ್ಟೊಂದು ಅಡ್ಡಹಾದಿ ಹಾದಿ ಹಿಡಿಯುತ್ತಿತ್ತು ಆ ಅಡ್ಡಹಾದಿಯಲ್ಲಿ ಮಂಥರೆಯನ್ನು ಎಷ್ಟು ದೊಡ್ಡ ಜಾಗಕ್ಕೆ ಕೂರಿಸಬಹುದಾಗಿತ್ತು ಪಿತೂರಿ ಮಾಡಿಕೊಟ್ಟವಳು ರಾಜ್ಯವನ್ನ ಕೈಗೆ ಕೊಟ್ಟವಳು ಮಂತ್ರಿಮಂಡಲದಲ್ಲಿ ಅವಳಿಗೂ ಸ್ಥಾನ ಕೊಡಬಹುದಾಗಿತ್ತು ಅವಳಿಗೇನು ಓದು ಬರಹ ಬರ್ತಾ ಇರಲಿಲ್ವಲ್ಲ ಓದು ಬರಹ ಬಂದವರೆಲ್ಲ ಮಂತ್ರಿಗಳಾಗಿದ್ದಾರೆ ನೋಡಿದ್ದೀರಲ್ಲ ಮಂತ್ರಿ ಆಗೋದು ಓದ್ ಬೇಕು ಬರಹ ಯಾತಕ್ಕೆ ಬೇಕು ಮನೆ ಹಾಳ್ತಾನೆ ಇದ್ರೆ ಸಾಕು ಕಿತಾಪತಿ ಮಾಡುವ ಬುದ್ಧಿ ಇದ್ರೆ ಸಾಕು ಇದನ್ನ ಮನುಷ್ಯ ದೃಷ್ಟಿಯಿಂದ ವಿಮರ್ಶೆ ಮಾಡ್ತಾ ಇದ್ದೇವೆ ಮಂಥರೇ ಬರದೇ ಇದ್ರೆ ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ ಇದೆಲ್ಲ ಒಳ್ಳೇದು ಇದು ಅದು ದೈವ ದೃಷ್ಟಿ don't look at the Ramayana from opposite ends at the same time you will miss all the meanings ಇಲ್ಲ ಮನುಷ್ಯ ದೃಷ್ಟಿಯಿಂದ ನೋಡಿ ಇಲ್ಲ ದೈವ ದೃಷ್ಟಿಯಿಂದ ನೋಡಿ ಒನ್ ಅಟ್ ಎ ಟೈಮ್ ನಮಗೆ ರಾವಣನ ಮೇಲೆ ಕೋಪ ಶೂರ್ಪಣಿಕೆ ಮೇಲೆ ಕೋಪ ಮಾರೀಚನ ಮೇಲೆ ಕೋಪ ತಾಟಿಕೆ ಮೇಲೆ ಕೋಪ ಮಂತ್ರೆ ಕೈಕೇಯರ ಮೇಲೆ ಕೋಪ ಇದು ಸಾತ್ವಿಕವಾದ ಕೋಪ ಒಂದು ರಾಷ್ಟ್ರದಲ್ಲಿ ಇದು ಮತ್ತೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ರಾಮ ಹುಟ್ಟಿದ ನಾಡಲ್ಲಿ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಆದ್ರಿಂದ ಮಂತ್ರೆ ಕೈಕೇಯನ್ನ ಕೈಗೊಂಬೆ ಮಾಡಿಕೊಂಡಳು ಅವಳನ್ನು ಮುಗ್ಧೆ ಅಂತಾರೆ ಕೆಲವು ಅವಳು ಗೊತ್ತಿರಲಿಲ್ಲ ಏನೋ ಪಾಪ ಭರತನಗೊಳ್ಳೇದಾಗಲಿ ಅಂತ ಮಾಡಿಬಿಟ್ಲು ಮಮತೆಯ ಸುಳಿ ಮಂಥರೆ ಬರೆದಿದ್ದಾರೆ ಕುವೆಂಪು ಭರತನ ಮೇಲೆ ಅತಿಯಾದ ಪ್ರೀತಿಯಿಂದ ಏನೋ ಮಾಡೋದಕ್ಕೋಗಿ ಏನೋ ಆಯಿತು ಅವಳನ್ನು ಕ್ಷಮೆ ಮಾಡಿಬಿಡಿ ರಾಮನೇ ಕ್ಷಮೆ ಮಾಡಿದ್ದಾನೆ ಅದು ಒಂದು ದೃಷ್ಟಿ ಆದರೆ ಮುಖ್ಯ ದೃಷ್ಟಿ ಅದಲ್ಲ ವಾಲ್ಮೀಕಿ ರಾಮಾಯಣ ದೃಷ್ಟಿ ಅದಲ್ಲ ಬೇರೆ ಕಾವ್ಯ ದೃಷ್ಟಿ ಇರಬಹುದು ಅದಕ್ಕೆ ಆಕ್ಷೇಪ ಏನು ಆಕ್ಷೇಪ ಪ್ರಬಲ ಆಕ್ಷೇಪ ಭರತನನ್ನ ಮಂಥರೆ ಸರಿಯಾಗಿ ನೋಡಿದ್ದಳೆ ಅವನ ಜೊತೆಯಲ್ಲಿ ಪಳಗಿದ್ದಳೆ ಅವನನ್ನು ಪ್ರೇಮ ಮಾಡಿದ್ದಳೆ ಆ ಪ್ರೇಮಕ್ಕೆ ಅನ್ನೋದು ಬೇಸಿಸುತ್ತೆ ಹುಟ್ಟಿದ ಮಗು ಅಲ್ಲಿ ಹೊರಟೋಯ್ತು ಇವಳಿಗೆ ಭರತನ ಮೇಲೆ ಪ್ರೀತಿ ಇದ್ರೆ ಕೈ ಕೈ ಗುಡ್ ಬೈ ಹೇಳಿ ಭರತನ ಸೇವೆಗೆ ಅಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗ್ಲ ಅವಳು ಇಲ್ಲೇ ಕೂತಳು ಕೂತಿದ್ದ ಉದ್ದೇಶ ಏನಿತ್ತು ಕೈ ಕೈಯ ರಕ್ಷಣೆಯು ತನ್ನ ಹೊಟ್ಟೆ ಹೊರದುಕೊಳ್ಳುವುದು ಜ್ಞಾತಿದಾಸಿ ಯಥೋಜಾತ ನನ್ನೆಲ್ಲ ಹೇಳಿದ್ದೇನೆ ಹೊಟ್ಟೆ ಹೊರದುಕೊಳ್ಳೋಕೆ ಬಂದಿದ್ದಾಳೆ ಕೈ ಕೈ ಜೊತೆಗಿದ್ದಾಳೆ ಹಂಗೆ ಇರುವೆನೋ ಹರಿಯೇ ಅಂತ ಒಂದು ಕಡೆ ಕೂತಿರಲಿಲ್ಲ ಕಸಬರಿಗೆ ಕತೆ ಹೇಳಿದ್ದೇನೆ ಮತ್ತೆ ಜ್ಞಾಪಿಸಬೇಡಿ ಅವಳು ಸುಮ್ಮನೆ ಕೂತ್ಕೊಳ್ಳೋ ಸ್ವಭಾವ ಇಲ್ಲ ಭರತನಿಗೆ ರಾಜ್ಯ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ ಕೈ ಎತ್ತಿ ಕಟ್ಟಿದಳು ಇದು ಕಾಣಿಸುತ್ತೆ ಆದರೆ ಭರತನಿಗೆ ಮಂಥರೆಯನ್ನು ಇದ್ದಾಳೆ ಅನ್ನೋದು ಗೊತ್ತಿತ್ತೋ ಗೊತ್ತಿಲ್ಲವೋ ಒಮ್ಮೆಯೂ ಭರತ ಅವಳನ್ನು ನೆನೆಸಲಿಲ್ಲ ಇವಳು ಭರತನನ್ನು ನೆನೆಸಿದಳು ಹಾಗೆ ಒಂದು ಕಡೆ ಎರಡು ಕಡೆ ಇದೆ ಭರತ ಭರತ ನೋಡೋ ಕೊಲ್ತಾ ಇದ್ದಾನೆ ಶತ್ರುಘ್ನ ಅಂತ ಕಿರ್ಚ್ಕೊತಾಳೆ ಒಂದು ಕಡೆಯಲ್ಲಿ ಆದರೆ ಭರತನ ನೋಡಿದ್ದಳೆ ಅವನ ಗುಣ ಅರ್ಥ ಮಾಡಿಕೊಂಡಿದ್ದಳೆ ಅವನ ಪ್ರೀತಿಗೆ ಪಾತ್ರಳಾಗಿದ್ದಳೆ ಎಲ್ಲ ಕೈಕೇಯಿಯೇ ಭರತನನ್ನು ತಿಳ್ಕೊಳ್ಳಿಲ್ಲ ಮಗನನ್ನು ಹಡೆದಳು ಹಡೆಯೋದು ದೊಡ್ಡದಲ್ಲ ದನವೂ ಹಡಿಯುತ್ತೆ ನಾಯೂ ಹಡಿಯುತ್ತೆ ಹಡೆದ ಮಗನನ್ನು ತಿಳ್ಕೊಳ್ಳೋದು ದೊಡ್ಡದು ತಿಳ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅವರಿಗೆ ವಿರುದ್ಧವಾದ ಕೆಲಸವನ್ನು ಮಾಡಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತೀರಿ ಒಬ್ಬನ ಸಂಕಲ್ಪಕ್ಕೆ ವಿರುದ್ಧವಾಗಿದ್ದನ್ನು ಒಬ್ಬರು ಮಾಡಿಬಿಟ್ರೆ ಅವರನ್ನು ಕೊಂದದ್ದಕ್ಕಿಂತ ಹೆಚ್ಚು ಹೆಚ್ಚು ದ್ರೋಹವಾಗ್ತದೆ ನಮ್ಮ ನಮ್ಮೇನು ನಿಮಗೆ ಪ್ರೀತಿ ಇದೆ ಅಂತ ಇಟ್ಕೊಳ್ಳಿ ಇಟ್ಕೊಳ್ಳಿ ಇದ್ರ ಬಹಳ ಸಂತೋಷ ಆ ಪ್ರೀತಿ ಅತಿರೇಕಕ್ಕೆ ಹೋಗಿ ನೀವು ಹೋಗಿ ಕಾರ್ಯಕರ್ತರು ಸ್ವಾಮಿ ಇವರಿಗೆ ಇಷ್ಟು ಹಣ ಕೊಡ್ತಿದ್ದೀರಿ ಇದು ಕಡಿಮೆ ಆಗಿದೆ ಸ್ವಲ್ಪ ಹೆಚ್ಚು ಅಂತ ಕೊಡಿ ಆಚಾರವೇ ಹೇಳಿದ್ರು ಅಂತ ಒಂದು ಮಾತು ನೀವು ಹೇಳಿಬಿಟ್ರೆ ನಾ ಬದುಕಿರ್ಬೇಕೆ ಸಾಯ್ಬೇಕೆ ಹೇಳಿ ನೀವು ಪ್ರೀತಿ ಇದೆ ನೋಡೋರು ಏನ್ ತಿಳ್ಕೊಳ್ತಾರೆ ಕೇಳೋರು ಏನ್ ತಿಳ್ಕೊಳ್ತಾರೆ ಆಮೇಲೆ ನಾ ಬದುಕಿದ್ದ ಪ್ರಯೋಜನ ನೀವು ಬರೀ ದುಡ್ಡುಗೋಸ್ಕರ ಹೇಳ್ತಾ ಇದ್ದಾನೆ ಹೈಗ್ರೀವ್ ದೇವರು ನನ್ನ ನಾಲಿಗೆ ಬಿಟ್ಟು ಹೋಗಿ ಬಿಡ್ತಾರೆ ನೀವು ಕೊಡ್ತೀರಿ ನಾವು ತಗೊಳ್ತೇವೆ ಬೇರೆ ಒಳ್ಳೆ ಕೆಲಸಕ್ಕೆ ಹಾಕ್ತೇವೆ ಪುಸ್ತಕ ಬರಿತೇವೆ ಅದು ಬೇರೆ ವಿಷಯ ಹಣಕ್ಕೆ ಮಾಡ್ತಾರೆ ಇವರು ರಾಮನನ್ನು ಕಾರಿಗೋಡಿಸಿ ತಾನೇ ರಾಜ್ಯ ಹಿಡಿಯುವುದಕ್ಕೆ ಭಾರತ ಇಷ್ಟೆಲ್ಲ ಮಾಡಿದ ಎಂಬ ಅಪಖ್ಯಾತಿ ಭರತನ ಸಲಹೆ ಕಟ್ಟಿದವರು ಯಾರು ಮಂಥರೇ ಕಟ್ಟಿದಳು ಕೈಕೇಯಿ ಕಟ್ಟಿದಳು ಸೇವ ಮಮಾಪಿ ಪ್ರಶಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ರಘುವೀರ ಪಾದುಕಾಯುಗಳೇ ಆಚಾರ್ಯರ ವಾಕ್ಯ ಎಷ್ಟು ನೆನೆಸಿದೆ ನಾನು ಒಂದು ಪದ್ಧತಿಯ ಕೊನೆಯಲ್ಲಿ ಇದನ್ನು ಬರೀತಾರೆ ಭರತನಿಗೆ ಅವನಾಗಿ ಏನೂ ಮಾಡದೆ ನಿರಪರಾಧಿಗೆ ಇವನು ರಾಮರಾಜ್ಯವನ್ನ ಅಪಹಾರ ಮಾಡುವುದಕ್ಕೆ ಹೊಂಚು ಮಾಡಿದವನು ಅಂತ ಒಂದು ಕೆಟ್ಟ ಹೆಸರೇನು ಬಂತು ಭರತಸ್ಯೇವ ಮಮಾಪಿ ದೇಶಿಕರು ಹೇಳ್ತಾರೆ ವೇದಾಂತ ದೇಶಿಕರು ನನಗೂ ಒಂದು ಕೆಟ್ಟ ಹೆಸರು ಬಂತಮ್ಮ ಭರತನಿಗೆ ಬಂದ ಹಾಗೆ ಪ್ರಶಮಿತ ವಿಶ್ವಾಪವಾದ ದುರ್ಜಾತ ವಿಶ್ವಾಪವಾದ ಏನು ಅಪವಾದ ಎಂಥದ್ದು ಗುಹ ಭರದ್ವಾಜ ಮೊದಲುಗೊಂಡು ಪ್ರತಿಯೊಬ್ಬರೂ ಇವನನ್ನು ಭರತನನ್ನು ಯಾಕಪ್ಪ ಕಾಡು ಹೊರಟಿದ್ದೀಯೇ ನಿಮ್ಮಮ್ಮ ರಾಮನನ್ನ ಕಾಡಿಗೆ ಕಳಿಸು ನೀ ಕೊಲ್ಲಬೇಕು ಅಂತಲೇ ಹೋಗ್ತಾ ಇದ್ದೀಯ ಅಂತ ಪ್ರತಿ ಒಬ್ಬರು ಕಾಡಿನಲ್ಲಿ ಸರ್ವಜ್ಞರಾದ ಭರದ್ವಾಜರು ಕೇಳಿಬಿಟ್ರು ಗುಹಾ ಕೇಳ್ತಾರೆ ರಾಮಪ್ರೀತಿ ಇದ್ದವನು ಸಣ್ಣ ಸಣ್ಣ ಹಳ್ಳಿ ಜನರನ್ನು ಏನು ಮಾತನಾಡಿಸ್ತೀರಿ ಅವರೆಲ್ಲರಿಗೂ ಭರತನ ಮೇಲೆ ಕೋಪ ಈ ಪಾಪಿ ಹೇಳ್ಕೊಡದೆ ತಾಯಿ ಕೇಳ್ತಾಳಿಯೇ ಇವನ ಒಳಸಂಚಿನಿಂದಲೇ ಹೀಗಾದದ್ದು ಇವನು ಮುಖ ನೋಡಬಾರದು ಅಂತ ವಿಶ್ವಾಪವಾದ ದುರ್ಜಾತ ಅದನ್ನು ಹೋಗಲಾಡಿಸಿದ್ಯಾರು ರಾಮನ ಪಾದುಕೆ ಚಿತ್ರಕೂಟಕ್ಕೆ ಹೋಗಿ ತಗೊಂಬಂದ ಮೇಲೆ ಭರತಸ್ಯೇವ ಮಮಾಪಿ ಪ್ರಥಮಿತ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ರಘುವೀರ ಪಾದುಕಾಯುಗಳಿ ವೇದಾಂತ ಶಿಖರಿಗೆ ಏನು ಕೆಟ್ಟ ಹೆಸರು ಬಂತು ರಾಮಾನುಜಾಚಾರ್ಯರ ಒಂಬತ್ತು ಗ್ರಂಥಗಳಿಗೆ ಅದ್ಭುತ ವ್ಯಾಖ್ಯಾನಗಳನ್ನು ಮಾಡಿದರು ದ್ರಾವಿಡ ಪ್ರಬಂಧಗಳಿಗೆ ಮಾಡಿದರು ಸಂಸ್ಕೃತದಲ್ಲಿ ಬರೆದರು ತಮಿಳಲ್ಲಿ ಬರೆದರು ಪ್ರಾಕೃತ ಭಾಷೆಯಲ್ಲಿ ವೈದಿಕರು ಮೂಗು ಮುರಿತಾ ಭಾಷೆಯಲ್ಲಿ ಬರೆದರು ಒಂದು ನೂರ ಇಪ್ಪತ್ತು ಗ್ರಂಥವನ್ನ ಕೆಲವರು ಶ್ರೀ ವೈಷ್ಣವರಲ್ಲಿಯೇ ಹೇಳಿದರು ಇವರು ರಾಮಾನುಜರ ಸ್ಥಾನವನ್ನ ಕದ್ದು ಅವರಿಗಿಂತ ನಾನು ದೊಡ್ಡವನು ಅಂತ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಕೆಟ್ಟ ಹೆಸರನ್ನು ಹೊರಿಸಿದರು ಕಷಮಿದ ವಿಶ್ವಾಪವಾದ ದುರ್ಜಾತ ಶೇಷೇವ ಶಿರಸಿ ನಿತ್ಯಂ ಒರಿಜಿನಲ್ ರಾಮನ ಪಾದುಕೆ ಭರತನ ತಲೆ ಮೇಲೆ ಹೋದ ಹಾಗೆ ತಾಯಿ ಪಾದುಕಾದೇವಿ ರಂಗನಾಥನ ಪಾದಕೆ ನನ್ನ ತಲೆ ಮೇಲೆ ಕೂತು ಈ ಪಾದುಕಾ ಸಹಸ್ರ ಬರೆಸಿದ್ದೀಯೇ ನನಗೂ ಲೋಕದವರು ಕೊಟ್ಟ ಕೆಟ್ಟ ಕೀರ್ತಿ ಅಪಕೀರ್ತಿ ಹೋಯಿತು ಎಷ್ಟು ದುಃಖದಿಂದ ಬರೆದಿದ್ದಾರೆ ಈ ಮಾತನ್ನ ಅದರ ಹಿಂದೆ ಚರಿತ್ರೆ ಎಷ್ಟು ಅಡಗಿದೆ ನೋಡಿಕೊಳ್ಳಿ ರಾಮನಿಗೆ ಕಾಡು ವನವಾಸ ವಿಧಿಸಿದಳು ಕೈಕೇಯಿ ಇದರ ಪರಿಣಾಮ ನನ್ನ ಮಗನಿಗೂ ವನವಾಸ ವಿಧಿಸಿದಾಗ್ತದೆ ಹದಿನಾಲ್ಕು ವರ್ಷ ಈ ಪಾಪಿ ನೆಲದಲ್ಲಿ ಮಲಗಬೇಕಾಗ್ತದೆ ರಾಜ್ಯವನ್ನು ಬಿಡಬೇಕಾಗ್ತದೆ ರಾಮ ಬರೋ ತನಕ ಗೋಳಾಡಬೇಕಾಗ್ತದೆ ನನ್ನ ತಲೆ ಮೇಲೆ ಕಲ್ಲು ಹಾಕಿದೆ ಅನ್ನೋ ತಿಳುವಳಿಕೆ ಇಲ್ಲ ಇವಳು ತಾಯಿ ನೀ ತಾಯಿ ನಾನು ಮಗ ಕೊಂದು ಹಾಕಿಬಿಡ್ತಿದ್ದೆ ನಿನ್ನ ಶ್ರೀವಧೆ ಅಂತ ನಾನೇ ನನ್ನ ಜೊತೆಲ್ಲ ನರಕಕ್ಕೆ ಬೇಕಾದ್ರೂ ಹೋಗ್ತೇನೆ ಆದರೆ ರಾಮನೇ ನಿನ್ನಲ್ಲಿ ಪ್ರೀತಿ ಇಟ್ಟಿರೋದ್ರಿಂದ ಅಲ್ಲಿ ಯಾರು ಕಾಡಲ್ ರಾಮನಿಗೆ ಇದನ್ನು ಹೇಳಿ ಹದಿನಾಲ್ಕು ವರ್ಷ ಮುಗೀತ ನೀ ಯಾಕಪ್ಪ ಹೋಗ್ತೀಯೇ ಕೈ ಕೊಂಡು ಬಿಟ್ಟ ನಿನ್ ತಮ್ಮ ಅಂತ ಹೇಳಿದ್ರೆ ಹಾಗಿದ್ರೆ ರಾಜ್ಯವೇ ಬೇಡ ಅಂತ ಮತ್ತೆ ಎಲ್ಲಿ ಬರೋದಿಲ್ಲವೋ ಆ ಭಯಕ್ಕೋಸ್ಕರವಾಗಿ ನಿನ್ನನ್ನು ಬಿಟ್ಟಿದ್ದೇನೆ ಚಂಡಾಳಿ ಎಲ್ಲಾರು ತೊಲಗಿ ಹೋಗು ಕಣ್ಣಿಗೆ ಬೀಳಬೇಡ ಅಂತ ಭರತ ಹೇಳ್ತಾರೆ ಅಷ್ಟು ವೀರಾವೇಶದ ಮಾತುಗಳು ಇದು ಕೈಕೇಯಿ ಮಂಥರೆಯರ ಈ ಜುಗಲ್ಬಂದಿ ಈ ರಾಜ್ಯಾಪಹಾರಕ ತಂತ್ರವನ್ನು ಉಲ್ಟಾ ಮಾಡಿಬಿಡ್ತು ರಾಮಾಯಣ ರಾಮಾಯಣವಾದದ್ದು ಭರತನಿಂದ ರಾಮಾಯಣವನ್ನು ಅಡ್ಡದಾರಿ ಹಿಡಿಸೋದು ಪ್ರಯತ್ನ ಪಟ್ಟವಳು ಮಂಥರೆ ಕೈಕೇಯಿಗಿಂತ ಕ್ರೂರ ಇವಳಿಗೆ ಕೈಕೇಯಿಗೆ ದುಷ್ಟು ಬುದ್ಧಿ ಇಲ್ಲ ಅವಳು ಮುಗ್ಧೆ ಮೂಢಳು ಏನೂ ಗೊತ್ತಿಲ್ಲ ಅವಳ ತಲೆಯನ್ನ ಅವಳಿಗೆ ಎಲ್ಲಿ ದೋಷ ಆರೋಪಣ ಮಾಡಿದರೆ ಬುದ್ಧಿ ಕೆಡುತ್ತದೆಯೋ ಆ ಸವತಿ ಮಾತ್ಸರ್ಯವೆಂಬ ಒಂದು ಹುಳಿಯನ್ನ ತಂದು ಒಳ್ಳೆಯ ಸಂಸಾರವೆಂಬ ಹಾಲಿನಲ್ಲಿ ಹಿಂಡಿ ಅವಳನ್ನೂ ಕೆಡಿಸಿ ತಾನೂ ಕೆಟ್ಟು ರಾಜ್ಯವನ್ನೂ ಕೆಡಿಸಿ ಪ್ರತಿ ಒಂದು ಮನೆಯಲ್ಲಿ ಮಂಥರಿಗೆ ಶಾಪ ಹಾಕುವಂತೆ ಭರತನಿಗೆ ಶಾಪ ಹಾಕುವಂತೆ ರಾಮಭಕ್ತರಿಗೆಲ್ಲ ಹದಿನಾಲ್ಕು ವರ್ಷ ಅತ್ಯಂತ ಸಂಕಟವಾಗುವಂತಹ ಕೆಲಸವನ್ನು ಮಾಡಿದಳಲ್ಲ ಮಂಥರೆ ಅವಳನ್ನು ನಾನು ಹೊಗಳಬೇಕಾ ಆ ಕೈಕೆಯನ್ನು ನಾನು ಹೊಗಳಬೇಕಾ ಅವಳ ಹೆಸರೇ ಹೇಳಬಾರದು ಅಷ್ಟು ಕೋಪ ಬರುತ್ತೆ ನನಗೆ ತಿಳಿಯದೆ ಮಾಡಿದ್ರು ಅಪರಾಧ ಅಪರಾಧವೇ ಗೊತ್ತಿಲ್ಲದೆ ಉರಿಯೋ ದೀಪದಲ್ಲಿ ಕೈ ಇಡ್ತೀರಿ ಸುಡಿಯೋದಿಲ್ವೇ ಅದು ನಮ್ಗೆ ಗೊತ್ತಿರಲಿಲ್ಲ ಸ್ವಾಮಿ ಆದ್ರೆ ದೀಪ ನಮ್ಮನ್ನು ಸುಡಬಹುದೇ ನಿಮ್ಗೆ ಗೊತ್ತಿರಲಿಲ್ಲ ಅಂತ ದೀಪ ಸುಡೋದಿಲ್ವೇ ಅಗ್ನಿ ಸುಡೋದಿಲ್ವೇ ಗೊತ್ತಿಲ್ಲ ಅಂತ ಹಾವು ಕಚ್ಚದೇ ಬಿಡುತ್ತೆ ನಮ್ಗೆ ಅದು ಹಾವಿಂದ ತಿಳಿಲಿಲ್ಲ ಸ್ವಾಮಿ ಕಾಲಿಟ್ಟು ಬಿಟ್ಟೆ ಅಷ್ಟಕ್ಕೆ ಅದು ಕಚ್ಚಿ ಬಿಡುವುದೇ ಇದು ಮೂಢರು ಕೊಡುವಂತಹ ಆರ್ಗ್ಯುಮೆಂಟ್ಸ್ ದಯವಿಟ್ಟು ವಾಲ್ಮೀಕಿ ರಾಮಾಯಣವನ್ನು ಸರಿಯಾದ ಕಣ್ಣಿಂದ ನೋಡಿ ಕುರುಡು ಕಣ್ಣಿಂದ ನೋಡಬೇಡಿ it is impossible to improve Valmiki ಅಷ್ಟು ಸಹಜವಾದ ಚಿತ್ರ ಕೊಟ್ಟಿದ್ದಾರೆ ಇದು ಒಂದು ಅದನ್ನು ಇವತ್ತು ಪ್ರಸಂಗ ವಿವರಿಸುತ್ತೇವೆ ಎರಡನೇ ಅಂಶ <clears throat> ಇಲ್ಲಿ ದೊಡ್ಡ ರಾಜ್ಯಾಂಗದ ಗೊಂದಲ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ನಡೆದು ಹೋಯಿತು ಅದನ್ನು ಒಂದು ದಶರಥ ಅದು ಮಾಡಿದ್ರಿಂದ ಆ ಗೋಜಲು ಅವನನ್ನು ಬಲಿ ತಗೊಂಡು ಹೋಯಿತು ರಾಮನನ್ನು ಕಾಡಿಗೋಡಿಸ್ತು ಓಡಿಸ್ತು ಹೆಂಡತಿಯರೆಲ್ಲ ವಿಧವೇರಾದರು ಹದಿನಾಲ್ಕು ವರ್ಷ ರಾಮನ ಯೌವನದಲ್ಲಿ ಜನ ರಾಜ್ಯಭಾರವನ್ನು ರಾಮರಾಜ್ಯ ಕಾಣಬೇಕು ಅಂತಿದ್ದಂಥ ಆ ಕನಸು ಭಗ್ನವಾಗಿ ಹೋಯಿತು they had to wait for infinite number of years ಆಮೇಲೆಯೂ ರಾಮರಾಜ್ಯ ಕೊನೆ ಕೊನೆಯಲ್ಲಿಯೂ ಸುಖವಾಗದೇ ಇರುವುದಕ್ಕೆ ಇದೆಷ್ಟು ದುರಂತದಲ್ಲಿ ಮುಗಿಯುವುದಕ್ಕೆ I hold Kaikeyi and Manthara responsible ಅದರಿಂದ ಏನಾಯಿತು ದಶರಥ ಮಾಡಿಬಿಟ್ಟ ದೊಡ್ಡ ಗೋಜಲು ರಾಜ್ಯಾಂಗ ಕಾನ್ಸ್ಟಿಟ್ಯೂಷನ್ ರಾಜ್ಯಾಂಗದಲ್ಲಿ ಗೊಂದಲ ಹೇಗೆ ಬರ್ತದೆ ನೀವೆಲ್ಲ ಕೇಳಿದ್ದೀರಿ ನೋಡಿದ್ದೀರಿ ಒಬ್ಬ ಗವರ್ನರ್ ಸಾಹೇಬ ಸಮೀಪ ಕಾಲದಲ್ಲಿ ಬಿಹಾರದಲ್ಲಿ ಗೊಂದಲ ಮಾಡಿದ ಎನ್ ಟಿ ರಾಮರಾಯರು ಬದುಕಿದ ಕಾಲದಲ್ಲಿ ಅಲ್ಲೊಬ್ಬ ಮಾಡಿಟ್ಟ ಆಂಧ್ರದಲ್ಲಿ ಹೆಡ್ ಕೌಂಟ್ ಎಷ್ಟು ಜನ ಅರ್ಥಮೆಟಿಕಲ್ ಡೆಮಾಕ್ರಸಿ ಇದು ಬೆಂಕಿ ಹಾಕಬೇಕು ಇದಕ್ಕೆ this is not our democracy ಗುರುಮೂರ್ತಿಯವರು ಹೇಳ್ತಾರೆ ಪದೇ ಪದೇ ಜನರಿಗೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಅನ್ನೋದು ಬರೀ ಎಲೆಕ್ಷನ್ ಇಂದಲೇ ಬರಬೇಕಂತಿಲ್ಲ ಈ ಪಾರ್ಟಿ ಸಿಸ್ಟಮ್ ನಮ್ಮದಲ್ಲ ಅದಕ್ಕೆ ಬೇರೆ ದಾರಿಗಳಿವೆ relevance of Kautilya for today ಅಂತ ಒಂದು ಇಂಗ್ಲಿಷ್ ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ಆಲ್ಟರ್ನೇಟಿವ್ ಇಂಡಿಯನ್ ಡೆಮೊಕ್ರಾಟಿಕ್ ಸಿಸ್ಟಮ್ ಹೇಗಿರಬಹುದು ಅಂತ ಒಂದು ಚಿತ್ರ ಕೊಟ್ಟಿದ್ದೇನೆ ಅದರ ಮೇಲೆ ಒಂದು ಪುಸ್ತಕ ಬರೀತಾರೆ ಮುಂದೆ ನೋಡಿ ಇದು ನಮ್ಮಲ್ಲಿ ಉಳಿಯುವುದಿಲ್ಲ ಇದು ಹೋಗ್ತಾ ಇದೆಯಲ್ಲ ಎರವಲ್ ತಗೊಂಡಿದ್ದು ಬ್ರಿಟಿಷ್ ಪದ್ಧತಿ ಇದು ಅದರಿಂದ ಇಷ್ಟು ಸಲ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದೀರಿ ಇನ್ನೂ ಮಾಡ್ತೀರಿ ಕಾನ್ಸ್ಟಿಟ್ಯೂಷನ್ ಮುಟ್ಟಿ ಪ್ರಮಾಣ ಮಾಡಿ ಪ್ರತಿಯೊಬ್ಬ M P M L A ಅಧಿಕಾರ ತಗೊಳ್ತಾರೆ ಒಬ್ಬರಿಗೂ ಅದರಲ್ಲಿ ಎಳ್ಳಿನಷ್ಟು ಗೌರವ ಇಲ್ಲ ಮನಸ್ಸಿಗೆ ಬಂದಂತ ಅಮೆಂಡ್ಮೆಂಟ್ ಮಾಡ್ತಾರೆ ಅದನ್ನು ಬೈತಾರೆ ಸುಪ್ರೀಂ ಕೋರ್ಟ್ ಸುತ್ತಿಗೆ ಹೊಡೆದು ನೀವು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ವಿರುದ್ಧವಾಗಿ ಅಮೆಂಡ್ಮೆಂಟ್ ಮಾಡ್ತಾರೆ ಯಾರಿಗೆ ಗೌರವ ಇದೆ ಕಾನ್ಸ್ಟಿಟ್ಯೂಷನ್ ಬಗೆಗೆ ಸ್ವಾತಂತ್ರ್ಯವೇ ಯೋಚನೆ ಮಾಡಿಕೊಳ್ಳಿ ಆ ಇದ್ದುದ್ರಲ್ಲಿಯೂ ಗೌರವ ಇಲ್ಲ ಗೊಂದಲ ಗೊಂದಲ ಗೊಂದಲ ಆಳುಗರೇ ಗೊಂದಲ ಸೃಷ್ಟಿ ಮಾಡಿದರೆ ಸಾಮಾನ್ಯ ಜನ ಏನು ಮಾಡಬೇಕು ಇಲ್ಲಿ ದಶರಥ ಎಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಮಾಡಿದ ರಾಮ ಹುಟ್ಟುವ ಮೊದಲೇ ಕೈಕೇಯಿಯನ್ನು ವಿವಾಹವಾಗುವಾಗಲೇ ಕುಲದ ಪದ್ಧತಿಗೆ ತಿಲಾಂಜಲಿಯನ್ನಿತ್ತು ಒಂದು ವೇಳೆ ಕೈಕೇಯಲ್ಲಿ ಮಗುವಾದರೆ ಇವಳಿಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಕಮಿಟ್ ಮಾಡಿಕೊಂಡ that was the greatest violation of the constitution ಧರ್ಮ ಅಲ್ಲಿಯೇ ಹೋಯಿತು ಈಗ ನೀವು ಹೇಳ್ತಿರಲ್ಲ ಈಗ ಹೇಳುವುದಲ್ಲ ಮಹಾಭಾರತದಲ್ಲಾದದ್ದು ಇದೇ ಗೊಂದಲ ಇದನ್ನ ಬರೆದಿದ್ದೇನೆ ಮಹಾಭಾರತ ಪಾತ್ರ ಪ್ರಪಂಚ ಪುಸ್ತಕದಲ್ಲಿ ಬರೆದಿದ್ದೇನೆ ಏನ್ ಪ್ರಸಂಗ ಒಂದೆರಡು ನಿಮಿಷ ಹೇಳ್ತೇನೆ ರಾಮಾಯಣ ತಗೊಂಡು ಮಹಾಭಾರತಕ್ಕೆ ಹೋಗ್ತಾರಲ್ಲ ಅಂತ ತಿಳ್ಕೋಬೇಡಿ ಎಲ್ಲ ಒಂದೇನೆ ಇದು ಶಂತನು ಚಕ್ರವರ್ತಿಗೆ ಗಂಗೆ ಪತ್ನಿಯಾದಳು ಸಾಂಕೇತಿಕ ಅರ್ಥ ಇರಲಿ ಗಂಗೆಯಲ್ಲಿ ಭೀಷ್ಮನೆಂಬ ಒಂದು ಮಗು ಉಳಿಯಿತು ಉಳಿದದ್ದನ್ನೆಲ್ಲ ನಾನು ನಿನಗೆ ತರ್ಪಣ ಕೊಡ್ತೇನೆ ಅಂತ ನದಿಯಲ್ಲಿ ಹಾಕಿಬಿಟ್ಲು ಅದರ ಕಥೆ ಆದಿಪರ್ವದಲ್ಲಿದೆ ಅದು ಈಗ ಬೇಡ ಇದನ್ನಾರು ಉಳಿಸಿಕೊಡು ಅಂತ ಕೇಳಿದ್ರಿಂದ ನಾನು ನಿಮಗೆ ಕೊಟ್ಟ ಮಾತು ಮುಗಿದೋಯ್ತು ನನಗೆ ನಿಮಗೆ ಗುಡ್ ಬೈ ಅಲಯನ್ಸ್ ಮುರಿಯಿತು ಅಂತ ಹೊರಟೋದ್ಲವಳು ಗಂಗೆ ಈ ಮಗುವನ್ನು ಎಲ್ಲಿ ಬಿಟ್ನೋ ಏನು ಕಥೆಯೋ ಶಂತನು ಚಕ್ರವರ್ತಿಗೆ ತನ್ನ ಚೊಚ್ಚಲ ಮಗು ಅವನು ಹೇಗೆ ಬೆಳೆಸ್ತಾ ಗೊತ್ತಿಲ್ಲ ಗ್ಯಾಪ್ ಇದೆ ಕಥೆಯಲ್ಲಿ ಇವನು ಮೂವತ್ತಾರು ವರ್ಷ ಕಾಲ ಬೃಹಸ್ಪತ್ಯಾಚಾರದಲ್ಲಿ ಶುಕ್ರಾಚಾರ್ಯದಲ್ಲಿ ಅನೇಕ ನೀತಿಗಳನ್ನು ಕಲಿತುಕೊಂಡು ಉದ್ದಾಮ ರಾಜಕೀಯ ಪಂಡಿತನಾಗಿ ಪರಶುರಾಮರಲ್ಲಿಯೇ ಧನುರ್ವಿದ್ಯೆಯನ್ನು ಕಲಿತು ಬ್ರಾಹ್ಮಣರಿಗೆ ಬಿಟ್ಟರೆ ಹೇಳಿಕೊಡುವುದಿಲ್ಲ ಅಂತಿದ್ದವರು ಇವನಿಗೆ ಹೇಳಿಕೊಡುವಂತಹ ಕಾರಣ ಬಂತು ಹೇಳಿದರು ಭೀಷ್ಮ ಹಸ್ತಿನಾವತಿಗೆ ಮರಳುವ ಹೊತ್ತಿಗೆ ಅವನಿಗೆ ಮೂವತ್ತಾರು ವರ್ಷ ವಯಸ್ಸಾಗಿತ್ತು thirty six years he spent in education never worried about the kingdom ಅಪ್ಪ ಬದುಕಿದ್ದ ಇವನಿಗೆ ಮಗನಿಗೆ ಮೂವತ್ತಾರು ವರ್ಷ ಅಪ್ಪನಿಗೆ ಎಷ್ಟು ವರ್ಷ ಆಗಿರ್ಬೋದು ನೋಡ್ಕೊಳ್ಳಿ ಅವನು ಮತ್ಸ್ಯಗಂಧಿಯನ್ನು ನೋಡಿ ಮೋಹಿಸಿ ಆ ಮತ್ಸ್ಯಗಂಧಿಯ ತಂದೆ ಇಲ್ಲಿ ಅಶ್ವಪತಿ ಕೇಳಿದ ಕೇಳಿದ ಇವಳು ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯ ಕಟ್ಟುವುದಾದ್ರೆ ರಾಜ್ಯವನ್ನು ಕೊಡ್ತೇನೆ ಆದರೆ ಭೀಷ್ಮ ಅಂತ ಒಂದು ಅಡಚಣೆ ಇದೆ ಅನ್ನೋ ಅರ್ಥದಲ್ಲಿ ಜಜ್ಜಿಟ್ಟ ಆದರೆ ದಶರಥನಿಗಿಂತ ವಾಸೀಶಂತನು ಬಂದು ಮಗನನ್ನು ಕೇಳಲಿಲ್ಲ ನಾ ಮದುವೆ ಮಾಡ್ಕೋಬೇಕು ಅಂತಿದ್ದೇನೆ ಆ ಪೀಠಕ್ಕೆ ಬರೋದಿಲ್ಲ ಅಂತ ನೀನು ಬರಕೊಡು ಪ್ರಮಾಣ ಮಾಡಿ ಕೊಡು ಭಾಷೆ ಕೊಡು ಅಂತ ಕೇಳಲಿಲ್ಲ ಧರ್ಮಾತ್ಮ ಅವನು ಯಾಕೋ ಅಪ್ಪ ತಲೆರೋ ಅಂತಾನೆ ಬೇಟೆಗೆ ಹೋಗ್ತಾನೆ ಬರ್ತಾನೆ ಆ ರಾಜ್ಯ ಕಾರ್ಯದಲ್ಲಿ ಇವನಿಗೆ ಆಸಕ್ತಿ ಇಲ್ಲ ಏನಾಗಿದೆ ಅಂತ ಬೇಟೆಗೆ ಜೊತೆಗೆ ಹೋಗಿದ್ದವ್ರನ್ನೆಲ್ಲ ಕೇಳಿ ವಿಚಾರ ತಿಳ್ಕೊಂಡು ಒಳಗೊಳಗೆ ಭೀಷ್ಮ ತಾನೇ ಹೋಗಿ he created a constitution crisis ಮತ್ಸ್ಯರಾಜನನ್ನು ಕಂಡು ಏನಪ್ಪ ಇವಳನ್ನ ನಮ್ಮ ತಂದೆ ಕೊಟ್ಟು ಮದುವೆ ಮಾಡ್ತೀಯ ತಂದೆ ವಿಷಯದಲ್ಲಿ ಪ್ರೀತಿ ಮಗ ಅಪ್ಪನಿಗೆ ಮದುವೆ ಮಾಡಿಸ್ತಾನೆ ಅಂದ್ರೆ ಶಾಬಾಸ್ ಅಂತೀರ ಚೀ ಅಂತೀರ ಇದು ನಿಮಗೆ ಗೊಂದಲ ಗೊಂದಲ ಅಂತ ಇಟ್ಬಿಟ್ಟಿದ್ದೇನೆ ನೀವೇ ಪರಿಹಾರ ಮಾಡಿ ಅಂತ ಕೇಳಿ ನಾ ಹೇಳಿಬಿಟ್ಟಿದ್ದೇನೆ ಭೀಷ್ಮ ಮಾಡಿದ್ದು ತಪ್ಪು ಹಾಗಿದ್ರೆ ನಾನು ರಾಜ್ಯವನ್ನೇ ಏರುವುದಿಲ್ಲ ಪಟ್ಟಕ್ಕೆ ಬರೋದಿಲ್ಲ ಮದುವೆ ಆಗೋದಿಲ್ಲ ಹೀಗೆಲ್ಲ ಭಯಂಕರ ಪ್ರತಿಜ್ಞೆಗಳನ್ನು ಮಾಡಿ ದೇವರಾತನೆಂಬ ಹೆಸರನ್ನ ಇಟ್ಟುಕೊಂಡಿದ್ದವನು ಈ ಭಯಂಕರ ಪ್ರತಿಜ್ಞೆಯ ಸಲುವಾಗಿ ಭೀಷ್ಮ ಅಂತ ಅನ್ನಿಸಿಕೊಂಡಲ್ಲ ಇದು ತಪ್ಪೆ ತಂದೆಗೋಸ್ಕರ ತ್ಯಾಗ ಮಾಡಿದನಲ್ಲ ಇದನ್ನೇ ಹರಿಕಥೆ ದಾಸರು ಮಹಾಭಾರತ ಕಥೆಯನ್ನು ಸಾಮಾನ್ಯವಾಗಿ ಹೇಳೋರು ಒತ್ತು ಕೊಟ್ಟು ಕೊಟ್ಟು ಭೀಷ್ಮಂದು ಬಹಳ ದೊಡ್ಡ ತ್ಯಾಗ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ ಹಾಗೆ ಅವಳ ಅಪ್ಪಲ್ದ ರಾಜ್ಯ ನೋಡಿ ಇದು ಅಲ್ಲದೆ ಬಿಟ್ಟು ಹೋದರು ಮೈಸೂರಲ್ಲಿ ವಿರಾಟ್ ಪರ್ವ ಸಭಾ ಇದು ಉದ್ಯೋಗ ಪರ್ವ ಪ್ರವಚನದಲ್ಲಿ ಮಹಾಭಾರತ ರಾಜಕೀಯ ಇವತ್ತಿನ ರಾಜಕೀಯ ಪೂರ್ಣ ಹೋಲಿಸಿ ಜನ್ಮ ಜಾಲಾಡಿ ಪ್ರವಚನ ಮಾಡಿದ್ದೇನೆ ಅದು ಎಲ್ಲ ಸೀಡಿಗಳಾಗಿವೆ ಟೇಬಲ್ಗಳಾಗಿವೆ ಮೈಸೂರಿನಲ್ಲಿ ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ ಅದು ಭೀಷ್ಮ ಎಷ್ಟು ದೊಡ್ಡ ತಪ್ಪು ಮಾಡಿದ ರಾಜ್ಯಾಂಗಬದ್ಧವಾಗಿ ತಾನು ಏರಿ ಕೋರಬೇಕಾಗಿದ್ದ ಸಿಂಹಾಸನವನ್ನು ಅವನು ಬಿಟ್ಟದ್ದು ಇದನ್ನು ತ್ಯಾಗ ಅಂತೀರಾ ಕರ್ತವ್ಯ ತ್ಯಾಗ ಅಂತೀರಾ ಇದು ಭೋಗ ತ್ಯಾಗವೇ ಕರ್ತವ್ಯ ತ್ಯಾಗವೇ ಸಿಂಹಾಸನವೆಂಬುದು ಭೋಗ ಸ್ಥಾನವೇ ಇದು ಕರ್ತವ್ಯ ನಿರ್ವಹಣಾ ಸ್ಥಾನವೇ ನೀವೆಲ್ಲರೂ ಪ್ರವಚನ ಕೇಳಿ ಸಂತೋಷ ಕೊನೆಯ ದಿವಸ ದಯವಿಟ್ಟು ಹಾಗೆ ಮಾಡೋಕೆ ಹೋಗಬೇಡಿ ಕೊನೆಯ ಪ್ರವಚನಕ್ಕೆ ಬಂದವರು ನೀವೆಲ್ಲ ಒಕ್ಕೊರಲಿಂದ ಆಚಾರ್ಯರೇ ನಿಮ್ಮ ಪ್ರವಚನ ಕೇಳಿ ತುಂಬಾ ಸಂತೋಷವಾಗಿದೆ ನಮಗೊಂದು ವಾಗ್ದಾನವನ್ನು ಮಾಡಬೇಕು ಏನು ವಾಗ್ದಾನ ಮಾಡಬೇಕು ಇನ್ನು ಮುಂದೆ ಪ್ರವಚನ ಮಾಡೋದಿಲ್ಲ ಅಂತ ವಾಗ್ದಾನ ಮಾಡಬೇಕು ನೀವು ಕೇಳಬಹುದೇ ಇದನ್ನ ನಾನು ಕೊಡಬಹುದೇ ನೀವು ಹೇಳ್ಬೋದು ನಿಮ್ಗೆ ಗಂಟಲು ತೊಂದರೆ ಆಗುತ್ತೆ ನಿಮ್ಗೆ ಆರೋಗ್ಯ ವೃದ್ಧಿ ಆಗಲಿ ನೀವಿನ್ನು ಹತ್ತು ಕಾಲ ಇರಬೇಕು ಅನ್ನೋ ದೃಷ್ಟಿಯಿಂದ ಉಪಕಾರ ಆಗಲಿ ನಾವು ಈಗ ವರ ಕೇಳಿದೆವು ಅದಕ್ಕೆ ಮೊದಲು ಕಮಿಟ್ಮೆಂಟು ಏನು ಕೇಳಿದ್ರು ಕೊಡ್ತೇನೆ ನಾನು ಬಾಯಿಲಿ ಹೇಳಿಸಿ ಆಮೇಲೆ ಈಗ ನೀವು ಕೇಳಿದರೆ ನಾ ಕೊಡಬೇಕೇ ಬಿಡಬೇಕೇ ನೀವು ಕೇಳಿದ್ದು ಧರ್ಮ ವಿರುದ್ಧವಾದಂತಹ ವರ ಅದನ್ನು ಕೊಡುವುದಕ್ಕೆ ನಾನು ಅಲ್ಲ ನೀನು ಅಲ್ಲ ಶಿವಮೊಗ್ಗ ಇಲ್ಲಿ ಒಬ್ಬರು ಬಹಳ ದೊಡ್ಡ ವಕೀಲರು ಮಹಿಷಿ ವಕೀಲರು ಅಂತಿದ್ರು ಮಹಿಷಿ ಅಂದ್ರೆ ಒಂದು ಗ್ರಾಮ ಶಿವಮೊಗ್ಗ ಹತ್ರ ಒಂದು ಹಳ್ಳಿ ಅವರು ತರ್ಕಶಾಸ್ತ್ರವನ್ನು ಓದಿದ್ದವರು ಒಳ್ಳೆ ಸಂಸ್ಕೃತ ಪಂಡಿತರು ಕೇಳಿದ್ರು ಅವ್ರ ಬಗೆಗೆ ಮಹಿಷಿ ವಕೀಲರು ಫೇರ್ ಟಾಲ್ ಸ್ಲಿಮ್ ಜೆಂಟಲ್ಮನ್ ಅನೇಕ ವರ್ಷಗಳ ಹಿಂದೆ ನಾನು ಇನ್ನು ಸರ್ವೀಸಲ್ಲಿದ್ದಾಗ ಇಲ್ಲಿ ಭಗವದ್ಗೀತಾ ಪ್ರವಚನಕ್ಕೆ ಅಂತ ನನ್ನ ಕರೆಸಿದರು ಅದು ನಡೆದಿದ್ದ ರಾಯರ ಮಠದಲ್ಲಿ ರಾಯರ ಮಠದಲ್ಲಿ ಅಷ್ಟು ಜನರನ್ನು ನೋಡಿರಲಿಲ್ಲ ಬರೀ ಪಂಚಾಮೃತ ಹೈಗ್ರೀವ ಅದು ಇದು ಉತ್ಸವಕ್ಕೆ ಬರ್ತಾ ಇದ್ದಾರ ಪ್ರದಕ್ಷಿಣೆ ಮಾಡಿ ಗಂಟೆ ಬಡಿತಿದ್ರು ನಾನೆಲ್ಲ ಕಂಡೀಷನ್ ಆಗಿ ಗಂಟೆ ಗಂಟೆ ಬಡಿಬಾರ್ದು ಎಲ್ಲ ಕಟ್ಬಿಡ್ಬೇಕು ನಿಶ್ಶಬ್ದವಾಗಿದ್ರು ಬರ್ತೇನೆ ಅಂತ ಹೇಳಿ ಹೊರಗಡೆ ಎಲ್ಲ ಜನ ನಿಂತರು ಮಾಡಿದ್ರು ಅದು ಟೇಪ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಅದರ ಕೊನೆ ದಿವಸ ಆ ವಕೀಲರು ಒಂದು ಮಾತಾಡಿದ್ರು ಅವರಿಗೆ ಸ್ಮರಣೆಗೆ ಬರುತ್ತೆ ಇಂಥದ್ದು ಮರೆಯೋದಿಲ್ಲ ಆಟೋಬಯೋಗ್ರಫಿ ಬರೀರಿ ನಿಂತು ಕೂತಿದ್ದಾರೆ ಅವರು ಪಡಿಯಾರವರು ಅವರು ಪ್ರಿಂಟ್ ಮಾಡ್ತಾರಂತೆ ಅದನ್ನ ಅದು ಬರಿಬೇಕು ಅಷ್ಟು ದೊಡ್ಡವನಲ್ಲ ನಾನು ಅದು ಅನುಭವ ಜ್ಞಾಪಕ ಬರುತ್ತೆ ಅವ್ರು ಹೇಳಿದ್ರು ನಾನು ಜಡ್ಜಿ ಆಗ್ಬೋದಾಗಿತ್ತು ಆದರೆ ಜಡ್ಜಿ ಆಗಿಲ್ಲ I prefer to be a lawyer ಆದರೆ ಇವತ್ತು ಜಡ್ಜಿ ಸ್ಥಾನದಲ್ಲಿ ಮಾತನಾಡ್ತಾ ಇದ್ದೇನೆ ನಾನು ಆಚಾರ್ಯರಿಗೆ ಕಠಿಣ ಶಿಕ್ಷೆ ವಿಧಿಸ್ತಾ ಇದ್ದೇನೆ ನಡುಗಿ ಹೋದೆ ಏನಪ್ಪ ಅವರ ಪ್ರತಿ ವರ್ಷ ಹೀಗೆ ಬಂದವರು ಪ್ರವಚನ ಮಾಡ್ತಾ ಇರಬೇಕು ಇದೇ ಕಠಿಣ ಶಿಕ್ಷೆ ಅಂತ ಅವ್ರು ಹೇಳಿದ್ರು ಬಹಳ ಸಂತೋಷ ಈ ಶಿಕ್ಷೆ ಬೇಕಾದ್ರು ಕೊಡಿ ಇದು ಕಾನ್ಸ್ಟಿಟ್ಯೂಷನಲ್ ನೀವು ಪ್ರವಚನ ಮಾಡಬಾರದು ಮಾತು ಕೊಡಿ ಇದು ಅನ್ಕಾನ್ಸ್ಟಿಟ್ಯೂಷನ್ ಕೇಳಬಾರದು ನಾವು ಕೊಡಬಾರದು ಭೀಷ್ಮ ಏನ್ ಮಾಡಿದ ತಂದೆಯ ಮದುವೆ ಆಗಬೇಕು ಅವನು ಆಗಬೇಕು ಅನ್ನೋ ಸಲುವಾಗಿ ಹೇ ಅಬ್ಡಿಕೇಟೆಡ್ ದಿ ಥ್ರೋನ್ ಇಂಗ್ಲಿಷಲ್ಲಿ ಹೀಗೆ ಹೇಳಿದ್ರೆ ನಿಮ್ಮ ಮನಸ್ಸು ನಾಟುತ್ತೆ ನೋಡಿ ಕರ್ತವ್ಯ ತ್ಯಾಗ ಮಾಡಿದ ಅಬ್ಡಿಕೇಶನ್ ಮಾಡಿದ ಅಧಿಕಾರವನ್ನು ಬಿಟ್ಟ ಕರ್ತವ್ಯ ಲೋಪವಾಯಿತು that created all the problems of Mahabharata ಅವಳು ಯೋಜನೆಗಂಧಿ ಹೋದಳು ಮತ್ಸ್ಯಗಂಧಿ ಹೆಸರು ಹೋಯಿತು ಸತ್ಯವತಿ ಆದ್ಲು ಮತ್ತೊಂದಾದ್ಲು ಶಂತನದಲ್ಲಿ ಮಕ್ಕಳಾಯಿತು ಒಬ್ಬ ಬೇಟೆಯಲ್ಲಿ ಸತ್ತ ಇನ್ನೊಬ್ಬ ರೋಗದಲ್ಲಿ ಸತ್ತ ಆಗ ಕೇಳ್ತಾಳೆ ಏ ಮಗು ನಿನ್ನ ಕೈಯಲ್ಲಿ ನಮ್ಮ ತಂದೆ ಮಾತು ತಗೊಂಡಿದ್ದು ನಿಜಪ್ಪ ಆದರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಇದೆ I shall waive it off ನೀನೇ ದೊರೆಯಾಗು ಏ ಆಗೋದಿಲ್ಲ ಮಾತು ಕೊಟ್ಟಿದ್ದೇನೆ ಹೆಂಡತಿಗೆ ಮಾತು ಕೊಟ್ಟಿದ್ದೇನೆ ರಾಮನ ಕಾರ್ಡ್ ಪಾಲ್ ಮಾಡಲೇಬೇಕು ದಶರಥ ಮಂಡು ಹಿಡಿದಂತೆ ಅಧಿಕಾರಕ್ಕೆ ಬರೋದಿಲ್ಲ ಅಂದ ಆದರೆ ಹಿಪೋಕ್ರಸಿ ಅಧಿಕಾರವನ್ನು ಚಲಾಯಿಸಿಲ್ಲ ಭೀಮ ಅಧಿಕಾರ ಬಿಟ್ಟನೆ ಭೀಷ್ಮ ಅಂಬೆ ಏನು ಮಕ್ಕಳು ಹುಟ್ಟಿದ್ರು ಒಂದು ಕುರುಣ ಹುಟ್ಟಿತು ಒಂದು ತೊನ್ನು ರೋಗದಿಂದ ಹುಟ್ಟಿತು ಪಾಂಡು ಅವರ ವಯಸ್ಸು ಬರುವ ತನಕ ಭೀಷ್ಮ ಕಡಲೆಕಾಯಿ ತಿಂತಿದ್ನೆ ಪರಿಶೀಲನೆ ಕೂತು ಅವನೇ ರಾಜ್ಯವನ್ನು ಆಳ್ತಾ ಇದ್ದ ರಾಜ್ಯ ಆಳೋದಿಲ್ಲ ಅಂದ ಆಮೇಲೆ ಆಳಿದ ಒಂದು ಮದುವೆ ಏನಾಗಿತ್ತು ಬೇಡ ತಾನೇ ಪಟ್ಟಾಭಿಷೇಕ ಮಾಡ್ಕೊಂಡು ಸಿಂಹಾಸನ ಏನಾಗಿತ್ತು ಹಿಪೋಕ್ರಸಿ ರ್ಯಾಂಕ್ ಹಿಪೋಕ್ರಸಿ ಒಬ್ರು ಕೇಳಿದ್ರು ಭೀಷ್ಮನ ನಿಮ್ಮಂತ ಬೈಯೋರನ್ನ ಕಂಡಿಲ್ಲ ಇನ್ಮೇಲೆ ಕಾಣ್ತೀರಿ ಯಾಕೆ ಇವರು ಮಾಡಿದ ತಪ್ಪನ್ನೇ ಮಹಾತ್ಮ ಗಾಂಧಿ ಮಾಡಿದರು ದೇಶ ವಿಭಜನೆ ಮಾಡಿದರು ಭೀಷ್ಮ ಮಾಡಿದ್ದು ಒಂದೊಂದು ಅನರ್ಥ ಮಹಾಭಾರತದಲ್ಲಿ ರಾಜ್ಯ ಪೂರ್ತಿ ರಾಜ್ಯಕ್ಕೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ದವನು ಅರಗಿನ ಮನೆ ಬೆಂಕಿಯಿಂದ ಪಾರಾಗಿ ಬಂದ ಮೇಲೆ ಅದನ್ನು ಹರಿದು ಚೂರು ಮಾಡಿ ಕಾಡನ್ನು ಇವನಿಗೆ ಕಾಂಡವ ಪ್ರಸ್ಥವನ್ನು ಕೊಟ್ಟು ದುರ್ಯೋಧನ ರಾಜ್ಯ ಕೊಟ್ಟಲ್ಲ ವಾಟ್ ಬೇಸಿಸ್ ಅದರೇ ಧರ್ಮ ಇತ್ತು ಇದು ಬರೀ ತಪ್ಪು ಹಾಗೆ ಇಲ್ಲಿ ದಶರಥ ಮೊದಲು ಆ ಕೈಕೇಯಿಯ ತಂದೆಗೆ ಮಾತು ಕೊಟ್ಟಿದ್ದೇ ತಪ್ಪು ನೋಡಿ ಅವಳನ್ನು ಸುಖವಾಗಿಟ್ಕೊಳ್ತೀರಿಯಾ ಮಾಡ್ತೀರಾ ಮತ್ತೊಂದು ವಿಷಯ ನೀವು ಕೇಳೋದಕ್ಕೆ ಹೊರತು ನಮ್ಮ ಅಯೋಧ್ಯೆಯ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು ಕಾನ್ಸ್ಟಿಟ್ಯೂಷನ್ ಕೀಪರ್ಸ್ ಇದ್ದಾರೆ ವಸಿಷ್ಠ ಇದ್ದಾರೆ ವಾಮದೇವರಿದ್ದಾರೆ ಸುಮಂತ್ರ ಇದ್ದಾರೆ ಅವರೆಲ್ಲರಿಗೆ ಸಂಬಂಧಪಟ್ಟ ವಿಷಯ ಅದು ನಾನೊಬ್ಬನೇ ದುಡುಕಿ ಒಂದು ನಿರ್ಣಯ ಕೈಗೊಳ್ಳೋ ಹಾಗಿಲ್ಲ ಅಥವಾ ಈ ಕೈ ಕೈ ನೀವು ಕೊಡದೆ ಅಂದರೆ ಬೇಡವೇ ಬೇಡ ಅಂತ ಹೇಳುವಷ್ಟು ಇಂದ್ರಿಯ ನಿಗ್ರಹ ಇದ್ದವನಲ್ಲ ದಶರಥ ಕೃತ್ಸಂ ಇಂದ್ರಯ ಇಂದ್ರಿಯ ವಿಜಯ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಎರಡನೇ ಮೂರನೇ ಸಾಲಲ್ಲಿ ಹೇಳ್ತಾನೆ ಈ ಇಡೀ ಗ್ರಂಥ ಏನು ಹೇಳೋ ಹೊರಟಿದ್ದೇನೆ ಅಂದ್ರೆ ಆಳುವವರಿಗೆ ಇಂದ್ರಿಯ ನಿಗ್ರಹ ಇರಬೇಕು ಅಂತ ಹೇಳೋ ಹೊರಟಿದ್ದೇನೆ ನಮಗೆ ನಿಮಗೆ ಇರುವುದಕ್ಕಿಂತ ಆಳುವರಿಗೆ ಸಂಯಮ ಎಂಬುದು ಮನಸ್ಸು ಅತ್ಲಾಗಿತ್ಲಾಗಿ ಹೋಗದಂತೆ ಧರ್ಮದ ಬಂಧದಲ್ಲಿರಬೇಕು ಈ ದೇಶಕ್ಕೊಬ್ಬರು ಎಮರ್ಜೆನ್ಸಿ ಹೇಳಿದರು ಎಮರ್ಜೆನ್ಸಿ ಅಂದ್ರೆ ಯಮನಿಗೆ ಅರ್ಜೆನ್ಸಿ ಅಂತ ಆ ಅರ್ಜೆನ್ಸಿ ಹೇಳಿದವರು ಮನಸ್ಸು ಹೇಗೆ ವಿಕಾರದಲ್ಲಿತ್ತು ನೆಹರು ಆದ ನಂತರ ನಾಲ್ಕು ಜನ ಪುಡಾರಿಗಳು ನಮ್ಮ ಕರ್ನಾಟಕದವರೊಬ್ಬರಿದ್ರು ಅದರಲ್ಲಿ ಆಂಧ್ರದವರೊಬ್ಬರಿದ್ರು ಬಂಗಾಳದವರೊಬ್ಬರಿದ್ರು ಬೊಂಬಾಯಿನವರೊಬ್ಬರಿದ್ರು ನಾಲ್ಕು ಜನ ಸಿಂಡಿಕೇಟ್ ಅಂತ ಹೆಸರು ಎಕ್ಸ್ಪೀರಿಯನ್ಸ್ ಸೀಸನ್ಡ್ ಪಾಲಿಟಿಷಿಯನ್ಸ್ ಅವರ ಎಮರ್ಜೆನ್ಸಿ ಹೇರಿದವರನ್ನು ಕೈಗೊಂಬೆ ಮಾಡ್ಕೊಬೇಕು ನಡೆಸಬೇಕು ರಾಜ್ಯ ಅಂತ ಮಾಡಿದ್ರು ಆಕೆಗೆ ಭಯ ಉಂಟಾಯಿತು ಅಹಂಕಾರ ತಲೆಗೇರಿತು ಹೇ ನಾನು ಹೆರು ಮಗಳಾಗಿದ್ದೇನೆ ಆದ್ರಿಂದ ರಾಜ್ಯ ನನಗೆ ಸೇರಬೇಕು ಇವ್ರು ಯಾರು ಬರುವುದಕ್ಕೆ ಅಂತ ಅವರನ್ನ ತಳ್ಳಿ ಪಕ್ಷವನ್ನು ಒಡೆದು ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಹೇಳಿದ್ರು ಇವತ್ತು ನೀವು ನಾವು ಭ್ರಷ್ಟರು ಮರೆತಿದ್ದೇವೆ ಆ ಪಕ್ಷ ಮಾಡಿದ ಅನ್ಯಾಯಗಳು ಒಂದಲ್ಲ ಎರಡಲ್ಲ ನಲವತ್ತೇಳನೇ ಇಸ್ವಿಯಿಂದ ಎಮರ್ಜೆನ್ಸಿಯಲ್ಲಿ ಎಷ್ಟು ಜನ ನಿರ್ವರಾಧಿ ಹುಡುಗರನ್ನು ಕೊಂದರು ಕೇರಳದಲ್ಲಿ ಎಷ್ಟು ಜನ ಸತ್ರು ಜಯಪ್ರಕಾಶ್ ನಾರಾಯಣ ಇನ್ನು ಬದುಕಿದ್ದಾಗಲೇ ಕಾಂಡೋಲೆನ್ಸ್ ಓದಿಬಿಟ್ರು ಪಾರ್ಲಿಮೆಂಟ್ ಅಲ್ಲಿ ಜನ ಮರೆತು ಬಿಡ್ತಾರೆ ಇದನ್ನು ಅನ್ಯಾಯಗಳು ಒಂದಲ್ಲ ಎರಡಲ್ಲ ಯಾತಕ್ಕಾಯ್ತು she was condition by extreme fear ಭಯ ನನಗೆಲ್ಲಿ ಅಧಿಕಾರ ಹೋಗ್ಬಿಡುತ್ತೋ ಎಲ್ಲಿ ಹೋಗ್ಬಿಡುತ್ತೋ ಭಯವೆಂಬುದು ಇಂದ್ರಿಯಗಳನ್ನ ವಿಕಾರ ಮಾಡುವಂತಹ ಒಂದು ಏಜೆನ್ಸಿ ಈ ಇಡೀ ಜೀವನವನ್ನು ಭಯದಿಂದ ಕಳೆದು ದುಷ್ಟ ದುಷ್ಟರಾಜ್ಯವನ್ನ ಆಳುವುದಕ್ಕಾಗದೆ ಸತ್ತವರಲ್ಲಿ ಕಂಸ ಮೊದಲನೇವನು ರಾವಣ ಎರಡನೇವನು ರಷ್ಯಾದ ಆಡಳಿತಗಾರರು ಕಮ್ಯುನಿಸ್ಟರು ಅವರಿಗೆ ಗೊತ್ತು ನಮ್ಮದು ಪೊಳ್ಳು ಸಿದ್ಧಾಂತ ಇದು ನಿಲ್ಲುವುದಿಲ್ಲ ಯಾವತ್ತೋ ಜನ ತಿರುಗಿ ಬೀಳ್ತಾರೆ ಅಂತ ಆಗದೇ ಇದ್ದವರಿಗೆಲ್ಲ ರಿಯಾಕ್ಷನರಿ ರಿಯಾಕ್ಷನರಿ ರಿಯಾಕ್ಷನರಿ ಈ ಮುದ್ರೆ ಹಾಕಿ ಹಾಕಿ ಕೊನೆಗೂ ರಿಯಾಕ್ಷನರೀಸ್ ರಷ್ಯಾ ದೇಶದ ಆಡಳಿತ ಧಡಂ ಬಂದು ಹೋಯಿತು ವಿಶ್ವದ ಎರಡು ಬಹಳ ದೊಡ್ಡ ಮತಗಳು Christianity and Islam they are condition by internal fear ನಾವು ಹೇಳುವುದು ಸುಳ್ಳು ಧರ್ಮ ಸುಳ್ಳು ಮತ ಇದು ನಿಲ್ಲೋದಿಲ್ಲ ಅನ್ನೋ ಭಯದಿಂದ ದೇ ಸಸ್ಪೆಕ್ಟ್ ಹೇಟರ್ಸ್ ಎವ್ರಿವೇರ್ ಈ ಭಯದಿಂದ ಬಂದು ಏನು ಸುಡುವುದು ಇನ್ಕ್ವಿಸಿಷನ್ ಮಾಡುವುದು ತೋಳು ಕತ್ತರಿಸುವುದು ಕೈ ಕತ್ತರಿಸುವುದು ಕಲ್ಲು ಹೊಡೆಯುವುದು ಅತ್ಯಂತ ಕ್ರೂರ ಪದ್ಧತಿಗಳು ಅವರಲ್ಲಿ ಯಾತಕ್ಕೆ ಬಂದಿವೆ ಅಂದರೆ the founders of those religions were extremely feeble minded people who could not control their inner fear ಧರ್ಮದಲ್ಲಿ ನಂಬಿಕೆ ಇಲ್ಲ ಮತ ಬೇರೆ ಧರ್ಮ ಬೇರೆ ಇದನ್ನೆಲ್ಲ ನಾ ಪುಸ್ತಕದಲ್ಲಿ ಬರೆದಿದ್ದೇನೆ ಇವತ್ತು ನಾನು ಬರೆದಿದ್ದ ಇಂಗ್ಲಿಷ್ ಪುಸ್ತಕ ಎಲ್ಲ ಬಂದಿದೆ ಫಂಡಮೆಂಟಲಿಸಮ್ ವರ್ಸಸ್ ಹಿಂದೂಯಿಸಮ್ ಆ ಪುಸ್ತಕ ಓದಿ ನೋಡಿ ಸೆಮೆಟಿಕ್ ಚಾಲೆಂಜಸ್ ಓದಿ ನೋಡಿ ಅರವಿಂದೋ ಸೆಕ್ಯುಲರಿಸ್ಟ್ ಆರ್ ನ್ಯಾಷನಲಿಸ್ಟ್ ಪುಸ್ತಕವನ್ನು ಓದಿ ನೋಡಿ ಇನ್ನೂ ಅನೇಕ ಗ್ರಂಥ Hindu society and the dynamics of spiritual revolution book under print Hindu ಸಮಾಜ ಮತ್ತು ಆಧ್ಯಾತ್ಮೀಕರಣ ಕನ್ನಡದ ಪುಸ್ತಕ ಇದು ಓರಿಯಂಟ್ ಜನರಿಗೆ ಸರಿಯಾದ ತಿಳುವಳಿಕೆ ರಾಮಾಯಣ ಮಹಾಭಾರತ ಇಟ್ಕೊಂಡು ಕೊಡಬೇಕು ದಶರಥನಂತಹ ಚಕ್ರವರ್ತಿ ಒಂದು ಕ್ಷಣದ ಪತ್ನಿಯ ಸುಖಕ್ಕೋಸ್ಕರವಾಗಿ ರಾಜ್ಯಾಂಗವನ್ನೇ ಅಡವಿಟ್ಟ ಮಾಡ್ತೀರಾ ಎಲ್ಲರೂ ಮಾಡ್ತೀರಾ ಇದನ್ನ ಒಂದು ಮಠ ಸ್ವಾಮಿಗಳು ಮಠದ ದೇವರ ಮೂರ್ತಿಯನ್ನ ಒಂದು ಕಡೆ ಅಡವಿಡ್ತಾರೆ ಯಾತಕ್ಕೆ ಮಠದ ಕಸ ಗುಡಿಸೋದು ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಮೂರ್ತಿಯನ್ನೇ ಅಡವಿಟ್ಟು ಮಾಡ್ತೀರಾ ಹೇಗೆ ಸರಿಯೇ ಇದು ಸಂಸ್ಕೃತದಲ್ಲಿ ಕಥಾ ಸಾಗರದಲ್ಲಿ ಒಂದು ಕಥೆ ಇದೆ ಒಂದು ದೇವಸ್ಥಾನ ರಥೋತ್ಸವ ಮಾಡಬೇಕು ಅಂತ ನೋಡಿದ್ರು ಊರೆಲ್ಲ ಕಮಿಟಿ ಸೇರಿಸಿ ದುಡ್ಡು ಹೇಳಲಿಲ್ಲ ಅದಕ್ಕೆ ಏನ್ ಮಾಡುವುದು ಏನ್ ಮಾಡುವುದು ನಿಮ್ಮ ಅಭಿಪ್ರಾಯ ಅಂದ್ರೆ ಹೇಳಿದ್ರು ಒಬ್ಬ ತುಂಟು ಹುಡುಗ ಹೇಳಿದ ಈ ದೇವತಾ ವಿಗ್ರಹವನ್ನು ಮಾರಿದ್ರೆ ದುಡ್ಡು ಬರ್ತದೆ ವಿಗ್ರಹ ಚೋರರಿಗೆ ಮಾರಿದ್ರೆ ಅವರಿಗೆ ಬಹಳ ದುಡ್ಡು ಬರ್ತದೆ ಆ ಆಗ್ಬೋದು ಅಲ್ಲಿ ಮಾರಿದ್ರು ಉತ್ಸವ ಯಾರಿಗೆ ಅದೇ ಮರೆತು ಹೋಯ್ತು ಅವರಿಗೆ ಒಂದು ಹುಡುಗಿಗೆ ಮದುವೆ ಆಗಬೇಕು ದುಡ್ಡು ಖರ್ಚಿಲ್ಲ ಸರಿ ಇವಳನ್ನು ಬಾಟಿಕೆಗೆ ಮಾರಿದ್ರೆ ಬಹಳಷ್ಟು ದುಡ್ಡು ಬರುತ್ತೆ ಅಂತ ಅವಳನ್ನು ಬೊಂಬಾಯಿಗೆ ಮಾರಿ ತಂದೆ ತಾಯಿ ಮದುವೆ ಯಾರಿಗೆ ಮಾಡ್ತಾರೆ ಆಮೇಲೆ ಯೋಚನೆ ಮಾಡಿ ಧರ್ಮವನ್ನು ಮಾರಿ ಏನ್ ಮಾಡ್ತೀರಿ ನೀವು ಧರ್ಮವೆಂಬುದು ಬಹಳ ಮುಖ್ಯ ಯಾವ ದೊರೆಗೆ ಮಂತ್ರಿಗೆ ಇಂದ್ರಿಯ ನಿಗ್ರಹ ಇರುವುದಿಲ್ಲ ಅವನಿಗೆ ಧರ್ಮ ಪ್ರಜ್ಞೆ ಮೊದಲು ನಾಶವಾಗ್ತದೆ ಇದನ್ನು ಎಷ್ಟು ಸೂಚ್ಯವಾಗಿ ಹೇಳಿದ್ದಾರೆ ವಾಲ್ಮೀಕಿ ರಾಮನನ್ ಕಾಡಿಗೆ ಕಳಿಸಿದ ಮೇಲೆ ಸ್ವಯಂ ದಶರಥನೇ ಹೇಳುವ ಒಂದು ಮಾತು ಕೈಕೇಯ್ಯ ಹಿನಿಯುಕ್ತೇನ ಪಾಪಾಭಿಜನ ಭಾವಯ ನಮಯಾ ಮಂತ್ರಕುಶಲೈ ವೃದ್ಧೈ ಸಹ ಸಮರ್ಥಿತಂ ನ ಸುಹೃದ್ಭಿಃ ನ ಚ ಮಾತ್ಯೈ ಮಂತ್ರಯಿತ್ವಾ ನನೈಗಮೈಃ ಮಯಾಯಮರ್ಥ ಸಮೋಹಾತ್ ಸ್ತ್ರೀ ಹೇತೋ ಸಹಸಾ ಕೃತಃ ಭವಿತವ್ಯತಯಾ ನೂನಂ ಇದಂ ವಾ ವ್ಯಸನಂ ಮಹತೆ ಕುಲಸ್ಯಾಸ್ಯ ವಿನಾಶಾಯ ಪ್ರಾಪ್ತಂ ಸೂತಯದ ಯದಚ್ಛಯ ಇದು ಅಯೋಧ್ಯಾಕಾಂಡ ಏಕೋನ ಷಷ್ಟಿ ಐವತ್ತೊಂಬತ್ತನೇ ಸರ್ಗ ದಶರಥ ಸಾಯುವುದಕ್ಕೆ ಒಂದು ಅಧ್ಯಾಯ ಹಿಂದೆ ಹೇಳುವ ಮಾತು ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಏನೇನೋ ಕೆಟ್ಟ ಕೆಟ್ಟದ್ದು ಕಾಣಿಸ್ತಾ ಇದೆ ಕಿವಿಯಲ್ಲಿ ಏನೇನೋ ಶಬ್ದಗಳು ಮುರಿತಾ ಇವೆ ಕೌಸಲ್ಯ ಅಂತಃಪುರದಲ್ಲಿ ಮಂಚದ ಮೇಲೆ ಮಲಗಿದ್ದಾನೆ ಎಲ್ಲಿದ್ದೀಯೇ ಕೌಸಲ್ಯ ಅಂತಾನೆ ಪಕ್ಕದಲ್ಲೇ ಇದ್ದಾಳೆ ಮೈ ತಳುತ್ತಾಳೆ ಸ್ಪರ್ಶದ ಅನುಭವ ಆಗ್ತಾ ಇಲ್ಲ ರಾಮ ಅಡವಿಗೆ ಹೋಗಿ ಆಯಿತು ಭರತ ಇನ್ನೂ ಬಂದಿಲ್ಲ ಅರಾಜಕತೆ ಸುಮಂತ್ರ ಬಂದ ಬಂದ ಮೇಲೆ ನನ್ನ ಮಗ ಬೈಕೊಂಡು ಹೋದ್ನೇನೋ ನನ್ನ ನನ್ನ ಮನೆ ಸೊಸೆ ಬೈಕೊಂಡು ಹೋದ್ರೇನೋ ಲಕ್ಷ್ಮಣ ಏನ್ ಹೇಳಿದ ಅಂತ ಒಂದೊಂದೇ ಮಾತನ್ನು ಕೇಳ್ತಾ ಕೇಳ್ತಾ ಅರ್ಧ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಬೇಡಿ ಬುದ್ಧಿ ಮಲ್ಕೊಳ್ಳಿ ನೀವು ಮಾತಾಡಿ ಆಗ ಹೇಳ್ತಾನೆ ಕೈಕೇಯ ಹಿನಿಯುಕ್ತೇನ ದಶರಥನ ಮಾತು ಈ ಹಾಳು ಕೈಕೇಯಿ ಮಾತು ಕೇಳಿಕೊಂಡು ಅವಳ ನಿಯೋಗದಂತೆ ಕೇಳ್ಕೊಳ್ಳುವುದೇನು ಅವಳ ಅಪ್ಪಣೆಯಂತೆ ನಿಯುಕ್ತೇನ ಪಾಪಾಭಿಜನ ಭಾವಯ ಅವಳು ಕೆಟ್ಟ ಮಾತನ್ನೇ ಆಡ್ತಾಳೆ ಒಂದು ವೇಳೆ ಅಂತ ನನಗೆ ಗೊತ್ತಿದ್ರು ಕೂಡ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ರಾಮನಿಗೆ ಅಂತಿಟ್ಟು ಮುಹೂರ್ತದಲ್ಲಿ ಹದಿನಾಲ್ಕು ವರ್ಷ ರಾಮನನ್ನು ಕಾಡಿ ಕಳಿಸಬೇಕು ಅಂತ ಕೇಳಿಬಿಟ್ಲಲ್ಲ ಆಗ ನನ್ನ ಬುದ್ಧಿಯಲ್ಲಿ ಹೋಗಿತ್ತೋ ಸುಮಂತ್ರ ನಮಯ ಮಂತ್ರ ಕುಶಲೈ ಮಂತ್ರಾಲೋಚನ ಸಮರ್ಥರು ನಿನ್ನಂತಹವರಿದ್ರು ವಸಿಷ್ಠರಿದ್ರು ವಾಮದೇವರಿದ್ರು ಇವಳು ವರ ಕೇಳಿದ ಕೂಡಲೇ ನಿನ್ನ ಮಗನಿಗೆ ಭರತನ ಪಟ್ಟಾಭಿಷೇಕ ತಾನೆ ಸ್ವಲ್ಪ ತಾಳು ನಮ್ಮ ಮಂತ್ರಿಗಳನ್ನು ಕರೆಸ್ತೇನೆ ಕಮಿಟಿ ಮಾಡ್ತೇನೆ ಅವ್ರು ಹೇಳ್ದಾಗ ಕೇಳ್ತೇನೆ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಪಾರಾಗ್ತಿದ್ನಲ್ಲ ನಾನು ಕೇಳಿದ್ದೀರ ಈ ಮಾತನ್ನ ನೋಡಿ ವಾಲ್ಮೀಕಿ ಇವತ್ತು ಕಾರಲ್ಲಿ ಬರ್ತಾ ಈ ಮಾತನ್ನು ಹೇಳು ಅಂತ ಸ್ವಾಮಿ ಪ್ರೇರಣೆ ಎತ್ತಿಕೊಟ್ಟ ನಾ ಈಗ ಹೇಳಬೇಕು ಅಂತ ಬಂದಿರಲಿಲ್ಲ ಮುಟ್ಟಿದ ಕಡೆ ಶಾಸ್ತ್ರಾರ್ಥಗಳು ಈ ವಸಿಷ್ಠ ಮೇಲೆ ಬಿದ್ದು ಹೇಳಲಿಲ್ಲ ಅವರು ಕನಸು ಒಳಗೊಳಗೆ ಅರಮನೆಯಲ್ಲಿ ಚಿತಾವಣೆ ನಡೆಯುತ್ತೆ ಆ ಚಿತಾವಣೆಯಲ್ಲಿ ಇವಳು ಹೀಗೆ ಕೇಳ್ತಾಳೆ ದಶರಥ ಹಳ್ಳಕ್ಕೆ ಬೀಳ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ ಆದರೆ ಹೇಳೋರು ಬುದ್ಧಿ ಹೇಳೋರು ಇಲ್ಲದೆ ಅನರ್ಥ ಆಗಲಿಲ್ಲ ಹೇಳೋರೆಲ್ಲ ಇದ್ದೇ ಆಗುತ್ತೆ ವಿದುರ ಇದ್ದೇ ಅನರ್ಥವಾಯಿತು ಕೃಷ್ಣ ಹೇಳಿಯೂ ಅನರ್ಥವಾಯಿತು ದ್ರೋಣ ಭೀಷ್ಮರು ಬಾಯಿ ಮುಚ್ಚಿಕೊಂಡು ಅನರ್ಥವಾಯಿತು ಮೆಜಾರಿಟಿ ಕರ್ಣನ ಕಡೆ ಹೋಯಿತು ದ್ರೌಪದಿ ಸೀರೆ ಸೆಳೆಯಬೇಕು ಅದು ರಾಷ್ಟ್ರ ರಾಷ್ಟ್ರಹಿತವಿದೆ ಇವನು ಬೊಗಳಿದ ಇವನು ಸೂರ್ಯನ ಮಗ ಹೊಗಳುತ್ತಾರೆ ಕರ್ನಾಟಕದ ಕವಿಗಳು ಕರ್ಣನನ್ನ ನಮಗೆ ಸಹನೆ ಆಗೋದಿಲ್ಲ ಮಹಾಪಾಪಿ ಸೂರ್ಯನ ಮಗ ಅವನಿಗೆ ಯಾಕೆ ದುಷ್ಟು ಬುದ್ಧಿ ಬಂತು ಅಂದ್ರೆ ಸೂರ್ಯನ ಮಕ್ಕಳೆಲ್ಲ ಇಂಥವ್ರೆ ಒಬ್ಬ ಶನಿ ಒಬ್ಬ ರಾಹು ನೆರಳಲ್ಲಿ ಹುಟ್ಟಿದವರು ಛಾಯಾದೇವಿಯಲ್ಲಿ ಬಿಸಿಲಲ್ಲಿ ಹುಟ್ಟಿದ್ರೆ ಹೀಗಾಗ್ತಿರಲಿಲ್ಲ ಇದೆಲ್ಲ ತರಂಗದಲ್ಲಿ ಯಾರೋ ಕೆಣಕಿ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು ಮುತ್ತಿ ನೋಡಿಕೊಳ್ಳೋ ಹಾಗೆ ಎಡಿಟರ್ ಫೋನ್ ಮಾಡಿ ಆಚಾರ ಎಲ್ಲಿಟ್ಟಿದ್ರಿ ಬಾಣ ಅಂದ್ರು ಇದು ರಾಮಬಾಣ ಇದು ಭಗವಂತ ಪ್ರೇರಣೆ ಕೊಡ್ತಾನೆ ಅಲ್ಲಿ ಕರ್ಣ ಆ ದ್ರೌಪದಿ ಸೇರೆ ಸುಲಿದಿದ್ದರಿಂದ ಏನು ಲಾಭ ಆಯಿತು ದುರ್ಯೋಧನನಿಗೆ ಅವನ ಹೆಂಡತಿಗೆ ಯಾರು ಹಾಗೆ ಮಾಡಿದ್ರೆ ಭಾನುಮತಿ ಹೇಳ್ತಾಳೆ ಅಯ್ಯೋ ನನಗಿದು ಗೊತ್ತಿರಲಿಲ್ಲ ನಾನು ಹದಿನೆಂಟು ದಿವಸಗಳು ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ದುರ್ಯೋಧನ ಹೆಣ ಸುಡುವ ಸಂದರ್ಭದಲ್ಲಿ ಒಂದು ಸಣ್ಣ ಡೈಲಾಗ್ ನದಿ ತೀರದಲ್ಲಿ ಕೃಷ್ಣ ಸ್ನಾನ ಮಾಡಿ ಜ್ಞಾತಿಗಳಿಗೆ ತರ್ಪಣ ಕೊಟ್ಟು ಮೇಲೆ ಹೇಳ್ತಾನೆ ಆ ಕಡೆಯಿಂದ ಭಾನುಮತಿ ಹೋಗ್ತಾ ಇರ್ತಾಳೆ ಮೂಲದಲ್ಲಿಲ್ಲ ಇದು ಅದಕ್ಕೆ ವಿರುದ್ಧವಿಲ್ಲ ಸಂಧ್ಯಾಕಾಲ ಧಗ ಧಗ ಧಗ ಉರಿತಾ ಇದೆ ಹೆಣಗಳು ಬರೀ ತಲೆ ಇದ್ದದ್ದು ಹೆಣಗಳು ಬರೀ ತೋಳಿದ್ದದ್ದು ಬರೀ ಮುಂಡ ಇದ್ದದ್ದು ಗುರುತು ಗೊತ್ತಿಲ್ಲದೆ ಇದ್ದದ್ದು ಸಾಲಾಗಿ ಸುಡ್ತಾ ಇದ್ದಾರೆ ಇವನು ಕೃಷ್ಣ ನೋಡಿದ ಭಾನುಮತಿಯನ್ನ ಇವಳನ್ನು ಸಾಂತ್ವನ ಮಾಡಬೇಕು ಒಂದು ಮಾತುಂಟಾಯಿತು ಸ್ವಲ್ಪ ನಿಂತ ಅಮ್ಮ ನೀ ಭಾನುಮತಿ ಅಲ್ಲವಾ ಕೃಷ್ಣ ಭಾನುಮತಿಯನ್ನೇ ನೋಡಿರಲಿಲ್ಲ ಎಂಥ ಇಂದ್ರಿಯ ನಿಗ್ರಹ ಅವಳು ಸುಂದರಿಯ ಅವಳು ಹತ್ತಿರಕ್ಕೆ ಬಂದಳು ನೀನು ದೇವಕಿ ಪುತ್ರ ಅಲ್ಲವೇ ಹೌದು ಹೌದು ದೇವಕಿ ಪುತ್ರ ಕೃಷ್ಣ ಕೇಳ್ತಾನೆ ಈಗ ತಾನೇ ಅರಮನೆಗೆ ಹೋಗಿದ್ದೆ ನಿನ್ನ ಅತ್ತೆ ಗಾಂಧಾರಿ ನನಗೆ ಶಾಪ ಹಾಕಿದ್ದಾಳೆ ತಗೊಂಡು ಬಂದಿದ್ದೇನೆ ಯುದ್ಧ ನಿಲ್ಲಿಸುವ ಶಕ್ತಿ ಇದ್ರೂ ನೀನು ನಿಲ್ಲಿಸಲಿಲ್ಲ ನಿನ್ನ ವಂಶ ಹಾಳಾಗಲಿ ನಿನ್ನ ಕಣ್ಣದೆಯ ಮಕ್ಕಳು ಮರಿ ಮಕ್ಕಳು ಹೊಡೆದಾಡಿ ಸಾಯಿಲಿ ಅಂತ ಶಾಪ ಕೊಟ್ಟಿದ್ದಾಳೆ ಆ ಶಾಪ ಗಂಟು ಹಾಕಿದ್ದೇನೆ ನೀನು ಕೊಡೋದಿದ್ರೆ ಕೊಡಬಹುದು ನಿನ್ನ ಗಂಡನನ್ನು ಕೊಲ್ಲಿಸಿದೆ ಅಂತ ಶಾಪ ಕೊಡ್ತೀಯಾ ಕೊಡು ಗಳೋ ಅಂತ ಅಳ್ತಾಳೆ ಭಾನುಮತಿ ಪ್ರಭು ಇದು ಹೀಗಾಗುತ್ತೆ ಅಂತ ಗೊತ್ತಿದ್ರೆ ಅವತ್ತು ನಾನು ನನ್ನ ಗಂಡನ ತಡೀತಿದ್ದೆ ಅವಳಿಗೆ ಮಾನ ಭಂಗ ಮಾಡೋದ್ರ ಬದಲು ನನಗೆ ಮಾಡು ಅಂತ ಕೇಳ್ತಾ ಇದ್ದೆ ಸಭೆಯಲ್ಲಿ ಅದಾಗಲಿಲ್ಲ ಕೃಷ್ಣನ ಕಣ್ಣಲ್ಲಿ ನೀರು ಬರುತ್ತೆ ಅಮ್ಮ ಲೋಕದಲ್ಲಿರೋ ಸ್ತ್ರೀಯರೆಲ್ಲ ನಿನ್ನಂತೆಯೇ ಆಗಿದ್ರೆ ಚೆನ್ನಾಗಿತ್ತು ಅವಳು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಪ್ರಭು ಲೋಕದಲ್ಲಿ ಪುರುಷರೆಲ್ಲ ನಿನ್ನಂತೆ ಪುರುಷೋತ್ತಮರಾಗಿದ್ರೆ ಲೋಕ ಎಷ್ಟು ಚೆನ್ನಾಗಿರ್ತಿತ್ತು ಆಯ್ತಮ್ಮ ನಿನ್ನ ಗಂಡ ಹೋದ ನೀನೇನ್ ಮಾಡ್ತೀಯ ಮುಂದಕ್ಕೆ ಪ್ರಭು ಬದುಕಿರುವಾಗಲೇ ಗಂಡನ ದಾರಿಯಲ್ಲಿ ನಾ ಹೋಗಲಿಲ್ಲ ಇನ್ನು ಸಾಗಮನ ಮಾಡಿ ಅವನ ದಾರಿಗೆ ಹೋಗೋದ್ರಲ್ಲಿ ಏನರ್ಥ ಇದೆ ವಾನಪ್ರಸ್ಥ ಹೋಗ್ತೇನೆ ಅಂತ ಹೇಳ್ತಾಳೆ ಸಣ್ಣ ಡೈಲಾಗ್ ಇದು ಎಷ್ಟು ಸಾವಿರ ಜನ ಮೆಚ್ಚಿಕೊಂಡು ಪತ್ರ ಹಾಕಿದ್ದಾರೆ ಮನೆಗೆ ಬಂದು ಬಂದು ಹೇಳಿದ್ದಾರೆ ಆಚಾರ್ಯ ಇದು ನಿಮಗೆ ಹ್ಯಾಕ್ ಫ್ಲಾಶ್ ಆಯಿತು ಅದು ವೇದವ್ಯಾಸರು ಅವರು ಬಿಟ್ಟ ಕಥೆಯನ್ನೇ ಕೂಡಿಸು ಕೂಡಿಸು ಇದಾಗಿರ್ಲಿಕ್ಕೆ ಬೇಕು ಜಾತಿ ಹೇಳ್ತೇವೆ ಅಂದ್ರೆ ಕರ್ಣ ದುಷ್ಟ ಪ್ರೇರಣೆ ಕೊಟ್ಟ ಅವನಿಗೆ ಅದರಿಂದ ಲಾಭ ಇರಲಿಲ್ಲ ದ್ರೌಪದಿಗೆ ಅವಮಾನವಾಯಿತು ವಂಶಕ್ಷಯವಾಯಿತು ಜೂಜಾಟದಲ್ಲಿ ಅನರ್ಥವಾಯಿತು ಬೇಡ ಅಂತ ಹೇಳಿಯೇ ವಿದುರ ಎಷ್ಟು ಗಂಟಲಿಂದ ಹೇಳಿ ಹೇಳಿ ಹೇಳಿ ಅನರ್ಥವಾಯಿತಲ್ಲ ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ದಶರಥ ಹೇಳ್ತಾನೆ ನಾನು ಕೇಳಬೇಕಾಗಿತ್ತು ಮಂತ್ರಕುಶಲರನ್ನ ನಮಯಾ ಮಂತ್ರಕುಶಲೈ ವೃದ್ಧೈ ಸಮರ್ಥಿತಂ ವಸಿಷ್ಠರೇ ಇವಳು ಕೇಳ್ತಾ ಇದ್ದಾಳೆ ಮಗನಿಗೆ ರಾಜ್ಯ ಕೊಡಿ ಅಂತ ನಾ ಕೊಡುವುದೇ ಅಂತ ಒಂದು ಮಾತನ್ನ ಕೇಳಲಿಲ್ಲ ಸಮರ್ಥನೆ ಮಾಡಿಕೊಳ್ಳಿಲ್ಲ ನ ಸುಹೃದ್ಭಿ ಸ್ನೇಹಿತರನ್ನು ಕೇಳಲಿಲ್ಲ ನ ಚ ಮಾತ್ಯೈ ನಿನ್ನನ್ನು ಕೇಳಲಿಲ್ಲ ಮಂತ್ರಯಿತ್ವಾಚನೈ ಗಮೈ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ ಇದ್ರು ಅಯೋಧ್ಯೆಯಲ್ಲಿ ಅವರನ್ನು ಕೇಳಲಿಲ್ಲ ಮತ್ತೆ ಹೇಗೆ ಮಾಡಿದೆ ಮಯಾಯಮರ್ಥ ಸಮೋಹಾತ್ ಸ್ತ್ರೀ ಹೇತೋ ಈ ಕಾಮಾವಸ್ಥೆ ಮನುಷ್ಯನಿಗೆ ಒಂದು ಸ್ತ್ರೀಯನ್ನು ಅನುಭವಿಸಬೇಕು ಅಂತ ತಲೆಯಲ್ಲಿ ಬಂದ್ರೆ ಅದು ಮೈಂಡ್ ಬ್ಯಾಲೆನ್ಸ್ ಅಪ್ಸೆಟ್ ಮಾಡಿಬಿಡುತ್ತೆ ಹರಿಹರ ಬ್ರಹ್ಮರೂ ಸರಿ ಮಾಡೋಕ್ಕಾಗೋದಿಲ್ಲ ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ ಇಂದ್ರಿಯಾಣಾಂ ಹಿಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಬಸಿ ಗೀತೆ ನೆನೆಸ್ಕೊಳ್ಳಿ ಆರೆಂಟು ತಿಂಗಳ ಹಿಂದೆ ಹೇಳಿದ್ದೇನೆ ಅಮೃತವಾಣಿ ಕೃಷ್ಣನ ವಾಣಿ ಇಂದ್ರಿಯಗಳು ಪೋಲಿ ಅವು ಕಣ್ಣು ಕಿವಿ ಮೂಗು ತಿಕ್ ಸಿಕ್ಕ ದಾರಿ ಹೋಗ್ತವೆ ಅವು ಇಂದ್ರಿಯಾಣಾಂ ವಿಚಾರತಾಂ ಎನ್ ಮನೋನು ವಿಧೀಯತೆ ಹಗ್ಗ ಹಾಕಬೇಕಾಗಿರೋ ಮನಸ್ಸು ಇಂದ್ರಿಯಗಳ ದಾರಿಗೆ ಹೊರಟು ಬಿಟ್ರೆ ತದಸ್ಯ ಹರತಿ ಪ್ರಜ್ಞಾಂ ಪ್ರಜ್ಞೆಯನ್ನು ಹಾಳು ಮಾಡಿಬಿಡುತ್ತೆ ಅದು ಹೇಗೆ ವಾಯು ನಾವಯವಾಂಬಸಿ ಗಾಳಿ ಜೋರಾಗಿ ಬೀಸುತ್ತೆ ಒಂದು ದೋಣಿ ಕೂತಿರ್ತೀರಿ ನದಿ ಹಾಯ್ಬೇಕು ಅಂತ ಆ ದೋಣಿ ತಿರುಗುವುದಕ್ಕೆ ಆರಂಭ ಮಾಡುತ್ತೆ ಗಟ್ಟಿ ಮುಟ್ಟು ಗಾಳಿಯಲ್ಲಿ ದೋಣಿಯಲ್ಲಿ ದೋಣಿ ಗಟ್ಟಿ ಪದಾರ್ಥ ಗಾಳಿ ಗಟ್ಟಿ ಪದಾರ್ಥವಲ್ಲ ದೋಣಿಯನ್ನು ತಿರುಗಿಸಿ ತಿರುಗಿಸಿ ಮುಳುಗಿಸಿ ಬಿಡುವಂತೆ ಈ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳಬೇಕು ಅದರಿಂದ ಚಂದ್ರಗುಪ್ತ ಮೌರ್ಯನಿಗೆ ರಾತ್ರಿ ವಿಶ್ರಾಂತಿಗೆ ಬರೀ ಎರಡು ಗಂಟೆ ಕಾಲ ಮಾತ್ರ ಕೊಟ್ಟರು ವಿಷ್ಣುಗುಪ್ತರು ಆಚಾರ್ಯರು ಚಾಣಕ್ಯರು ಮಹಾನುಭಾವರು ಮರೆತು ಬಿಟ್ಟಿದ್ದೆ ಒಂದಿಟ್ಟು ಅವರ್ ಸ್ಲೀಪ್ ಎದ್ದು ಮೊದಲನೇ ಕೆಲಸ ಗೂಢಚಾರರ ಕೈಯಲ್ಲಿ ಯಾರ್ಯಾರೇನೇನು ಹೇಳ್ತಾರೆ ರಾಣಿ ಬಗೆಗೆ ಏನು ಹೇಳ್ತಾರೆ ನನ್ನ ಬಗೆಗೆ ಏನು ಹೇಳ್ತಾರೆ ಕೋಶಾಧ್ಯಕ್ಷನ ಬಗ್ಗೆ ಹೇಳ್ತಾರೆ ಗಜಾಧ್ಯಕ್ಷನ ಬಗ್ಗೆ ಇದನ್ನು ಕೇಳಬೇಕು ಅವರ ಮೇಲೆ ಮೂರು ಜನ ಗೂಢಚಾರ ನೀಡಬೇಕು ಒಬ್ಬೊಬ್ಬರ ಮೇಲೆ ಮೂರು ಮೂರು ನಾಲ್ಕು ನಾಲ್ಕು ಗೂಡಚಾರರು network of spies most important branch of the army ಅದು ಬಿಟ್ಟಿದ್ದೇವೆ ಈ ದೇಶದಲ್ಲಿ ಬರೀ ಸೈನ್ಯ ಅಲ್ಲ ಯಾರನ್ನು ನಂಬಬೇಕು ಯಾರನ್ನು ನಂಬಾರದು ಎಲ್ಲ ಕೈ ಕೊಡುವವರು ಮೂರು ಜನ ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಗೂಡಿಸಾರರು ಮೂರು ಜನದು ಕನ್ಕರೆನ್ಸ್ ಒಂದೇ ಅಭಿಪ್ರಾಯ ಇದ್ರೆ ನಂಬಬೇಕು ಇದ್ರೆ ನಂಬಾರದು ಅರ್ಥಶಾಸ್ತ್ರ ಓದಬೇಕು ನೀವು ಅದಕ್ಕೆ ಮೂಲವಾದ ರಾಮಾಯಣ ಅದಕ್ಕೆ ಮೂಲವಾದ ಮಹಾಭಾರತ ನಾ ಯಾರನ್ನೂ ಕೇಳಿಲ್ಲ ಸ್ತ್ರೀ ಹೇತೋ ಸಹಸಾಕೃತ ಅವಳು ಕೇಳಿದಳು ಅಂತ ಒಡನೆಯೇ ಒಪ್ಪಿ ಇದೇ ಪರಮಧರ್ಮ ಮಾತು ಕೊಟ್ಟಿದ್ದೇನೆ ಮಾತು ಕೊಟ್ಟಿದ್ದೇನೆ ಅಂತ ಇದು ಆಭಾಸ ಧರ್ಮ ತೋರಿಕೆಯ ಧರ್ಮ ನಿಜವಾದ ಧರ್ಮವಲ್ಲ ಜಾತಿಕೆ ಪರಮಧರ್ಮವಾದ ರಾಜಪುತ್ರ ಜ್ಯೇಷ್ಠರ ಅಭಿಷೇಕ ಅಭಿಷೇಕವೆಂಬುದನ್ನು ತೊರೆದು ರಾಮಾಭಿಷೇಕವೆಂಬ ಧರ್ಮಕ್ಕೆ ವಿಘ್ನವಾಗಿ ಬಂದದ್ದು ಇದು ಆಭಾಸ ಧರ್ಮ ಧರ್ಮದಂತೆ ಕಾಣ್ತದೆ ಧರ್ಮವಲ್ಲ ಒಬ್ಬ ಬಂದು ಕೇಳ್ತಾರೆ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿದೆ ಸ್ವಾಮಿ ಯಾತಕಪ್ಪ ನಾ ಬಾಂಬ್ ಹಾಕಬೇಕಾಗಿದೆ ಸ್ವಾಮಿ ನೀವು ಸತ್ಯವನ್ನು ಹೇಳ್ತೀರಾ ಸುಳ್ಳು ಹೇಳ್ತೀರಾ ಅವನು ಬಂದು ಕೇಳ್ತಾ ಇಲ್ಲೇ ಎಲ್ಲೋ ಇದೆ ಅಂತಲ್ಲ ನೀವು ಅನ್ಬೇಕು ಶಿವ ಶಿವ ಗೋಖಲೆ ದೊಮ್ಮಸಂದ್ರ ಹತ್ರ ಇದೆ ಇಲ್ಲೆಲ್ಲೂ ಬಂತಪ್ಪ ಅದು ದೊಮ್ಮಲೂರ್ ಹತ್ರ ಇದೆ ಅದು ಅಂತ ಸುಳ್ಳು ಹೇಳಿದ್ರೆ ಇಷ್ಟು ಜನರನ್ನ ಕಾಪಾಡಿದ ರಕ್ಷಣೆ ಎಂಬ ಧರ್ಮ ಉಂಟಾಗ್ತದೆ ನಿಜವನ್ನೇ ನೀವು ಹೇಳಿದ್ರೆ ಅಷ್ಟು ಜನರ ಕೊಂಡು ಪಾಪ ನಿಮಗೆ ಬರ್ತದೆ ಅದು ಸತ್ಯಂ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚನ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ ಮನುಸ್ಮೃತಿ ವಾಕ್ಯ ಇದು ಈ ದೇಶದಲ್ಲಿ ಯಾವತ್ತು ಮನುಸ್ಮೃತಿ ಕೌಟಿಲ್ಯ ಟೆಕ್ಸ್ಟ್ ಬುಕ್ ಆಗಿಡ್ತಾರೆ ಆವತ್ತು ಈ ದೇಶ ಉದ್ಧಾರವಾಗ್ತದೆ ಅಲ್ಲಿ ತನಕ ನಾನು ಇಲ್ಲೇ ಪ್ರವಚನ ಮಾಡ್ತಾ ಇರೋನೆ ಮನುಸ್ಮೃತಿ ನೆಕ್ಸ್ಟ್ ಸೀರೀಸು ಅಥವಾ ಕೌಟಿಲ್ಯ ಅರ್ಥಶಾಸ್ತ್ರ ಪಬ್ಲಿಕ್ ಎಜುಕೇಷನ್ ಆಗಬೇಕು ಬರೀ ಕಥೆ ಹೇಳೋದಲ್ಲ ದಶರಥ ಸಮ್ಮೋಹಾತ್ ಬುದ್ಧಿ ಎಲ್ಲಿ ಹೋಯಿತೋ ನನಗೆ ಸುಮಂತ್ರ ಅವಳು ಕೇಳಿದ್ದು ಪುಸಕ್ಕಂತ ಮರ ಕೊಟ್ಟುಬಿಟ್ನಲ್ಲ ನಾನು ಭವಿತವ್ಯತಯಾನೂನಂ ಇದಂ ವಾ ವ್ಯಸನಂ ಮಹತ್ ಕುಲಸ್ಯಾಸ್ಯ ವಿನಾಶಾಯ ಕುಲವೇ ನಷ್ಟವಾಗುವ ರೀತಿಯಾಯಿತು ರಾಮ ಕಾಡಿಗೆ ಹೋಗು ನಾ ಕಲಿಸ್ಬಿಟ್ಟೆ ಅವನು ಬರ್ತಾನೇನೋ ದಂಡಕಾರಣ್ಯದ ಕಷ್ಟಕೋಟಗಳಿಂದ ಪಾರಾಗಿ ಬರ್ತಾನೇನೋ ಪ್ರಾಪ್ತಂ ಸೂತ ಯದುಚ್ಛಯ ಇದೆಲ್ಲ ಅಕಸ್ಮಾತ್ತಾಗಿ ನನ್ನ ದುಡುಕಿನಿಂದ ಅವಿವೇಕದಿಂದ ಆಯ್ತಲ್ಲ ಅಂತ ದಶರಥನೇ ಒಪ್ಪಿಕೊಂಡಿದ್ದಾನೆ ಹಾಗಿದ್ರೆ ಪ್ರಶ್ನೆ ಹೇಳ್ತದೆ ಇದಕ್ಕೆ ದುಡುಕಿನ ನಿರ್ಣಯಕ್ಕೆ ರಾಮಚಂದ್ರ ಒಪ್ಪಿದ್ದ ಹೇಗೆ ಸರ್ ಮಾಡಬೇಡಿದೆ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ಸು ಇವನು ಮಾಡಲಿಲ್ಲವಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಇವತ್ತು ಮೊನ್ನೆ ಕೇಳಿದ ಪ್ರಶ್ನೆ ಕಾಡಿಗೆ ಬಂದುಬಿಟ್ಟ ರಾಮಚಂದ್ರ ಒಂದು ಮರದ ಕೆಳಗೆ ಕೂತಿದ್ದಾನೆ ದೊಡ್ಡ ವೃಕ್ಷ ಇಂಗುಜಿ ವೃಕ್ಷ ಈ ಕಡೆ ಸೀತಾದೇವಿ ಆ ಕಡೆ ಲಕ್ಷ್ಮಣ ಗುಹನನ್ನೂ ಬಿಟ್ಟು ಬಂದಿದ್ದಾರೆ ನಮ್ಮ ತಾಯಿ ಏನಾಗಿದ್ದಾಳೆಯೋ ನಮ್ಮಪ್ಪ ಏನಾಗಿದ್ದಾರೆಯೋ ಸುಮಿತ್ರೆ ಏನಾಗಿದ್ದಾಳೆಯೋ ನಾವು ಅವಳ ರಕ್ಷಣೆಗಿಲ್ಲದೆ ಬಂದ್ಬಿಟ್ವಲ್ಲೋ ಲಕ್ಷ್ಮಣ ಅಂತ ಹೇಳ್ತಾ ಹೇಳ್ತಾ ಧರ್ಮಪ್ರಭು ರಾಮಚಂದ್ರ ಕೊಂಚವೂ ಧರ್ಮದಲ್ಲಿ ವಿಚಲಿತನಾಗದೆ ದುಃಖದಲ್ಲಿ ವಿಚಲಿತನಾಗದೆ ಯಾಕೆ ದುಃಖವೆಂಬುದು ಮೈಂಡ್ ಬ್ಯಾಲೆನ್ಸ್ ಹಾಳು ಮಾಡುತ್ತೆ ಕಾಮಕ್ರೋಧ ಲೋಭಗಳು ಹೇಗೆಯೋ ದುಃಖವೆಂಬುದು ಅತಿಯಾದರೂ ಮನಸ್ಸನ ಸಮತೋಲ ಹಾಳು ಮಾಡ್ತದೆ ವಾಟ್ ಯು ಕಾಲ್ ಇಂಟಾಕ್ಸಿಕೇಶನ್ ಆನಂದ ಅತಿರೇಕ ಅಂತ ತಿಳ್ಕೊಂಡಿದ್ದೀರಿ ಶಬ್ದವ್ಯ ವಿಚಾರ ಅತಿರೇಕ ಅತಿರೇಕದ ಭಾವನೆಗಳು ಬಹಳ ಸುಖ ಬಂದು ಬಿಡ್ತು ಸುಖ ಬಂದು ಬಿಡ್ತು ಅದೂ ಕೊಲ್ತದೆ ನಿಮ್ಮನ್ನ ಅದಲ್ಲ ಆನಂದ ಪರಮಾತ್ಮ ಆನಂದ ಬ್ರಹ್ಮಾನಂದವೆಂಬುದು ಹೇಗಿರ್ತದೆ ಅದು ತುಂಬಿ ತುಳುಕದೇ ಇರುವ ಅವಸ್ಥೆಯಲ್ಲಿ ಮನಸ್ಸನ್ನು ಅತ್ಯಂತ ನಿರ್ಮಲವಾದ ಸುಖಮ ಅತ್ಯಂತಿಕಂ ಎತ್ತದು ಬುದ್ಧಿಗ್ರಾಹ್ಯಮತೀಂದ್ರಿಯಂ ಅಧ್ಯಾಯ ಭಗವದ್ಗೀತೆ ಯೋಗ ಮಾರ್ಗದಲ್ಲಿ ಬರ್ತಕ್ಕಂಥ ಪರಮ ತೃಪ್ತಿ ಅಂತ ಏನಿದೆಯಾ ಅದರಲ್ಲಿ ಆನಂದವೇನಾದ ಭಗವಂತ ಅನುಭವಿಸ್ತೀರಿ ಅದರಲ್ಲಿ ಅತಿರೇಕಗಳಿರೋದಿಲ್ಲ ಅಕಸ್ಮಾತ್ ಒಬ್ಬರು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಆಹಾಂದ್ರೆ ಅಂದ್ರೆ ಹಾರ್ಟ್ ಫೇಲ್ಯೂರ್ ಆಗೇ ಬಿಡ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟದ್ರಿಂದ ಬರುವಂತಹ ಸುಖ ಇದು ಬ್ರಹ್ಮಾನಂದವಲ್ಲ ಇದು ಅತಿರೇಕ ಎಲೆಕ್ಷನ್ ಒಬ್ಬ ಗೆದ್ದ ಮಾರ್ಜಿನ್ ಐದ್ನೂರು ಓಟಿನಿಂದ ಗೆದ್ದ ಅವನು ಕೋರ್ಟಲ್ಲಿ ಅಲ್ಲಿ ಹಾಕಿದ ಇವನು ಡಮ್ ಅಂತು ಇವತ್ತೇ ಸಾಯಬೇಕಾಗಿತ್ತು ಕೋರ್ಟ್ ಜಡ್ಜ್ಮೆಂಟ್ ಸಹ ಸಾಯ್ತಾನವನು ಇದು ಮನಸ್ಸಿನ ಸಮತೋಲ ಕೆಡಿಸುವಂತಹ ವಿಷಯಗಳನ್ನ ಸುಖ ಅಂತ ಅನ್ನಬಾರ ಇದೆಲ್ಲ ಮಹಾರಾಜರು ಹೇಳಿದ್ದಾರೆ ಮನಸ್ಸು ಸುಖ ಏನು ಆನಂದ ಅಂದ್ರೇನು ರಾಮನಾಮಸ್ಮರಣೆ ಏನು ಕೊಡ್ತದೆ ಅದು ಈ ಆನಂದವನ್ನು ಕೊಡ್ತದೆ ಮೈಂಡ್ ಬ್ಯಾಲೆನ್ಸ್ ಕೊಡ್ತದೆ ನಿಮಗೆ ಮಾಡಿ ನೋಡಿ ಬಿ ಪಿ ಗಿಪಿ ಹೋಗ್ತದೋ ನೋಡಿ ಅದು ಆದ್ರಿಂದ ಸಮಚಿತ್ತನಾಗಿ ರಾಮಚಂದ್ರ ಹೇಳ್ತಾನೆ ಇಂಪರ್ಸನಲ್ ಕಾಮೆಂಟ್ ಇದು ತಂದೆಯ ಮೇಲೆ ತಂದೆಯನ್ನು ಬೈದ ಅಂತ ತಿಳ್ಕೋಬೇಡಿ ಲಕ್ಷ್ಮಣ ನಮ್ಮಪ್ಪ ಹೇಗಿದ್ದಾನೋ ಈಗ ನಾವು ಬಂದ್ಬಿಟ್ವಲ್ಲ ಅನಾಥಶ್ಚ ಹಿ ವೃದ್ಧಶ್ಚ ಮಯಾ ಚೈವ ವಿನಾಕೃತ ಕರುಣೆಯಿಂದ ಅಯ್ಯೋ ಅನಾಥ ಆಗಿಬಿಟ್ಟ ನಮ್ಮ ತಂದೆ ತಾನೇ ಕೈಯಿಂದ ಕೌಸಲ್ಯ ಸುಮಿತ್ರೆಯನ್ನು ಹೊರಗಿಟ್ಟ ತಾನು ನಂಬಿದ ಕೈಕೈ ಅವನ ತಲೆ ಮೇಲೆ ಕಲ್ಲು ಹಾಕಿದಳು ಅಯ್ಯೋ ನಮ್ಮ ಅಪ್ಪನನ್ನು ಕಾಪಾಡೋರು ಯಾರು ಅನಾಥ ವೃದ್ಧಶ್ಚ ವೃದ್ಧಾಪ್ಯ ಅಂದ್ರೇನು ಸ್ವಂತ ಕೆಲಸವನ್ನು ಮಾಡಿಕೊಳ್ಳದೇ ಇರುವ ಸ್ಥಿತಿ ನನ್ನ ಸ್ಥಿತಿ ನಾ ಪತ್ರ ಬರೆದ್ರೆ ಗುಲ್ಬರ್ಗ ಹಾಕಿ ಇವತ್ತು ಪತ್ರ ಹಾಕಬೇಕು ಪತ್ರ ಹಾಕೋದಕ್ಕೊಬ್ಬರು ಕೈಗೆ ಹತ್ತಿರ ಸಿಕ್ಕಲಿಲ್ಲ ಇಪ್ಪತ್ತನೇ ತಾರೀಕಿನೊಳಗೆ ಲೇಖನ ಅವರು ಸೇರಬೇಕು ಕಷ್ಟಪಟ್ಟು ಮಧ್ಯಾಹ್ನ ಕೂತ್ಕೊಂಡು ನಾಲ್ಕು ಪುಟ ಅವರು ಒಂದು ಅತ್ಯದ್ಭುತವಾದ ಬಸವರಾಜ ಪಾಟೀಲ್ ಶೇಡಮ್ ಅಂತ ನೀವು ಕೇಳಿರಬೇಕು ಬಿಜೆಪಿ ಪ್ರೆಸಿಡೆಂಟ್ ಆಗಿದ್ದವರು ನಮ್ಮಲ್ಲಿ ತುಂಬಾ ಗೌರವ ಉಳ್ಳವರು ಅವರು ಒಂದೇನೋ ಒಂದು ಹಬ್ಬ ಒಂದು ಸ್ಮರಣ ಸಂಚಿಕೆ ಅಂತ ಮಾಡ್ತಾ ಇದ್ದಾರೆ ಲೇಖನ ಬೇಕು ಅಂತ ಕೇಳಿದ್ರು ಲೇಖನದ ವಿಷಯ ಬಹಳ ಗಾನವಾದದ್ದು ಇಷ್ಟು ಸಾವಿರ ಶಬ್ದಗಳಲ್ಲಿರಬೇಕು ಅಂತ ಮಿತಿ ಹಾಕಿದ್ರು ಬರದೆ ಅಡ್ರೆಸ್ ಬರೆದು ಎಲ್ಲ ಮಾಡಿದೆ ನಾನೇ ಪೋಸ್ಟ್ಗೆ ತಗೊಂಡು ಹಾಕಬೇಕು ಪೋಸ್ಟ್ ಪೆಟ್ಟಿಗೆ ಎಲ್ಲಿದೆ ಗೊತ್ತಿಲ್ಲ ನಡೆಯುವಷ್ಟು ಸಾಮರ್ಥ್ಯವಿಲ್ಲ ಕೈಕಾಲಿಗೆ ನೆನ್ನೆಯಿಂದ ಮತ್ತೆ ವಾಕಿಂಗ್ ಶುರು ಮಾಡಿಬಿಟ್ಟೆ ಪತ್ನಿ ಸಹಾಯವಿಲ್ಲದೆ ಸುಖವಾಗಿ ಬಂದ್ರ ಎಲ್ಲೂ ಎಡುವುದೇ ಬೀಳದೆ ಅಂತ ಕೇಳಿದ್ರು ಕೋಲಿದೆಯಲ್ಲ ಇದು ಎರಡನೇ ಮಗ ನನಗೆ ಇದು ಮನಸ್ಸಿಗೆ ಅಧೈರ್ಯ ಬರ್ತದೆ ವಯಸ್ಸಾಗ್ತಾ ಆಗ್ತಾ ದಶರಥನಿಗೆ ಅನಾಥಶ್ಚ ಹಿ ವೃದ್ಧಶ್ಚ ಮಯಾಚ ಇವ ವಿನಾಕೃತ ನಾನೂ ಹತ್ರ ಎಲ್ಲ ಕಾಣೋ ನಮ್ಮಪ್ಪನಿಗೆ ಲಕ್ಷ್ಮಣ ಕಿಂಕರಿಷ್ಯತಿ ಈಗ ಅಪ್ಪ ಏನ್ ಮಾಡ್ತಾ ಇದ್ದಾನೆ ನಿನಗ್ಯಾಕೆ ಚಿಂತೆ ಅಂತ ಕೇಳಿದ್ರೆ ಕಾಮಾತ್ಮ ಅಬ್ಬ ದಶರಥನ ಚರಿತ್ರೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇಷ್ಟು ಮಾನಗೆಟ್ಟು ಅವಮಾನ ಮಾಡಿ ತಂದೆಯನ್ನೇ ಕೊಲ್ಲುವ ಪ್ರಯತ್ನವನ್ನ ಮಾಡಿದರೂ ಆ ಕೈಕೇಯಿ ಅವಳ ಕಾರಿಗೆ ಹೋಗಿ ಬೀಳುವ ಸ್ವಭಾವವುಳ್ಳವನು ಕಾಮಾತ್ಮ ಕೈಕೇಯ ವಶವಾಗತಃ ಇದಂ ವ್ಯಸನಮಾಲೋಕ್ಯ ನಮ್ಮ ಅರಮನೆಗೆ ಬಂದು ಒದಗಿದೆ ವಿಪತ್ತನ್ನು ನೋಡಿದರೆ ಸ್ವಂತ ಬುದ್ಧಿಯಿಂದ ನನ್ನ ಕಾಡಿಗೆ ಕಳಿಸಿದ ಇನ್ನು ಸ್ವಲ್ಪ ಹೊತ್ತಲ್ಲಿ ಸತ್ತು ಬಿಡ್ತಾನೆ ಅಂತ ಕಾಣುತ್ತೆ ಇದು ಮಹದ್ವ್ಯಸನ ಮನುಷ್ಯನ ಮನಸ್ಸಿಗೆ ಬರುವ ದೊಡ್ಡ ರೋಗ ಕಾಮರೋಗ ಕ್ರೋಧ ರೋಗ ದಶರಥರು ಬಂದದ್ದು ನೋಡಿದರೆ ರಾಜ್ಯಶ್ಚ ಮತಿವಿಭ್ರಮಂ ಬುದ್ಧಿಭ್ರಮಣೆಯಾಗಿದೆ ನಮ್ಮ ತಂದೆಗೆ ಇದು ಜಡ್ಜಿ ರಾಮಚಂದ್ರ ಸ್ವಾಮಿ ದಶರಥರ ಮೇಲೆ ಸ್ಟ್ರಿಕ್ಚರ್ ಇದು ನಾನು ಗುಟ್ಟಾಗಿಟ್ಟಿದ್ದ ಅನೇಕರು ತೋರಿಸಬಾರದು ಅಂತ ಅದರ ವಾಲ್ಮೀಕಿ ಬರೆದಿದ್ದಾರೆ ಅಂತ ತೋರಿಸ್ತೇನೆ ತಂದೆಯನ್ನೇ ಪರಾಮರ್ಶೆ ಮಾಡುವ ಉದ್ಧಟ ತರವೇ ರಾಮಚಂದ್ರಗೆ ಏನು ಕೇಳಬೇಡಿ ಗೊತ್ತಿದೆ ಕ್ರೌನ್ ಪ್ರಿನ್ಸ್ ಮುಂದೆ ದೊರೆಯಾಗುವವನಿಗೆ ಅರಮನೆ ಚರಿತ್ರೆ ತಂದೆ ಚರಿತ್ರೆ ತಾಯಿ ಚರಿತ್ರೆ ಜನರ ಚರಿತ್ರೆ ಎಲ್ಲ ಗೊತ್ತಿದೆ ಆಪ್ತವಾಗಿ ಆಫ್ ದಿ ರೆಕಾರ್ಡ್ ಲಕ್ಷ್ಮಣ ಹೇಳ್ತಾ ಇದ್ದಾನೆ ನಮ್ಮ ತಂದೆಗೆ ಮತಿವಿಭ್ರಮ ಬರಬಹುದೇನೋ ಕಾಮಯೇವ ಅರ್ಥಧರ್ಮಾಭ್ಯಾಂ ಗರೀಯಾನಿತಿ ಮೇ ಮತಿ ಅರ್ಥ ಧರ್ಮ ಕಾಮಗಳಲ್ಲಿ ಯಾವುದು ತುಂಬ ಸೆಳೆತವುಳ್ಳದ್ದು ಕಾಮಕ್ಕಿರುವ ಸೆಳೆತ ಅರ್ಥಕ್ಕಿಲ್ಲ ಧರ್ಮಕ್ಕಿಲ್ಲ ಅಂತ ಅನಿಸುತ್ತೆ ಇಲ್ಲದೇ ಇದ್ರೆ ನಮ್ಮ ತಂದೆ ಕೋಹಿ ಅವಿದ್ವಾನ್ ಪಿಪಮಾನ್ ತಿಳುವಳಿಕೆ ಇಲ್ಲದೆ ಇದ್ದವನು ಓದದೇ ಇದ್ದವನು ವೇದಗಳನ್ನು ಗೊತ್ತಿಲ್ಲದೆ ಇದ್ದವನು ಗುರು ಶುಶ್ರೂಷೆ ಮಾಡದೇ ಇದ್ದವನು ಒಬ್ಬ ಹಳ್ಳಿ ಗಮಾರನು ಕೂಡ ಪ್ರಮದಾಯ ಕೃತೆ ಜಯತೆ ಒಂದು ಹೆಣ್ಣು ಮಾತನ್ನು ಕೇಳಿಕೊಂಡು ಚಂದಾನುವರ್ತಿನಂ ಪುತ್ರಂ ಅವನು ಹೇಳಿದಾಗ ನಡೆಯುವಂತಹ ಮಗ ವಿಷ ತಿನ್ನು ಅಂದ್ರೆ ತಿನ್ನುವುದಕ್ಕೆ ಅಗ್ನಿ ಬೀಳುವಂದ್ರೆ ಬೀಳುವುದಕ್ಕೆ ಸಿದ್ಧವಾಗಿರುವ ವಿಧೇಯನಾದ ನನ್ನಂಥ ಮಗನನ್ನ ತಾತೋ ಮಹಾಮಿವ ಲಕ್ಷ್ಮಣ ಪುತ್ರಂ ಛಂದಾನುವರ್ತಿನಂ ಪ್ರಮದಾಯ ಕೃತ ಒಂದು ಹೆಣ್ಣಿನ ಮಾತುಗೋಸ್ಕರ ನಮ್ಮ ತಂದೆ ನನ್ನಂಥ ಒಳ್ಳೆಯ ಮಗನನ್ನ ವಿಸರ್ಜನೆ ಮಾಡ್ತಾನೆ ಅಂದ್ರೆ ಕಾಮವೇ ಪ್ರಧಾನವಲ್ವೇ ನೋಡಿಕೋ ಲಕ್ಷ್ಮಣ ಸುಖೀ ಬತ ಸವಾರ್ಯಶ್ಚ ಭರತ ನನ್ನ ನೋಡಿದ್ರೆ ಭರತನೇ ವಾಸಿ ಅವನಿಗೆ ಕ್ರೈಸಿಸ್ಸೇ ಗೊತ್ತಿಲ್ಲ ಅವನು ಸುಖವಾಗಿ ನೆಮ್ಮದಿಯಿಂದಿದ್ದಾನೆ ಆ ಜ್ಯೇಷ್ಠ ಜ್ಯೇಷ್ಠಪುತ್ರನಾಗಿ ಹುಟ್ಟಿ ತಪ್ಪಾಯಿತು ದಶರಥ ನನ್ನ ಹೀಗೆ ಮಾಡಿದ ನನಗೆ ರಾಜ್ಯ ಹೋದದಕ್ಕೆ ದುಃಖವಲ್ಲ ಅಪ್ಪನ ಹತ್ರ ಇದ್ದು ಕೊನೆಯ ವಯಸ್ಸಲ್ಲಿ ಸೇವೆ ಮಾಡದೇ ಇರೋ ದುರ್ಭಾಗ್ಯ ಉಂಟಾಯಿತಲ್ಲ ಅಂತ ಇದು ರಾಮಚಂದ್ರನೇ ದುಃಖ ಪಡುವ ಜಾಗ ದಶರಥ ಮಾಡಿದ್ದ ತಪ್ಪು ರಾಮಚಂದ್ರನ ತೀರ್ಮಾನ ದಶರಥನ ತೀರ್ಮಾನವನ್ನು ಹೇಳಿದ್ದೇವೆ ಇಂಥದೇ ಮಾತು ಇನ್ನೂ ಅನೇಕ ಕಡೆಯಲ್ಲಿ ಬರುತ್ತೆ ಆದ್ದರಿಂದ ದಶರಥ ಇಲ್ಲಿ ಮಾತು ಕೊಟ್ಟಿದ್ದು ಮೊದಲನೇದೇ ತಪ್ಪು ಎರಡನೇದು ಎರಡು ವರ ಅಂತ ಕೇಳ್ತಾರಲ್ಲ ಇದು ಕೊಟ್ಟಿದ್ದು ತಪ್ಪು ಕೊಡಿಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರೆ ವಾಕ್ಯ ಭ್ರಷ್ಟರಾಗ್ತಾ ಇದ್ನಲ್ಲ ವಾಕ್ಯ ಭ್ರಷ್ಟತ್ವಕ್ಕೆ ಏನದು ದೊಡ್ಡ ವಿಷಯ ಅಲ್ಲ ಸುಳ್ಳು ಹೇಳಿ ಧರ್ಮವನ್ನು ಪರಿಪಾಲಿಸಬಹುದು ಇಲ್ಲೇ ಪ್ರಸಂಗಗಳು ಬರ್ತವೆ ರಾಮನೇ ಸುಳ್ಳು ಹೇಳಿ ಎರಡು ಪ್ರಸಂಗ ಇದೆ ಆಪತ್ಕಾಲದಲ್ಲಿ ಸುಳ್ಳು ಹೇಳಬಹುದು ಕಥ ಓಡಿಸಬೇಕು ಹನ್ನೆರಡು ಗಂಟೆ ಆಗೋಯ್ತು ರಾಮ ಸೀತೆ ಲಕ್ಷ್ಮಣ ಕೂತಿದ್ದಾರೆ ಸುಮಂತ್ರ ರಥ ಓಡಿಸಬೇಕು ಜನ ಎಲ್ಲ ತಡೀತಾ ಇದ್ದಾರೆ ರಸ್ತಾರೋಪ ಮಾಡುವ ಹಾಗೆ ಹೇಗೆ ಬಿಡ್ತೀಯ ರಥ ನೋಡೋಣ ನಿಧಾನವಾಗಿ ಬಿಡಿಸಿ ಸುಮಂತ್ರ ಅಪ್ಪ ಬಿಟ್ಟು ಬಿಡಿ ನಿಲ್ಲೋದಲ್ಲ ಹೋಗಬೇಕು ವನವಾಸ ಯಾರು ತಡೆದ್ರೂ ಆಗೋದಿಲ್ಲ ನಿಧಾನವಾಗಿ ಹೋಗ್ತಾ ಇದೆ ರಾಮ ಹೇಳ್ತಾನೆ ಬೇಗ ನಡೆಸೋ ನೀ ನಿಧಾನವಾಗಿ ಬಿಟ್ಟಷ್ಟು ಅಪ್ಪ ಅಳ್ತಾನೆ ಹೇಳ್ತಾನೆ ಅಲ್ಲಿ ಬೇಗ ಹೊರಟೋದ್ರೆ ಮನಸ್ಸು ಸಮಾಧಾನ ಮಾಡಿಸ್ಕೊಂಡು ಸಂಭಾಳ ಮಾಡಿಸ್ಕೊಂಡು ಒಳಗೆ ಹೋಗಿಬಿಡ್ತಾನೆ ಬೇಗ ನಡೆಸು ಅಲ್ಲಿಂದ ಅರಮನೆ ಬಾಗಿಲಿಂದ ಕಿರಿಸಿಕೊಳ್ತಾನೆ ಸುಮಂತರಿಗೆ ದಶರಥ ದ್ರೋಹಿ ಇನ್ನಷ್ಟು ನಿಧಾನವಾಗಿ ನಡೆಸು ನಾ ಕಣ್ಣು ತುಂಬ ನೋಡ್ತೇನೆ ನನ್ನ ಮಗನನ್ನ ನಾನು ಸಂಬಳ ತಿಂದವನು ನೀನು ಇನ್ನು ಸ್ವಲ್ಪ ನಿಧಾನವಾಗಿಬಿಟ್ರೆ ನಿಮ್ಮ ಗಂಟೆಯನ್ನು ಹೋಯಿತು ಅವನು ಕಿರಿಸಿಕೊಳ್ತಾ ಇದ್ದಾನೆ ತಲೆ ಚಿಟ್ಟಾಯಿತು ಸುಮಂತ್ರನಿಗೆ ಪ್ರಭು ನಿಮ್ಮ ಮಾತು ಕೇಳಲೆ ನಾನು ಅವ್ರ ಮಾತನ್ನು ಕೇಳಲೆ ಯಾವ ರಾಮಾಯಣದಲ್ಲಿಲ್ಲ ವಾಲ್ಮೀಕಿ ಆಗ ರಾಮ ಹೇಳಿದ ಈ ರಥವನ್ನು ಓಡಿಸು ನಾಳೆ ವಾಪಸ್ ಬಂದಾಗ ನಮ್ಮ ನಿಮ್ಮ ತಂದೆ ನನ್ನ ತಲೆ ತೆಗೆದೇನು ಮಾಡಲಿ ಗಡಿಬಿಡಿಯಲ್ಲಿ ನೀವು ಹೇಳಿದ ಕೇಳಿಸಲಿಲ್ಲ ಅಂತ ಸುಳ್ಳು ಹೇಳಿಬಿಡು ರಾಮನೇ ಹೇಳ್ತಾನೆ ಈ ಮಾತನ್ನ ಯಾತಕ್ಕೆ ಅಂದ್ರೆ ದಶರಥನ ಪ್ರಾಣ ಉಳಿಸುವ ಸಲುವಾಗಿ ಹೇಳಿದ ಮಾತು ಹನುಮಂತನ ಬಾಲಕ್ಕೆ ಬೆಂಕಿಡೋ ಪ್ರಸಂಗದಲ್ಲಿ ಅವನು ಯಾರು ಅಂತ ಕೇಳಿದಾಗ ಸೀತಾದೇವಿ ಅವನ್ಯಾರೋ ನನಗೇನು ಗೊತ್ತು ಅಂತ ಅಲ್ಲಿಯೂ ಸುಳ್ಳನ್ನು ಹೇಳಿ ಆಂಜನೇಯನ ಪ್ರಾಣ ಉಳಿಸ್ತಾಳೆ ಆಪತ್ ಕಾಲದಲ್ಲಿ ಸುಳ್ಳು ಹೇಳ್ಬೋದು ಇದೇನು ದೊಡ್ಡ ವಿಷಯ ಅಲ್ಲ ದಶರಥನಿಗೆ ಪತ್ನಿ ಸುಖ ಬೇಕಾಗಿದ್ರೆ ತನ್ನ ಕೆಲಸ ಮುಗಿಸಿಕೊಂಡು ವರ ಕೊಟ್ಟಾಗ ನಾಟಕ ಮಾಡಿ ಅದೆಲ್ಲ ಸುಮ್ಮನೆ ಹೇಳಿದ್ದು ಅದೆಲ್ಲ ಕೊಡೋಕೆ ಬರೋದಿಲ್ಲ ರಾಮನಿಗೆ ಪಟ್ಟಾಭಿಷೇಕ ಏನ್ ಮಾಡ್ತೀವೋ ಮಾಡ್ಕೋ ಅಂತ ಅಂದು ಬಿಟ್ಟಿದ್ರೆ ರಾಮಾಯಣದ ಕಥೆ ಬೇರೆ ರೀತಿಯಾಗುತ್ತಿತ್ತು ಅದು ಸ್ಟ್ರಾಟಜಿ ಆ ಜಾಗದಲ್ಲಿ ನಮ್ಮ ಕೃಷ್ಣ ಇದ್ರೆ ಏನು ಮಾಡ್ತಿದ್ದ ಯೋಚನೆ ಮಾಡಿಕೊಳ್ಳಿ ನೀವು ಚಕ್ರ ಹಿಡಿಯುವುದಿಲ್ಲ ಅಂದ ಚಕ್ರವನ್ನು ಹಿಡಿದ ಸಭೆಗೆ ಹೋದ ಶಸ್ತ್ರಾಸ್ತ್ರವನ್ನು ತಗೊಂಡು ಹೋದ ಇದೇನು ಅಂತ ಕೇಳಿದ ದಾರುಕ ಏನಿಲ್ಲ ಇಲ್ಲೇ ಯುದ್ಧ ಮುಗಿದೋದ್ರೆ ಒಬ್ಬ ದುರ್ಯೋಧನನ ಕಿತ್ತು ಹಾಕಿದ್ರೆ ಮಹಾಭಾರತ ಯುದ್ಧವೇ ನಿಂತು ಹೋಗ್ತದೆ ಎಷ್ಟೊಂದು ಕುದುರೆಗಳು ಆನೆಗಳು ಪ್ರಾಣಿಗಳು ಉಳಿತವೆ ಕೃಷ್ಣನಿಗೆ ಶಕ್ತಿ ಇದ್ದು ತಡೆಯಲಿಲ್ಲ ಅಂತ ನನಗೆ ಅಪಖ್ಯಾತಿ ಬೇಡ ಸುಮ್ಮನೆ ಶಂಖ ಚಕ್ರ ಎಲ್ಲ ರಥದಲ್ಲಿ ಹೊಚ್ಚು ರಾಮಾವತಾರದ ಗೊಂದಲಗಳಿಂದ ಕೃಷ್ಣ ಅತ್ಯಂತ ಸುಲಭವಾಗಿ ಪಾರಾದ ಅಶ್ವತ್ಥಾಮ ಹತ ಕುಂಜನ ಹೇಳು ಅಂತ ಹೇಳಿಸಿದ ಸೈಂಧವನ ವಧೆಯನ್ನ ಅರ್ಜುನನ ಕೈಲಿ ಮಾಡಿದ ಪ್ರಸಂಗ ಒಂದೇ ಎರಡೆ ಮಾಯೆ ಮಾಯೆ ಮಾಯೆ ಮಾಯಾವಿ ಮಾಯಾ ವಧ್ಯ ಮೋಸಗಾರರನ್ನು ಅವರವರ ಮೋಸದಿಂದಲೇ ಕೊಲ್ಲಬೇಕು ಇದು ಶುಕ್ರ ನೀತಿ ಕೃಷ್ಣ ನೀತಿಯನ್ನ ಅನುಸರಿಸಿದ ರಾಮಚಂದ್ರ ಬೃಹಸ್ಪತಿ ನೀತಿಯನ್ನು ಅನುಸರಿಸಿದ ಆ ಯುಗ ಬೇರೆ ಯುಗ ಬೇರೆ ಆದ್ದರಿಂದ ದಶರಥ ಅಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡಿದ ಈ ರಾಜ್ಯಾಂಗದ ಮುಂದೆ ಇನ್ನೊಂದು ವಿಷಯ ನಾರ್ಮಡಿ ಉಡಿಸ್ತಾ ಇದ್ದಾನೆ ಸೀತಾದೇವಿಗೆ ರಾಮಚಂದ್ರ ರಾಮ ಕೇಳಿದ ಏನಮ್ಮ ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ ಈ ಪೀತಾಂಬರ ಯಾತಕ್ಕೆ ಒಂದು ನಾರ್ಮಡಿ ಕೊಟ್ಬಿಡು ಕೈ ಕೈಕೇಯಿಗೆ ಇದು ಅರಮನೆ ಒಳಗೆ ನಡೆದಿದ್ದು ಅವಳು ಪುಸ್ತಕನೇ ಒಂದು ನಾರ್ಮಡಿ ತಂದು ಕೊಟ್ಟಳು ರೆಡಿಮೇಡ್ ಮಾಡಿಟ್ಟಿದ್ದಳು ಅಷ್ಟು ಬೇಗ ಬಂತು ಇದೆಲ್ಲ ಮನ್ಸರೇ ಎಲ್ಲ ಏರ್ಪಾಡು ಮಾಡಿಟ್ಟಿದ್ದಾಳೆ ಒಬ್ರು ಯಾರು ಇನ್ನೇನು ಪ್ರಾಣ ಪಟಕನ್ನುತ್ತೆ ಅನ್ನುವಾಗ ಗಳು ಹೆಂಚು ಮಡಿಕೆ ದಾರ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಳ್ಳುವ ಹಾಗೆ ಕ್ವಶನ್ ಆಫ್ ಟೈಮ್ ಎಂಥ ಹೊಂಚು ಬುದ್ಧಿ ಡೊಂಕು ಬೆನ್ನಿನ ಮುದುಕಿ ಸಾಮಾನ್ಯಗಳಲ್ಲ don't try to defend her ready ಮಾಡಿಟ್ಟಿದ್ಲು ರಾಮನು ಕೊಡುವಂತ ಕೊಟ್ಟಿದ್ದಾಳೆ ಪರದೆ ಹಿಂದಿನಿಂದ ಸರಿಯಾ ರಾಮ ಆ ಕಡೆ ಹೋದ ತನ್ನ ಪೀತಾಂಬರ ಕಳಚಿ ನಾರುಮಡಿ ಮಂಡಿಗೆ ಮೇಲೆ ಬರುವಂತೆ ಉಟ್ಟುಕೊಂಡ ಇನ್ನೊಂದು ತುಂಡು ಉತ್ತರೀಯ ಅದು ಹೇಗೆ ಮಾತೃಪಾಟ್ ಅಂತಾರೆ ಅಂಗಡಿಗಳಲ್ಲಿ ಬಟ್ಟೆ ಅಂಗಡಿಯಲ್ಲಿ ಇಟ್ಟಿರ್ತಾರೆ ನೋಡಿ ನಮ್ಮ ಧಾರವಾಡ ಕಡೆ ವೈದಿಕರು ಮಡಿಪಂಚೆ ಅಂತ ಒಂದು ಉಡ್ತಾರೆ ಆ ಮಡಿಪಂಚೆ ಅಂದ್ರೆ ಅನ್ಬ್ಲೀಚ್ಡ್ ಅದು ಉದ್ದ ಅಗಲ ಇರೋದಿಲ್ಲ ನೀರಲ್ಲಿ ಹಾಕಿದರೆ ಇನ್ನಷ್ಟು ಶಂಕ ಆಗುತ್ತೆ ಮೇಲೆ ಒಣಗಾಕಿದರೆ ನೈನಂಶಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೇನಂ ಕ್ಲೇದಯಂತ್ಯಾಪ ನ ಶೋಷೇತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಂ ಅದು ಮಡಿ ಪಂಚೆ ಅದು ಜಾತಕರ್ಮ ಆ ಮಡಿ ಅಂದ್ರೆ ಕೊಳಕಾಗಿರಬೇಕು ಅಂತ ಹೇಳ್ತಾರೆ ಏನು ಶಾಸ್ತ್ರದಲ್ಲಿ ಅರ್ಹ ಮಾಡಿದ ಮಡಿ ಪಂಚ ಉಟ್ಕೊಂಡ್ರೆ ಹೃದಯದಲ್ಲಿರುವ ಇಲ್ಲದ ಮಡಿ ಮಡಿ ಮಡಿ ಮಡಿ ಎಂದಡಿ ಹಾರುವ ಭಿಕನಾಸಿ ಪುರಂದ್ರದಾಸರು ಮಡಿ ಮಾಡುವ ಬಗೆ ಬೇರುಂಟು ಹೃದಯದಲ್ಲಿ ದೇವರು ಧ್ಯಾನ ಮಾಡಿದೆ ಎಷ್ಟು ಬಟ್ಟೆ ಪೀತಾಂಬರ ಉಟ್ಕೊಂಡ್ರೆ ಏನು ಬಂತು ಹೃದಯ ಶುದ್ಧಿ ಹೃದಯ ಶುದ್ಧಿ ಆ ಪೀತ ಪೀತಾಂಬರ ಕಳಿಸಿದ ಮಡಿ ಉಟ್ಕೊಂಡ ರಾಮ ಮಾಡಿದ್ದನ್ನು ನೋಡಿ ಲಕ್ಷ್ಮಣ ಕೇಳಿದ ನನಗೂ ಒಂದು ನಾರು ಮಡಿ ಕೊಡು ಇವಳು ಲೆಕ್ಕಾಚಾರ ಇತ್ತು ಮಂತ್ರಿಗೆ ರಾಮ ಹೊರಟು ಲಕ್ಷ್ಮಣ ಹೊರಡ್ತಾನೆ ಪೀಳೆ ಇವನಿಗೆ ನಾರು ಮಡಿ ಕೊಟ್ರೆ ಅವನು ಒಂದು ಕೇಳ್ತಾನೆ ಅದು ಒಂದು ರೀ ಮಾಡಿಟ್ಟಿದ್ದಳು ಅದನ್ನು ತಂದು ಕೊಟ್ಟಳು ಲಕ್ಷ್ಮಣ ಬದಲಿ ಮಾಡಿಕೊಂಡ ಇವರಿಬ್ರು ಮಾಡಿದ್ದನ್ನು ನೋಡಿ ಸೀತಾದೇವಿ ಪೀಕಲಾಟವಾಯಿತು ನನಗೂ ಒಂದು ಮಡಿ ಕೊಡು ಅಂತ ಕೇಳಿದಳು ಕೈ ಕೈ ಅವಳಿಗೂ ಒಂದು ತಂದು ಕೊಟ್ಟಳು ಅದನ್ನು ನೋಡಿ ಪೃಷತಿ ವಾಗುರಾಮಿವ ಒಂದು ಬಲೆಯನ್ನು ನೋಡಿ ಹೆಣ್ಣು ಜಿಂಕೆ ಬೆದರುವಂತೆ ಬೆದರಿದಳು ವಾಲಿಬಾಲ್ ನೆಟ್ ಇದ್ದಾಗಿತ್ತದು ಯಾರು ರುಟ್ಕೋತಾರೆ ಹೆಂಗೆ ಸುಟ್ಕೊಳ್ಳೋ ಬಟ್ಟೆ ಅದು ವಾಗು ಜಿಂಕೆಯನ್ನು ಹಿಡಿಯೋದಕ್ಕೆ ಬಲೆ ಬೀಸ್ತಾರಲ್ಲ ಕಾಡಲ್ಲಿ ಬೇಡ್ರು ಅಂಥದ್ದನ್ನು ನೋಡಿದಳು ನವಿರಾದ ರೇಷ್ಮೆ ಸೀರೆಯನ್ನೇ ಉಟ್ಟವಳು ಜನಕನ ಮನೆಯಲ್ಲಿ ದಶರಥನ ಮನೆಯಲ್ಲಿ ಹನ್ನೆರಡು ವರ್ಷ ಬೆದರು ತಾಳದನ್ನು ನೋಡಿ ಆಮೇಲೆ ಗಂಡನನ್ನ ಕೇಳಿದ್ಲು ಕಾಡಲ್ಲಿ ಋಷಿಪತ್ನಿಯರು ಇದನ್ನು ಹೇಗೆ ಉಡ್ತಾರೆ ಪ್ರಭು ಅಗಲ ಮೊಳ ಉದ್ದ ಎಲ್ಲ ಇರುವ ಸೀರೆ ಕೊಟ್ಟರೆ ಕೂಡ ಬರುವುದಿಲ್ಲ ಕೆಲವರಿಗೆ ಅದೇನೂ ಇಲ್ಲದೆ ಇದ್ದದ್ದು ಇದು ಲೆಂಕ್ಲೆಸ್ ಬ್ರೆಡ್ಲೆಸ್ ಪಾಯಿಂಟ್ ಇದ್ದ ಹಾಗೆ ಮೇಲೆ ಉಟ್ರೆ ಕೆಳಗಿಲ್ಲ ಕೆಳಗೆ ಉಟ್ರೆ ಮೇಲಿಲ್ಲ ಇದನ್ನ ಹೇಗೆ ಉಟ್ಕೊಳ್ಳೋದು ಅಂತ ಸರ್ಕಸ್ ಮಾಡ್ತಾಳೆ ಮಾಡ್ತಾಳೆ ಮಾಡ್ತಾಳೆ ರಾಮನು ಸುಮ್ಮನೆ ಇದ್ದ ಲಕ್ಷ್ಮಣ ಸುಮ್ಮನೆ ಇದ್ದ ದಶರಥ ಸುಮ್ಮನೆ ಇದ್ದ ವಸಿಷ್ಠರಿಗೆ ನೆಟ್ಟಿಗೆ ಕೋಪ ಹತ್ತು ಬಿಡ್ತು ಅಲ್ಲಿ ತರ್ಕ ಸುಮ್ಮನೆ ಇದ್ದವರು ಅತಿ ಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸನಿ ಕೊಲ್ಲುವುದಕ್ಕೆ ಹೋಗಿಬಿಡ್ತಾರೆ ಕೈಕೇಯನ್ನ ಅತಿ ಪ್ರವೃತ್ತೆ ನೀ ವರ ರಾಮನಿಗೆ ವನವಾಸ ಅವನೊಬ್ಬನಿಗೆ ಏನು ಬೇಕಾದ್ರೂ ವಿರಿಸು ಲಕ್ಷ್ಮಣ ತನ್ನಿಷ್ಟದಂತ ತಾನನಾರ ಮಡಿ ಉಟ್ಕೊಂಡ ಸೀತೆ ಕಾಡಿಗೆ ಹೋಗಬೇಕು ಅಂತ ನೀ ಕೇಳಿದ್ಯಾ ಅವಳಿಷ್ಟದಂತ ಹೊರಟಿದ್ದಾಳೆ ಅವಳಿಗೆ ನಿರ್ಬಂಧ ಮಾಡ್ತೀಯೇ ನೋಡ್ಲಾ ನಿನ್ನ ಬಾಯಿ ಮಣ್ಣು ಹಾಕ್ತೇನೆ ನೋಡು ಅಂದ್ರು ರಾಮನ ಕಾಡಕ್ಕೆ ಹೋಗುವಂತ ಇಷ್ಟೇ ತಾನೆ ನೀ ಕೇಳ್ಕೊಂಡಿದ್ದು ರಾಮ ನೀ ಹೋಗು ಮುಂದೆ ಯಾರು ಪಟ್ಟಾಭಿಷೇಕ ಆಗಬೇಕು ನಿಮ್ಮಪ್ಪ ಮಾಡೋ ಕೆಲಸ ಅಲ್ಲ ದಶರಥ ತೀರ್ಮಾನ ಮಾಡೋ ವಿಷಯ ಅಲ್ಲ ನಾನು ಮಾಡಿ ತೀರ್ಮಾನ ಮಾಡುವ ವಿಷಯ ಇದು ಕಾನ್ಸ್ಟಿಟ್ಯೂಷನ್ನು ಮುಂದೆ ಯಾರನ್ನು ಕೂರಿಸ್ತೇನೆ ಪಟ್ಟಾಭಿಷೇಕ ಗೊತ್ತೋ ರಾಮನ ಆತ್ಮದಲ್ಲಿ ಅರ್ಧ ಭಾಗಿರುವ ಸೀತಾದೇವಿಗೆ ಪಟ್ಟಾಭಿಷೇಕ ಕಟ್ಟಿದೆ ನಾನು ಯಾರು ತಡೀತೀರಿ ನಾನು ನೋಡೋಣ ಅಂತ ವಸಿಷ್ಠರು ಕೂಗಾಟ ಮಾಡಿದ ಮೇಲೆ ನನಗಿಂತ ಕೂಗಾಟ ನನಗಾದರೂ ಫೋನ್ ಇದೆ ಅವರಿಗೇನೂ ಇಲ್ಲ ಆಗ ಕೈ ಕೈ ಬಾಯಿ ಮುಚ್ಕೊಂಡು ಈ ದುಷ್ಟ ಬ್ರಾಹ್ಮಣ ಅದೆಲ್ಲಾರು ಮಾಡಿಬಿಡ್ತಾನೋ ಏನು ಕಥೆಯೋ ನನ್ನ ಮಗನಿಗೆ ರಾಜ್ಯ ಎಲ್ಲಿ ಹೋಗ್ಬಿಡುತ್ತೋ ಬಂದಷ್ಟೇ ಸಾಕು ಅಂತ ಬೇಡ ಬೇಡ ನಾರ್ಮಡಿ ಕೊಡುವಂತ ವಾಪಸ್ ತಗೊಂಡ್ಲು ಅಂಗಡಿಗೆ ರಿಟರ್ನ್ ಮಾಡೋದಕ್ಕೆ ಇಷ್ಟೆಲ್ಲಾ ಹೊಂಚು ಮಾಡಿಕೊಟ್ಟವಳು ಪಾಪಿ ಮಾಂತಾರೆ ಅವಳನ್ನ ಕ್ಷಮಿಸ್ತೀರಿ ಅಂದ್ರೆ ರಾಮನಿಗೆ ರಾಜ್ಯ ತಪ್ಪಿಸಿದ್ದರು ದಶರಥ ಒಂದು ವೇಳೆ ರಾಮ ಒಪ್ಪಿಕೊಂಡಿದ್ದರು ಮುಂದಿನ ದೊರೆ ಯಾರಿಗಾಗುವ ವಿಷಯ ಭರತನಿಗೆ ಕೊಡಬೇಕನ್ನೋದು ಅವರಿವರ ಇಷ್ಟವಲ್ಲ ವಸಿಷ್ಠರು ತೀರ್ಮಾನಿಸಬೇಕು ನೆಕ್ಸ್ಟ್ ಕ್ಲೈಮೆಂಟ್ ಯಾರಿತ್ತು ಸೀತಾದೇವಿ ಅರ್ಧಾಂಗಿ ಅರ್ಧೋವಾತ್ಮನ ಯತ್ಪತ್ನಿ ವೇದದಲ್ಲಿ ಹೇಳುತ್ತೆ ಇದು ಅದರಿಂದ ಇದು ದಶರಥ ಮಾಡಿದ್ದು ಭಾರಿ ಹೊಲಸು ರಾಜ್ಯಾಂಗದ ಕದಕ್ಕೆ ಹಾಕಿಬಿಟ್ಟ ಅದು ನಡೆದಿದ್ದ ಕಥೆ ಈಗ ಎರಡು ಮಾತಲ್ಲಿ ಹೇಳ್ತೇನೆ ನೋಡಿ ಎಷ್ಟು ದೊಡ್ಡ ಕ್ರೈಸಿಸ್ ಪಾಯಿಂಟ್ ಇದು ರಾಮಾಯಣ ಅನಾಲಿಸಿಸ್ ಮಾಡೋರು ಈ ದೃಷ್ಟಿಯಿಂದ ನೋಡುವುದೇ ಇಲ್ಲ ಆದರೆ ರಾಮ ಇದೆಲ್ಲ ಅನ್ಯಾಯ ಅಂತ ತಿಳ್ಕೊಂಡು ತಾನಾಗೆ ಇಷ್ಟಪಟ್ಟಲ್ಲ ದಶರಥ ಮಾಡಿದ್ದ ತಪ್ಪನ್ನು ಅನುಮೋದಿಸಿದ ಸ್ವಂತ ಇಚ್ಛೆಯಿಂದ ಕಾಡಿಗೆ ಹೊರಟನಲ್ಲ ಇದು ಯಾತಕ್ಕೆ ಅಂತ ಕೇಳಿದ್ರೆ ತಪ್ಪು ಅಂತ ತಿಳಿದಿದ್ರು ಅಪ್ಪ ಇದು ತಪ್ಪು ನೀವು ಕೊಡೋಕೆ ಬರೋದಿಲ್ಲ ನಾವು ಹೋಗ್ಲಿಕ್ಕೂ ಬರೋದಿಲ್ಲ ಯಾತಕ್ಕೆ ಹೇಳಲಿಲ್ಲ ಅಂದ್ರೆ ಪಾದುಕಾ ಸಹಸ್ರದಲ್ಲಿ ಉತ್ತರವಿದೆ ರಾಮನ ಪಟ್ಟಾಭಿಷೇಕ ಯಾತಕ್ಕೆ ನಡೆಯಲಿಲ್ಲ ಅಂತ ಕೇಳಿದ್ರಿ ರಾಮೇ ರಾಜ್ಯಂ ಪಿತುರಭಿಮತಂ ಸಮ್ಮತಂಚ ಪ್ರಜಾನಾಂ ರಾಮನಿಗೆ ರಾಜ್ಯವನ್ನು ಕೊಡಬೇಕು ಅಂತ ದಶರಥ ಇದೇನು ಔದಾರ್ಯವಲ್ಲ ಅದು ಹಿಂದಿನಿಂದ ಬಂದು ಪರಂಪರೆ ದಶರಥನಿಗೆ ಅವರಪ್ಪ ರಾಜ್ಯ ಕೊಟ್ಟನಲ್ಲ ಪ್ರಜಾನುಮೋದನೆ ಕೇಳಿದ್ರೆ ಈ ಕನ್ನಡಕ್ಕೋ ಪೆಟ್ಟಿಗೆಯೋ ಕೆಳಗೆ ಬಿದ್ದಿರುತ್ತೆ ಅಕಸ್ಮಾತ್ ಪ್ರವಚನ ನಡೆಯುವಾಗ ನಾನು ಎದ್ದು ಹೊರಕ್ಕೆ ಹೋಗುವಾಗ ಸ್ವಾಮಿ ಇದು ನಿಮ್ಮ ಪೆಟ್ಟಿಗೆ ನಿಮಗೆ ಕೊಟ್ಟಿದ್ದೇನೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಕೇಳಿದ್ರೆ ಅದು ನನ್ನ ಪೆಟ್ಟಿಗೆ ನಾನು ಕೊಡ್ತಾ ಇದ್ದೀರಿ ಥ್ಯಾಂಕ್ಸ್ ಅಂತ ಕೇಳಬೇಕಿದಕ್ಕೆ ರಾಮನಿಗೆ ಸಲ್ಲಬೇಕಾದ ರಾಜ್ಯವನ್ನು ಪ್ರಜೆಗಳ ಹೆಸರಲ್ಲಿ ದಶರಥ ಕೊಟ್ಟ ಸಂಮತಂಚ ಮಾತಾ ಮಾತಾವೌರೇ ತದಪಿ ಭರತೇ ತಾಯಿ ಚಿಕ್ಕ ತಾಯಿ ಕೈ ಕೈ ಕೇಳಿದ್ಲು ರಾಮನಿಗೆ ಬೇಡ ಭರತನಿಗೆ ಕೊಡಿ ಸತ್ಯವಾದಿ ದದೌಚ ಅವನು ಭರತನಿಗೆ ಇರಲಿ ಅಂತ ಕೊಟ್ಟು ಬಿಟ್ಟ ನಡೆದದ್ದೇನು ಚಿಂತಾತೀತ ಸಮಜನಿತದ ಪಾದುಕಾಗ್ರಾಭಿಷೇಕ ಯಾರ ತಲೆಯಲ್ಲಿಯೂ ಅವತ್ತು ಇಲ್ಲದೇ ಇದ್ದ ಒಂದು ವಿಷಯ ಒಂದು ತಿಂಗಳು ಕಳೆದು ರಾಮನ ಪಾದಕಿಗೆ ಪಟ್ಟ ಅಭಿಷೇಕವಾಯಿತು ರಾಮನಿಗೆ ಎಂದ ದಶರಥ ಭರತನಿಗೆ ಅಂದಳು ಕೈ ಕೈ ನಡೆದದ್ದು ಯಾರಿಗೆ ಪಾದುಕಾವ್ಯಾಭಿಷೇಕ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ದುರ್ವಿಜ್ಞಾನ ಸ್ವಹೃದಯ ಮಹೋ ದೈವಮತ್ರ ಪ್ರಮಾಣಂ ದೈವ ಭಗವಂತ ತನ್ನ ಹೃದಯವನ್ನು ಮೊದಲೇ ಗುಟ್ಟು ಬಿಟ್ಟು ಕೊಡುವುದಿಲ್ಲ ಏನಾಗಬೇಕೋ ಹಾಗೆಯೇ ಮಾಡ್ತಾನೆ ನಮಗೆ ಅರ್ಥ ಆಗೋದಿಲ್ಲ ಅದನ್ನು ಮುಂದೆ ಹೇಗೆ ಲಕ್ಷ್ಮಣನ ಜೊತೆಯಲ್ಲಿ ಹೇಳಿ ಪರೋಕ್ಷದಲ್ಲಿ ನಿರೂಪಿಸ್ತಾನೆ ಲಕ್ಷ್ಮಣ ಇದು ನನ್ನ ಇಷ್ಟದಂತೆ ನಡೆದಿದೆಯಪ್ಪ ತಡೆಯಬೇಡ ಪರೋಕ್ಷದಲ್ಲಿ ಹೇಳ್ತಾನೆ ಪರೋಕ್ಷ ಯಾತಕ್ಕೆ ಅಭಿಪ್ರಾಯ ಅದಕ್ಕೆ ಅಂದರೆ ಮೊದಲನೇ ದಿವಸ ಹೇಳಿದೆ ತಲೆ ಮೇಲೆ ಕಿರೀಟ ಇಟ್ಕೊಳ್ಳುವ ಆಲಂಕಾರಿಕ ಪ್ರಕ್ರಿಯೆ ಏನು ಬಹಳ ದೊಡ್ಡದಲ್ಲ ದಕ್ಷಿಣದ ಕಡೆ ದಶರಥ ಲಕ್ಷ ಕೊಟ್ಟರೆಲ್ಲ ವಯಸ್ಸಾಗಿಬಿಟ್ಟಿತ್ತು ಕಾಮಾತ್ಮನಾದ ದುರಾತ್ಮನಾದ ರಾವಣ ಒಂದು ಕಡೆ ಅವನಿಗಿಂತ ಹೆಚ್ಚು ಬಲಾಢ್ಯ ದುಷ್ಟನಾದ ವಾಲಿ ಒಂದು ಕಡೆ ಅರ್ಧ ಭಾರತವೆಲ್ಲ ಇವರು ಆಕ್ರಮಿಸಿಕೊಂಡಿದ್ದಾರೆ ಈ ಕಡೆ ಪಂಚವಟಿಯಲ್ಲಿ ಬ್ರಾಹ್ಮಣರು ಕರ ಉಷ್ಣಾತ್ರೀಶ್ವರಸರು ಇಲ್ಲಿ ದಂಡಕಾರಣ್ಯ ಅಯೋಧ್ಯೆ ಬಿಟ್ಟರೆ ಇಡೀ ಭಾರತ ದೇಶ ದುಷ್ಟರಿಂದ ಆಕ್ರಮಿತವಾಗಿದೆ ಎಲ್ಲ ಕಾಮಾತ್ಮರು ಇವರನ್ನೆಲ್ಲ ಒಂದು ಅಡಿಗೆ ತಂದು ಇಕ್ಷ್ವಾಕು ವಂಶದ ಧರ್ಮದ ಅಡಿಯಲ್ಲಿ ತಂದು ಆಮೇಲೆ ಪಟ್ಟಾಭಿಷೇಕ ಮಾಡಿಕೊಂಡ್ರೆ ಅದಕ್ಕೆ ಅರ್ಥವಾಗುತ್ತೆ ಅಲ್ಲದೆ ಚರಣ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆದಾಗ ಆಗುತ್ತೆ ಏನ್ ಸಾಧನೆ ಮಾಡಿದ್ರು ಪೆನ್ಷನ್ ಬಂತು ಆಯಿತು ಆ ಎರಡು ಎರಡು ತಿಂಗಳು ಅಲ್ಲಿ ಕೂತಿದ್ರಲ್ಲ ಸ್ವ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಇಷ್ಟೇ ಲಿಸ್ಟಲ್ಲಿ ಅವ್ರದ್ದು ಒಂದು ಹೆಸರು ಬಂತಲ್ಲ ಹೌದು ಬಂತು ಎಷ್ಟು ಹಾಗೆ ಬಂತು ಹೆಸರು ಹಾಗೇ ಹೋಗ್ತದೆ ಏನು ಪ್ರಯೋಜನವಿಲ್ಲ ಅಲಂಕಾರಿಕ ತಲೆ ಮೇಲೆ ಕಿರೀಟ ಇಟ್ಕೊಳ್ಳೋದು ದೊಡ್ಡದಲ್ಲ ಇಡೀ ರಾಜ್ಯದಲ್ಲಿ ಧರ್ಮವೆಂಬುದಿರಬೇಕು ದುಷ್ಟ ಆಗಿದ್ರು ನಾವು ಅಯೋಧ್ಯ ರಾಜ್ಯಕ್ಕೆ ಸೇರಿದವರೆಲ್ಲ ಅಂತ ವಾದ ಮಾಡ್ತಿದ್ರು ಕರುಣಾನಿಧಿ ವಾದ ಮಾಡಿದಾಗೆ ಹಾಗೆ ಪೆಯ್ಯಾರ್ ರಾಮಸ್ವಾಮಿ ನಾಯಕರು ಹೇಳ್ತಾ ಇದ್ದ ನಾವು ದ್ರಾವಿಡರು ನೀವೆಲ್ಲ ಆರ್ಯರು ಉತ್ತರದವರು ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದೀರಿ ಸಂಸ್ಕೃತ ನಮ್ಮ ಭಾಷೆ ಅಲ್ಲ ನಾವು ಸ್ವತಂತ್ರರಾಗ್ತೇವೆ ದ್ರವಿಡಸ್ಥಾನ ಅಂತ ಪ್ರತ್ಯೇಕ ಬೇಕು ಅಂತ ಕೂತಿದ್ರಲ್ಲ ಇದರ ಮೂಲ ಬೀಜ ವಾಲಿ ಮಾತಿನಲ್ಲಿದೆ ಹೇ ರಾಮ ನಾನು ಯಾಕೆ ಹೊಡಿತೀಯೇ ನನ್ನ ರಾಜ್ಯ ಬೇರೆ ನಿನ್ನ ರಾಜ್ಯ ಬೇರೆ ಮೂರು ಮುತ್ತಿಗೆ ಹಾಕಿದ್ದೆ ಅಂತ ಕೇಳುವಾಗ ಅವನು ಹೇಳ್ತಾನೆ ಮಗನೇ ಇಕ್ಷ್ವಾಕೂಣಾಮಿಯಂ ಭೂಮಿ ಸಶೈರವನಕಾನನ ಈ ಭೂಮಿಯೆಲ್ಲ ಇಕ್ಷ್ವಾಕೂಳಿಗೆ ಸೇರಿದ್ದು ಭಗೀರಥ ಮಹಾರಾಜ ಇಡೀ ಭೂಮಂಡಲವನ್ನು ಸಾಂಸ್ಕೃತಿಕವಾಗಿ ಅಶ್ವಮೇಧ ಮಾಡಿ ರಾಜಸೂಯ ಮಾಡಿ ಗೆದ್ದು ಭಗೀರಥ ರಾಜಸೂಯ ಮಾಡಿ ಚಕ್ರವರ್ತಿ ಸಮ್ರಾಟ್ ಆಗಿದ್ದ ಕೊನೆ ಚಕ್ರವರ್ತಿ ರಘುವಂಶದಲ್ಲಿ ಅವನಾದರಂತಹ ಬಂದವರು ಅದನ್ನ ಪರಿಪಾಲಿಸಿಕೊಂಡು ಹೋದರೂ ಸ್ವತಂತ್ರವಾಗಿ ಮತ್ತೊಂದು ರಾಜಸೂಯವನ್ನು ಮಾಡಲಿಲ್ಲ ದಶರಥನೂ ಮಾಡಲಿಲ್ಲ ಉಳಿಸ್ಕೊಂಡು ಹೋಗೋದಕ್ಕಾಗಲಿಲ್ಲ ಪುಂಡರಲ್ಲಲ್ಲಿ ಮೇಲೆ ಕೆದ್ರು ಅದಕ್ಕಾಗಿ ರಾಮಚಂದ್ರ ಪುಂಡತನವನ್ನು ಅಡಗಿಸಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಇದು ಮೋಸ್ಟ್ ಅರ್ಜೆಂಟ್ ಇದು priority keeping the kingdom intact under dharma Lakshmana ಇದು ಮುಖ್ಯ ಪಟ್ಟಾಭಿಷೇಕ ಇಲ್ಲಿ ಹೋಗ್ತದೆ ಯಾರು ತಡೆಯೋಕೆ ಬರೋದಿಲ್ಲ ಅದು ಆಮೇಲೆ ಮಾಡ್ಕೊಳ್ಳೋಣ letters attend to Ravana letters attend to Vali ಇದನ್ನು ಮಾಡಿ ಬರೋಣ ತುರ್ತಾಗಿದೆ ಅಂತ ಹೇಳಿ ದಶರಥನ ವರವನ್ನ ಕುಂಟು ನೆಪವನ್ನಾಗಿ ಮಾಡಿಕೊಂಡು ಬಂದನೆ ಹೊರತು ಅದನ್ನು ತಡೆಯೋ ಶಕ್ತಿ ಅವನಿಗೆ ಇರಲಿಲ್ಲ ಅಂತ ತಿಳ್ಕೋಬೇಡಿ ಎಷ್ಟು ಸೂಕ್ಷ್ಮ ಧರ್ಮಪ್ರಭು ಅದೆಲ್ಲ ಅನರ್ಥ ನಡೆದ ಕ್ರಮ ಈ ಕಥೆ ಬೇಗ ಬೇಗ ಓಡಿಸ್ತೇನೆ ನೋಡ್ಕೊಳ್ಳಿ ಇಷ್ಟೊತ್ತು ಆವೇಶ ಇವತ್ತು ಧ್ವನಿಯೂ ಚೆನ್ನಾಗಿ ಕೊಟ್ಟಿದ್ದಾನೆ ಯಾತಕ್ಕೋದು ಹೇವರು ಗೊತ್ತಿಲ್ಲ ಕೇಳಿಸ್ತಾ ಇದೆ ತಾನೆ ಧ್ವನಿ ಚೆನ್ನಾಗಿ ನಿನ್ನೆ ಹೇಳಿದ ಜಾಗದಲ್ಲಿ ಮಂಥರಿಗೆ ಊರು ತುಂಬ ಅಲಂಕಾರ ಯಾಕಾಗಿದೆ ಅಂತ ಗೊತ್ತಾಗಲಿಲ್ಲ ಹೇಳೋಕ್ ಸಮಾಚಾರ ಹೋಗ್ಲಿಲ್ಲ ಕೈ ಕೈ ಅಂತ ಪುರದ ದಾಸ ದಾಸಿಯರು ಯಾರೂ ಅವತ್ತು ಅರಮನೆ ಮೇಲಿಲ್ಲ ಎಲ್ಲ ಮಲಗಿದ್ದಾರೆ ಸಮಾಚಾರ ಹೇಳಕೋಗ್ಲಿಲ್ಲ ಸಂಕಟ ವಿಧಿ ಇಲ್ಲದೆ ಪಕ್ಕದ ಅರಮನೆ ಕೌಸಲ್ಯ ಅಂತ ಪುರದ ಮಾಳಿಗೆ ಮೇಲಿದ್ದವಳನ್ನು ಕೇಳಿದಳು ಲೇ ಇವತ್ತೇನು ಊರಲ್ಲಿ ಹಬ್ಬ ಜಿಪುಣೆ ನಿಮ್ಮ ಯಜಮಾಂತಿ ನಿಮ್ಮ ಒಡತಿ ಕೌಸಲ್ಯ ಯಾವತ್ತೂ ಇಲ್ಲದೆ ಇದ್ದವಳು ಹೊಸ ಬಟ್ಟೆ ಉಟ್ಕೊಂಡು ಬಂದವರಿಗೆಲ್ಲ ಒಡವ್ಯವಸ್ಥೆ ಕೊಡ್ತಾ ಇದ್ದಾಳಲ್ಲ ಏನ್ ಕಾರಣ ಅಂತ ಹೇಳಿದಾಗ ಅತಿ ಮಾತ್ರ ಪ್ರಹರ್ಷೋಯಂ ಕಿಂಜನಸ್ಯ ಚ ಶಂಸಮೆ ಜನ ಎಲ್ಲ ಸ್ನಾನ ಮಾಡಿ ಬೀದಿ ತಿರುಗಾಡ್ತಾ ಇದ್ದಾರೆ ಬೀದಿಗೆಲ್ಲ ಗಂಧದ ಸಿಂಪಡಿಕೆ ಮಾಡಿದ್ದಾರೆ ಏನು ಕಾರಣ ಅದಕ್ಕೆ ಅವಳು ಮೈ ಬಿರಿದು ಹೋಗುವಂತ ಸಂತೋಷವಾಯಿತು ಈ ಚಂಡಾಳಿ ಹೊಟ್ಟೆ ಉರಿಸುವಂತ ಭಾಗ್ಯ ಬಂದಿತಲ್ಲ ಎಂಬುದಾಗಿ ಸಾ ವಿಧೀರ್ಯಮಾಣ ಹರ್ಷೇಣ ನಾವು ಬರೀ ಅನುವಾದ ಮಾಡ್ತಿದ್ದೇನೆ ಇದ್ದು ವಿಧೀರ್ಯಮಾನ ಬಿರಿದು ಹೋಗೋದು ಕೌಸಲ್ಯ ದಾದಿಗೆ ಮೈ ಬಿರಿದು ಹೋಗುವಷ್ಟು ಪೂರಿ ಪಲ್ಯ ಅದಾಗಿಬಿಡ್ತು ಅವಳು ಹೇಳ್ತಾಳೆ ಶಃಪುಷ್ಯೇಣ ಜತಕ್ರೋಧಂ ಯವ ರಾಜ್ಯೇನ ರಾಘವಂ ರಾಜಾ ದಶರಥೋ ರಾಮಂ ಅಭಿಷಯ ಚೈತಾನಗಂ ಸೂರ್ಯೋದಯಕ್ಕೆ ಸರಿಯಾಗಿ ಗುರುವು ಚಂದ್ರನು ಪುಷ್ಯನು ಒಂದೇ ಯೋಗದಲ್ಲಿರುವಾಗ ಪಟ್ಟಾಭಿಷೇಕ ನಡೀತಲ್ಲ ಅವನಿಗೆ ನಿನಗೆ ಗೊತ್ತಿಲ್ವೇನೆ ಊರಿಗೆಲ್ಲ ಗೊತ್ತಿದೆಯಲ್ಲ ಅಂದ್ಲು ಆ ನನಗೇ ಗೊತ್ತಿಲ್ವೈತಲ್ಲ ಏಮಾರಿ ಹೋದನಲ್ಲ ದಡ ದಡ ಧಡ ಕೆಳಗಿಳಿದಳು ಕೈ ಕೈ ಮಲಗಿದ್ದ ಕೊಠಡಿಗೆ ಹೋದಳು ರಕ್ತದ ದೀಪ ನಾಲ್ಕು ಮೂಲೆಯಲ್ಲಿ ಮಂದ ಬೆಳಕು ಇದೆ ದೀಪ ಜೋರಾಗಿಲ್ಲ ದೀಪಗಳನ್ನು ದೊಡ್ಡದು ಮಾಡಿದಳು ಸಲಿಗೆ ಎಷ್ಟಿತ್ತು ದಾಸಿ ಕೈ ಕೈ ಮಂಚದ ಮೇಲೆ ಹೋಗಿ ಕೂಡ್ತಾಳೆ ದಶರಥ ಕೂಡುವ ಮಂಚದ ಮೇಲೆ ಅವಳ ಮೈಯನ್ನು ತಬ್ಬಿಕೊಂಡು ತಲೆಯನ್ನು ನೇವರಿಸಿ ಉರುಳಿಸಿ ಉರುಳಿಸಿ ಅಂತ ಇದ್ದಾಳೆ ಹೇ ಕೈ ನಿನ್ನ ತಲೆ ಮೇಲೆ ಕಲ್ಲು ಎಳೆದು ಬಿಟ್ಟ ನಿನ್ನ ಗಂಡ ನಿನಗೆ ಗೊತ್ತಾಗಲಿಲ್ಲವೇ ಅಯ್ಯೋ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಉತ್ತಿಷ್ಟ ಮೂಢೆ ಕಿಂಶೆ ಶೇ ಮೂಢೆ ರಾಜಕಾರಣ ಗೊತ್ತಿಲ್ದವಳೆ ಮಲಗಿದ್ದೀಯಲ್ಲ ಮೇಲೆ ಕೇಳು ಚಲಂ ಸೌಭಾಗ್ಯಂ ಕನ್ನಡಿ ನೋಡಿದ್ದು ನೋಡಿದ್ದೆ ನೋಡಿದ್ದು ನೋಡಿ ಜಾತಕ್ಕೆ ಬಂತು ನಿನ್ನ ರೂಪ ಬೆಂಕಿಗೆ ಹಾಕಬೇಕು ನಿನ್ನ ರೂಪದಿಂದ ಗಂಡನನ್ನು ವಶ ಮಾಡಿಕೊಂಡಿದ್ದೆ ಅಂತ ನೀ ತಿಳ್ಕೊಂಡಿದ್ದೆ ಆದರೆ ನಿನ್ನ ಗಂಡ ಮಾಡಿದ್ದೇನು ನಿನಗೆ ಗೊತ್ತಿಲ್ಲದಂತೆಯೇ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತನ್ಮೂಲಕ ರಾಮನ ತಾಯಿಗೆ ಬರೀ ರಾಮಮಾತೆ ಅಂತಿದ್ದ ಅವಳಿಗೆ ರಾಜಮಾತೆ ಅನ್ನುವ ಪಟ್ಟವನ್ನು ಕೊಟ್ಟಿದ್ದಾನೆ ಹೋಯ್ತು ನಿನ್ನ ಸೌಭಾಗ್ಯ ನೀವು ಬರೀ ಕನ್ನಡಿಯೇ ದಕ್ಕಿತು ನಿನಗೆ ದಶರಥನೂ ದಕ್ಕಲಿಲ್ಲ ಅಧಿಕಾರವೂ ಅವರು ಬದುಕಿರೋ ತನಕ ನೀ ರಾಜಮಾತೆ ಅಂತ ಅನಿಸ್ಕೊಳ್ಳೋ ಹಾಗಿಲ್ಲ ಅಂತ ಸವತಿ ಮಾತ್ಸರ್ಯವನ್ನು ಹುಳಿ ಹಿಂಡಿದಳು ಅಕ್ಷಯ್ಯಂ ಸುಮಹದ್ದೇವಿ ಪ್ರವೃತ್ತಂ ತದ್ವಿನಾಶನಂ ಈ ಅರಮನೆಯಲ್ಲಿ ನಿನ್ನನ್ನು ಹಾಳು ಮಾಡೋದಕ್ಕೆ ದೊಡ್ಡ ಸಂಚು ಸಂತ ರಾಮನಿಗೆ ದಶರಥ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಂತೆ ಹೇ ಕೈಕೇಯಿ ಇನ್ನೂ ಮಲಗಿದ್ದೀಯಲ್ಲೇ ನಿನಗೆ ದುಃಖ ಬಂದ್ರೆ ನನಗೆ ದುಃಖವಾಗ್ತದೆ ತವ ದುಃಖೇನ ಕೈಕೇಯಿ ಮಮ ದುಃಖಂ ಮಹದ್ಭವೇತಿ ಅಂತ ಹೀಗೆಲ್ಲ ಹೇಳ್ತಾ ಹೇಳ್ತಾ ಹೇಳ್ತಾ ಕಿರ್ಚ್ತಾ ಇದ್ದಾಳೆ ಗಂಟಲ್ಲಿಲ್ಲದೆ ಗದ್ಗದ ಮಾಡ್ತಾ ಇದ್ದಾಳೆ ಕಣ್ಣಲ್ಲಿಲ್ಲದೆ ಇದ್ದು ಕಣ್ಣೀರನ್ನು ಸುರಿಸುವಂತೆ ನಾಟಕ ಮಾಡ್ತಾ ಇದ್ದಾಳೆ ಈ ಮಂಥರೆ ಇವಳಿಗೆ ಏನೋ ಶಬ್ದ ಇರುವೆ ಕಡ್ದಾಗಾಯಿತು ಕಣ್ಣು ಹೊರಡಿಸಿಕೊಂಡು ಗಾಢ ಎದ್ದಳು ಮಂಚದ ಮೇಲೆ ಕೂತಿದ್ದಾಳೆ ಜವ್ವ ಕೂತ ಹಾಗೆ ಅವಳನ್ನು ನೋಡಿದಳು ಮಂಥರೆ ನಿದ್ದೆ ಬರಲಿಲ್ಲವಾ ನಿನಗೆ ಕೆಟ್ಟ ಕನಸು ಕಂಡ್ಯಾ ಶರೀರದಲ್ಲಿ ಏನಾದ್ರು ರೋಗ ಇದೆಯೇ ಆಸ್ಮಾ ಗೀಸ್ಮಾ ಇದೆಯೇ ನಿನಗೆ ಎಕ್ಸಿಮಾ ಇದೆಯೇ ಯೋಚನೆ ಮಾಡಬೇಡ ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ವೈದ್ಯರಿದ್ದಾರೆ ಅವ್ರನ್ನೆಲ್ಲ ಕರೆಸ್ತೇನೆ ನಿನಗೆ ತುಂಬ ಆರೋಗ್ಯವನ್ನು ಕೊಡ್ತೇನೆ ಯಾ ಏನಾಯಿತು ಏನಾಯಿತು ಯಾತಕ್ಕೆ ಸಂಕಟ ಪಡ್ತೀಯೇ ಕಥಂ ಹಿ ಸಂತಪ್ಯಸೇ ಕುಬ್ಜೆ ಅದಕ್ಕೆ ಅವಳು ಹೇಳಿದ್ಲು ಅಯ್ಯೋ ನಿನಗೆ ಕಷ್ಟ ಆಯಿತು ಅಂತ ಹೇಳೋಕು ಅಂದ್ರೆ ನನಗೆ ರೋಗ ಅಂತ ಹೇಳ್ತಾ ಇದ್ದೀಯಲ್ಲ ನನಗೆ ಯಾವ ರೋಗವೂ ಇಲ್ಲ ನಿನ್ನನ್ನು ಕೇಳದೆ ಹೇಳಿದೆ ನೀ ಹಾಕಿದ ಗೆರೆ ಮೀರದೆ ಇದ್ದ ಗಂಡ ಈಗ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಂತೆ ಇದಕ್ಕಿಂತ ಕೆಟ್ಟ ಸಮಾಚಾರ ಉಂಟೆ ಅಂತ ಹೇಳಿದ ಮೇಲೆ ಕೈಕೇಯಿ ಕಣ್ಣರಳಿಸ್ತಾಳೆ ಏನಂದೆ ರಾಮನಿಗೆ ಪಟ್ಟಾಭಿಷೇಕವೇ ಮಲಗಿದ್ದ ನನಗೆ ಈ ಸಮಾಚಾರವನ್ನು ತುರ್ತಾಗಿ ಕೊಡಬೇಕು ಅಂತ ಅರ್ಧರಾತ್ರಿಯಲ್ಲಿ ಬಂದು ಎಬ್ಬಿಸಿ ಹೇಳಿದೆಯಲ್ಲ ಭೇಷ್ ಅಂತ ಹೇಳಿ ಅತೀ ವಸಾತು ಸಂಹೃಷ್ಟ ಕೈಕೇಯಿ ವಿಸ್ಮಯಾನ್ವಿತ ಏಕಂ ಆಭರಣಂ ತಸ್ಯೈ ಕುಬ್ಜಾಯೈ ಪ್ರದದೌ ಶುಭಂ ಒಂದು ರತ್ನಾಭರಣವನ್ನು ತೆಗೆದು ಅವಳು ಕೊರಳಿಗೆ ಹಾಕಿದಳು ಒಳ್ಳೆ ಸಮಾಚಾರ ಕೊಟ್ಟಿದ್ದೀಯ ಹೋಗು ನಿದ್ದೆ ಮಾಡಿ ಹೋಗು ಅವಳೇನು ಮಾಡಿದಳು ಕೆಟ್ಟ ಸಮಾಚಾರ ಹೇಳಿದ್ರೆ ಬಹುಮಾನ ಕೊಡ್ತಾ ಇದೆಯಲ್ಲ ನನ್ನ ಸ್ವಾರ್ಥ ಏನಿದೆ ನಿನ್ನ ಹಿತವಲ್ವೇ ನಾನು ಹೇಳಿದ್ದು ಅಂತ ಆ ಹಾರವನ್ನು ತೆಗೆದು ಗೋಡೆಗೆ ಅಪ್ಪಳಿಸಿದಳು ಅವಳು ಕೋಪ ಎಷ್ಟಿತ್ತು ನೋಡಿಕೊಳ್ಳಿ ಚದರಿ ಮೂರು ಮೂರು ರತ್ನಗಳು ಕೆದರಿ ಹೋದವು ಆಮೇಲೆ ಮತ್ತೆ ಈ ಕೋಪಾವೇಶವನ್ನು ನೋಡಿ ನಿದ್ದೆ ಹೋಗಿದ್ದವಳು ಮತ್ತೆ ಎದ್ದು ಕೂತ್ಕೊಳ್ತಾಳೆ ಕೈಕೇಯಿ ಇದೇನು ಬಹಳ ದೊಡ್ಡ ವಿಷಯ ಕಾಣ ಯಾಕೆ ಶಬ್ದ ಬರ್ತೀಯೇ ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ ರಾಮನೇನು ಭರತನೇ ನನಗೇನು ವ್ಯತ್ಯಾಸ ಕಾಣಿಸೋದಿಲ್ಲ ತಸ್ಮಾತ್ ತ್ವಮುತ್ಸಿಷ್ಟೇದ್ರಾಜ ರಾಮಂ ಭಿಷಿಚ್ಚತಿ ರಾಮನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡೋದು ನನಗೇನು ಆಕ್ಷೇಪ ಕಾಣೋದಿಲ್ಲ ಈ ಮಾತನ್ನ ಕೈ ಕೈ ಹೇಳ್ತಾಳೆ ನೀವು ನಂಬುತ್ತೀರಿ ಇನ್ನೊಂದು ಮಾತು ಹೇಳಿದ್ಲು ಹಾಗೆ ನೋಡಿದ್ರೆ ಭರತನಿಗಿಂತ ನನಗೆ ರಾಮನ ಮೇಲೆ ಪ್ರೀತಿ ಹೆಚ್ಚು ಅಂದ್ಲು ಒಂದು ದಿವಸವೂ ತಾಯಿ ಸೇವೆ ಮಾಡಲಿಲ್ಲ ಎಲ್ಲೋ ಹೋಗ್ಬಿಟ್ಟು ಆ ಕಡೆ ನನಗೆ ಹಗಲು ರಾತ್ರಿ ನಮಸ್ಕಾರ ಮಾಡಿ ಬೇಕಾದ್ದೆಲ್ಲ ತಂದು ಕೊಟ್ಟು ಅಮ್ಮ ಅಮ್ಮ ಅಂತ ಪ್ರೀತಿ ಮಾಡುವಂತಹ ಮಗ ಈ ರಾಮ ನೀನು ಸುಖ ಪಡಬೇಕಾದಲ್ಲಿ ದುಃಖ ಪಡ್ತಿದ್ಯಲ್ಲ ಅಂತಾರೆ ಏನು ವ್ಯಾಧಿ ನಿನ್ನ ಹೃದಯಕ್ಕೆ ಅದಕ್ಕೆ ಅವಳು ಹೇಳಿದಳು ಹಾಗಲ್ಲ ಶೋಕ ಕೊಡೋ ಜಾಗದಲ್ಲಿ ನೀನು ಸುಖ ಪಡ್ತಾ ಇದ್ದೀಯಲ್ಲ ನಿನಗೆ ರೋಗ ಹಿಡಿದಿದೆ ಎಚ್ಚೋಚಿತವ್ಯ ಹೃಷ್ಟಾಸಿ ಪ್ರಾಪ್ಯ ದಂವ್ಯಸನ ಮಹತೆ ಆಗ ಎದ್ದು ಕೂತಲು ನಿದ್ದೆ ಅಂತೂ ಹೋಯಿತು ಇವಳು ನಿದ್ದೆ ಮಾಡೋಕ್ ಬಿಡೋದಿಲ್ಲ ಇನ್ನು ಏನಾಗಿದೆ ಏನ್ ದೃಷ್ಟಿ ಏನ್ ಅನಾಲಿಸಿಸ್ ಅದನ್ನಾದ್ರೂ ಹೇಳು ನೀನು ಆಗ ಹೇಳ್ತಾಳೆ ಉಪಸ್ಥಾಸ್ಯಸಿ ಕೌಸಲ್ಯಾಂ ದಾಸೀವತ್ವಂ ಕೃತಾಂಜಲಿ ರಾಮನಿಗೆ ಪಟ್ಟಾಭಿಷೇಕ ಆಯಿತು ಅಂತ ಇಟ್ಕೋ ಇದನ್ನ ವಿಘ್ನ ತಡೆಯಲಿಲ್ಲ ನಾಳೆಯಿಂದ ಅವಳು ರಾಜಮಾತೆ ಅಂತ ಆಗ್ತಾಳೆ ದಶರಥ ಅವಳನ್ನೇ ಅನುಸರಿಸಿಕೊಂಡು ಹೋಗಬೇಕು ಊರು ಜನ ಎಲ್ಲ ಕೌಸಲ್ಯೇ ಹೇಳಿದಾಗ ಕೇಳಬೇಕು ಅಷ್ಟೇ ಅಲ್ಲ ನೀನು ಅವಳು ಹೇಳಿದಂತೆ ಕೇಳಬೇಕು ನಿನ್ನ ಕಡೆಯವರೆಲ್ಲ ಅವಳು ಹೇಳಿದಂತೆ ಕೇಳಬೇಕು ನೀನೊಂದು ವೇಳೆ ಒಪ್ಪಿದ್ರು ನನ್ನ ಗತಿ ಏನು ಇಷ್ಟು ದಿವಸ ನಾನು ಕೌಸಲ್ಯ ವಿರೋಧವಾಗಿ ಸಜ್ಜು ಮಾಡಿದ್ದೇನೆ ಅವಳು ನನ್ನನ್ನು ಬಿಡ್ತಾಳೆ ಕೊಲ್ಲಿಸ್ತಾಳೆ ಕೊಲ್ಸೋದಷ್ಟೇ ಅಲ್ಲ ಕೈಕೇಯಿ ಈ ದಶರಥ ಸಾಮಾನ್ಯರಲ್ಲ ರಾಮ ಪಟ್ಟಾಭಿಷೇಕ ಮಾಡಿಕೊಂಡ ಒಡನೆಯೇ ಅವನಿಗೆ ಅಧಿಕಾರವನ್ನು ಕೊಟ್ಟು ಬಿಟ್ರೆ ರಾಮ ಏನ್ ಮಾಡ್ತಾನೆ ತನಗೆ ಯಾರ್ಯಾರು ಪರ್ಯಾಯ ಸರ್ಕಾರ ರಚನೆ ಮಾಡಬಹುದು ಆ ಶತ್ರುಗಳನ್ನ ಎಲ್ಲಿದ್ರಲ್ಲೇ ಕೊಲ್ಲಿಸಿಬಿಡ್ತಾನೆ ಭರತನನ್ನು ಕೊಲ್ಲಿಸ್ತಾನೆ ಲಕ್ಷ್ಮಣನನ್ನು ಕೊಲ್ಲಿಸೋದಿಲ್ಲ ಯಾಕೆಂದ್ರೆ ಗುಲಾಮಗಿರಿಗೆ ಒಪ್ಪಿಕೊಂಡಿದ್ದಾನೆ ಶತ್ರುಘ್ನನ್ನು ಕೊಡಿಸೋದಿಲ್ಲ ಅವನು ಗುಲಾಮ ಈ ಭರತ ಸ್ವತಂತ್ರ ಬುದ್ಧಿ ಅವನು ಇಂಡಿಪೆಂಡೆಂಟ್ ಇದ್ದಾನೆ ಯಾಕೆ ಬೇರೆ ಕಡೆ ಬೆಳೆದವನು ನನ್ನ ವಿಷಯ ಬಿಟ್ಬಿಡು ಭರತನ ಸಂರಕ್ಷಣೆ ಮಾಡುವಂತ ಒಂದು ದಾರಿಯನ್ನು ನೀ ಯೋಚನೆ ಮಾಡಿಕೋ ನಾ ಹೋಗ್ತೇನೆ ಅಂತ ಮೇಲೆ ಕೆದ್ದಳು ಆಗ ಅವಳು ಹೇಳ್ತಾಳೆ ಏನಂದ್ರೆ ನಾನು ಕೌಶಲ್ಯಕ್ಕೆ ದಾಸಿ ಆಗಬೇಕಾಗತ್ತೆ ಸ್ವಲ್ಪ ಕೂತ್ಕೋ ಪ್ಲೀಸ್ ಎಕ್ಸ್ಪ್ಲೈನ್ ದಿ ಇಂಪ್ಲಿಕೇಶನ್ ಅಂದರು ಆ ಕೆಡ್ಡ ಆಪರೇಷನ್ ನಾನೇ ಬಿತ್ತು ಹಳ್ಳಕ್ಕೆ ಇನ್ನಷ್ಟು ಹೇಳು ಹೇಳು ಹೇಳು ಅಂತ ಕೇಳಲಾಗಿ ಅದಕ್ಕೆ ಮುಂಚೆ ಇನ್ನೊಂದು ಮಾತನ್ನಾಡ್ತಾಳೆ ಕೈ ಕೈ ಅತ್ಯಂತ ಮುಗ್ಧೆ ಇದು ಆಣಿ ಮುತ್ತಿನಂತಹ ವಾಕ್ಯ ಹೇಗೆ ಅರಿಸಿದ್ದಾರೆ ಕೈ ಕೈಗೆ ರಾಜ್ಯ ಗೊತ್ತಿಲ್ಲ ಅನ್ನೋದಕ್ಕೊಂದು ಮಾತು ಲೇ ಮೂಢೆ ಮಂಥರೆ ರಾಮ ರಾಜ ಆಗ್ತಾನೆ ಅಂತ ನೀ ಹೇಳಿದೆ ಆಗಲಿ ರಾಮ ಅಷ್ಟು ದಿವಸ ಆಳಿದ್ವಿ ನನ್ನ ಮಗನು ರಾಜ್ಯವಾಳ್ತಾನೆ ಭವಿತ ರಾಘವೋ ರಾಜ ರಾಘವಸ್ಯ ಜಯಸ್ವತಃ ಇದು ಈ ಮಾತು ನೀವು ಇದನ್ನು ನಂಬ್ತೀರಾ ಯೋಚನೆ ಮಾಡಿಕೊಳ್ಳಿ ಒಬ್ಬನಿಗೆ ಪಟ್ಟಾಭಿಷೇಕ ಆದಮೇಲೆ ಅವನು ನಾಲ್ಕು ದಿವಸ ಟರ್ನ್ ಬೈ ಟರ್ನ್ ಮಾಡೋಕಿದ್ದೇನು ಅಲಯನ್ಸ್ ಗೌರ್ಮೆಂಟ್ ಇದು ಆರು ತಿಂಗಳು ನೀನು ಆರು ತಿಂಗಳು ನಾನು ರಾಮರಾಜ್ಯವನ್ನು ಆಳಿದ ಮೇಲೆ ಸ್ವಲ್ಪ ದಿವಸ ಭರತನಿಗೂ ಬಿಟ್ಟು ಕೊಡ್ತಾನೆ ಇದು ಅಯೋಧ್ಯ ಕಾನ್ಸ್ಟಿಟ್ಯೂಷನ್ ಅಲ್ಲ ಅವಳು ಹೇಳ್ತಾಳೆ ರಾಮ ಆದ ಮೇಲೆ ರಾಮನ ಮಗ ಪಟ್ಟಕ್ಕೆ ಬರ್ತಾನೆ ಹೊರತು Bharata will be sideline ಎಂದೆಂದೂ ನಿನ್ನ ಮಗನಿಗೆ ಪಟ್ಟಾಭಿಷೇಕವಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತೇನೆ ಕೇಳು ಈಗ ನೀನು ರಾಮನನ್ನು ಕಾಡಿಗೆ ಕಳಿಸಿದರೆ ದೂರದಲ್ಲಿರತಕ್ಕ ಭರತನನ್ನು ಹತ್ತಿರದಲ್ಲಿ ಕಳಿಸಿದರೆ ಸ್ವಲ್ಪ ನಿನಗೆ ನನಗೆ ಭವಿತವ್ಯ ಉಂಟು ನಿನ್ನ ಗಂಡ ಸಾಮಾನ್ಯನಲ್ಲ ಗಂಡನ ಮೇಲೆ ಚಾಡಿ ಹುಟ್ಟಿದ ಕೂಡಲೇ ಅವನು ಸೋದರ ಮಾವ ಕರ್ಕೊಂಡು ಹೋದ ನಿಮ್ಮ ಅಣ್ಣ ಕರ್ಕೊಂಡು ಹೋದ ನೀನು ಯಾತಕ್ಕೆ ಬಿಟ್ಟೆ ಭರತನನ್ನ ಮದುವೆಯಾದ ಮೇಲೆ ಕರ್ಕೊಂಡು ಹೋದ ನಿನ್ನ ಮಗ ಹೆಂಡತಿಯನ್ನ ಅಲ್ಲಿಗೆ ಆತಕ್ಕೆ ಬಿಟ್ಟೆ ನೀನು ಇಲ್ಲಿ ರಾಮ ಉಳಿದುಕೊಂಡು ಜನಪ್ರೀತಿಯನ್ನ ಸಂಪಾದಿಸಲಿ ಅಂತ ದುರುದ್ದೇಶ ಇಟ್ಟುಕೊಂಡೇ ಭರತ ಹೀಗೆ ಮಾಡಿದ ಇವನು ದಶರಥ ಹಾಗೆ ಮಾಡಿದ ನೀನೆಲ್ಲಾ ಕಳ್ಕೊಂಡು ಬಿಟ್ಟೆ ಅವತ್ತು ನನ್ನ ಮಾತು ಕೇಳಿದ್ರೆ ಈ ಸ್ಥಿತಿ ಬರ್ತಿತ್ತೆ ಸನ್ನಿಘರ್ಷಾಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವಪಿ ಇದು ಎಂಥ ಮಾತಿದು ಸಿನಿಕ್ಸ್ ಸಿನಿಕರಂದ್ರೆ ಗೊತ್ತಲ್ಲ ಭವಿತವ್ಯವನ್ನ ಅಲ್ಲಗಳೆಯುವಂತಹ ಅತ್ಯಂತ ನಿರಾಶಾವಾದಿಗಳು ಹೇಳುವಂತಹ ಮಾತು ಯಾವ ಪದಾರ್ಥ ಸನ್ನಿಕರ್ಷದಲ್ಲಿ ಹತ್ತಿರದಲ್ಲಿರ್ತದೆಯೋ ಅದರ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗ್ತದೆಯೇ ಹೊರತು ದೂರದಲ್ಲಿರುವ ಪದಾರ್ಥದ ಮೇಲೆ ಪ್ರೀತಿ ಬರುವುದಿಲ್ಲ ಹೇಗೆ ರಾಮನನ್ನು ಹದಿನಾಲ್ಕು ವರ್ಷ ಕಾಳಿ ಕಳಿಸಿಬಿಟ್ರೆ ರಾಮನನ್ನು ಜನ ಮರೆತು ಬಿಡ್ತಾರೆ ರಾಮೋ ಅರಾಮೋ ಭವಿಷ್ಯತಿ ವಸಿಷ್ಠರು ಇಟ್ಟ ಹೆಸರಿನ ಮೇಲೆ ಇದು ಟೀಕೆ ಲೋಕದಲ್ಲಿ ಒಬ್ಬಳೇ ಒಬ್ಬಳು ರಾಮನನ್ನ ಆರಾಮ ಅಂತ ಹಾರ ಕಡೆಗೆ ಇವಳು ಹರಾಮಿ ಅಲ್ಲ ರಾಮೋ ಆರಾಮೋ ಭವಿಷ್ಯತಿ ರಾಮ ಶಬ್ದ ಜನರನ್ನು ಹೇಗೆ ಮಂತ್ರ ಆಕರ್ಷಣೆ ಮಾಡುತ್ತೆ ಅನ್ನುವ ಆ ಶಕ್ತಿಯಲ್ಲಿ ವಿಶ್ವಾಸವಿಲ್ಲದವಳು ಪ್ರಶ್ನೆ ಕೇಳಿ ಎರಡು ಮೂರು ದಿವಸ ಆಯಿತು ಈಗ ಪ್ರಶ್ನೆ ಕೇಳ್ತೇನೆ ಹೆದರಬೇಡಿ ಇದು ನಿಜವೇ ದೂರದಲ್ಲಿರತಕ್ಕಂತಹ ಪದಾರ್ಥಗಳಿಗಿಂತ ಹತ್ತಿರದಲ್ಲಿರುವ ಪದಾರ್ಥದ ಮೇಲೆಯೇ ಪ್ರೀತಿ ಹೆಚ್ಚಾಗ್ತದೆಯೇ ಇದು ನಿಜವೇ ಪ್ರಶ್ನೆ ತಿಳಿಯಲಿಲ್ಲ ನಿಮಗೆ ನಿಮ್ಮ ಯಜಮಾನರು ಸ್ಟೇಟ್ಸ್ಗೋ ದುಬೈಗೋ ಅಬುದಾಬಿಗೋ ಎಲ್ಲೋ ಹೆಣ್ಮಕ್ಳಿಗೆ ಹೇಳ್ತೇನೆ ಎರಡು ವರ್ಷ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದ್ಬಿಡ್ತೇನೆ ಹೋದ್ರು ಸಾಲಗೆಲ್ಲ ತೀರಬೇಕು ಮಕ್ಕಳಿಗೆ ಎಜುಕೇಷನ್ ಒಳ್ಳೆ ಬಾಡಿಗೆಗೆ ಮನೆ ಸ್ವಂತ ಮನೆ ಮಾಡಿಕೊಟ್ಟಿದ್ದಾರೆ ಇನ್ನು ನಾಲ್ಕು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಅವರು ಫಾರಿನ್ನಲ್ಲಿದ್ದು ಬಿಟ್ರು ಅವರೇ ಕೈಯಿಂದ ಮಾಂಗಲ್ಯ ಕಟ್ಟಿದ್ದಾರೆ ಕೈ ಹಿಡಿದಿದ್ದೀರಿ ಮದುವೆ ಆಗಿದೆ ಅವರಿಗೆ ನಿಮಗೆ ತುಂಬಾ ಪ್ರೀತಿ ಇದೆ ಅವರು ಹನ್ನೆರಡು ವರ್ಷ ಆ ಕಡೆ ಹೋದದ್ರಿಂದ ಅವರ ಮೇಲೆ ಪ್ರೀತಿ ಕಡಿಮೆಯಾಗಿ ಪಕ್ಕದ ಮನೆಯವರ ಮೇಲೆ ನಿಮಗೆ ಪ್ರೀತಿ ಉಂಟಾಗುತ್ತೆ ಅವನ ಹತ್ತಿರದಲ್ಲಿದ್ದಾನಲ್ಲ ದೂರದಲ್ಲಿದ್ದವ್ರ ಮೇಲೆ ಪ್ರೀತಿ ಕಡಿಮೆಯಾಗಿ ಹತ್ತಿರದಲ್ಲಿದ್ದದ್ರ ಮೇಲೆ ಪ್ರೀತಿ ಹೆಚ್ಚಾಗೋದಾಗಿದ್ದರೆ ದೂರದಲ್ಲಿರೋ ಭಗವಂತನಿಗಿಂತ ಹತ್ತಿರದಲ್ಲಿರೋ ನಾಯಿ ಮೇಲೆ ಪ್ರೀತಿ ಹೆಚ್ಚಾಗಬೇಕಾಗಿತ್ತು ಇದು ಪ್ರೀತಿಯ ಅಪವ್ಯಾಖ್ಯಾನ ಜಗತ್ತೇನು ಹೇಳುತ್ತೆ ಪ್ರೀತಿ ಅನ್ನುವುದು ಎಷ್ಟು ದೊಡ್ಡ ಒಂದು ಶಕ್ತಿ ಅದನ್ನ ಚಕ್ರವರ್ತಿಗಳು ಗೆಲ್ಲಲಾರರು ಪ್ರಾಣ ಕೊಡ್ತಾರೆ ಬೇಕಾದ್ರೆ ಹುಡುಗರು ಹುಡುಗಿಯರು ಪರಸ್ಪರ ಪ್ರೀತಿಸ್ತಾರೆ ಈ ಕಡೆ ಆ ಕಡೆ ಅಪ್ಪ ಅಮ್ಮಂದ್ರು ಒಪ್ಪೋದಿಲ್ಲ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆಯ ಹೊರತು ಅಪ್ಪ ಅಮ್ಮ ನಾಣೆ ನೋಡಿದ್ದೀರಿ ಪ್ರತಿ ಪತ್ರಿಕೆಯಲ್ಲಿ ಬರುತ್ತೆ what a great force is love ಅದರಲ್ಲಿ ಭಗವಂತನ ಪ್ರೀತಿ ಎದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಶಬರಿ ಭಗವಂತನಿಗಾಗಿ ಭಾಗವತರಿಗಾಗಿ ಪ್ರಾಣವನ್ನೇ ಕೊಟ್ಟರು ಬ್ರಹ್ಮಚರ್ಯ ಮಾಡಿದಳು ಮದುವೆ ಬೇಡ ಅಂದಳು ಶರಭಂಗರು ಸುತೀಕ್ಷರು ಅತ್ರಿಗಳು ಅಗಸ್ತ್ಯರು ಇವತ್ತಿನ ಅನೇಕ ಸನ್ಯಾಸಿಗಳು ತಮಿಳುನಾಡಿನ ಒಬ್ಬ ಹಳೆ ಮುಖ್ಯಮಂತ್ರಿ ಒಬ್ಬ ಶಂಕರಾಚಾರ್ಯರಿಗೆ ಕೊಡಬಾರದು ಹಿಂಸೆಗಳನ್ನು ಕೊಟ್ಟು ಜೈಲಲ್ಲಿ ಹಾಕಿ ಇವರಿಗೆ ಸ್ತ್ರೀ ಚಾಪಲ್ಯವಿಲ್ಲಿತ್ತು ಹಣ ಕೊಟ್ಟು ಬೇರೆಯವ್ರ ಕಡೆ ಸಾಕ್ಷಿ ಹೇಳಿ ಇನ್ನೊಂದೇ ಬಾಕಿ ಇತ್ತು ಇವ್ರ ಜೊತೆ ನಾನೇ ಮಲಗಿದ್ದೆ ಅಂತ ಹೇಳುವುದೊಂದು ಬಾಕಿ ಅಷ್ಟೆಲ್ಲ ಮಾಡಿದ್ರು ಶಂಕರಾಚಾರ್ಯ ಚಾರಿತ್ರ ಹೋಯಿತೆ ಯೋಚನೆ ಮಾಡಿ values are values nobody can rob them ಆ ಮೌಲ್ಯಗಳಲ್ಲಿ ವಿಶ್ವಾಸವಿಲ್ಲದೆ ಒಬ್ಬ ಭ್ರಷ್ಟಳು ರಾಮನ ಹದಿನಾಲ್ಕು ವರ್ಷ ಕಾಡಿ ಕಳಿಸ್ಬಿಟ್ರೆ ಜನಪ್ರೀತಿ ಹೋಗಿಬಿಡುತ್ತೆ ನಿನ್ನ ಮಗ ದುರ್ಗುಣಶಾಲಿಯಾಗಿದ್ದರು ಭರತನನ್ನೇ ಜನ ಪ್ರೀತಿ ಮಾಡ್ತಾರೆ ಆದ್ರಿಂದ ಈಗಲೇ ನೀನು ರಾಮನನ್ನು ಕಾಡಿ ಕಳಿಸೋ ಉಪಾಯವನ್ನು ಹುಡುಕು ಅಂತ ಹೀಗೆಲ್ಲ ಹೇಳಿದಳು ಈಗ ಕೈ ಕೈಗೆ ಭಯ ಆವರಿಸಿತು ಭಯ ಬಂದು ಕೂಡಲೇ ಮನಸ್ಸಿನ ಹತೋಟಿ ತಪ್ಪಿತು ಎದ್ದು ಕೂತಳು ಕಣ್ಣುಜ್ಜಿಕೊಂಡಳು ಮಂತ್ರೆಯ ಗೂನಿ ಶರೀರವನ್ನು ತಬ್ಬಿಕೊಂಡಳು ಎಂಥ ಉಪಕಾರ ಮಾಡಿದೆ ಉಪಕಾರ ಸ್ವಲ್ಪ ಹೊತ್ತಲ್ಲಿ ನನಗೆ ವಿಧವೆ ತನ ತಂದು ಕೊಡ್ತಾ ಇದ್ದೀಯೇ ಬಹಳ ದೊಡ್ಡ ಉಪಕಾರ ಮಾಡಿದೆ ರಾಜ್ಯವನ್ನು ಅವಳು ಗೊತ್ತಿಲ್ಲ ಬಾಬಾ ಐರಾನಿಕಲ್ ಹಾಗಿದ್ರೆ ಈ ರಾಮನ ಪಟ್ಟಾಭಿಷೇಕ ತಡೆಯೋದಕ್ಕೊಂದು ಬೇಗ ಉಪಾಯವನ್ನು ಹುಡುಕು ಬೆಳಗಾಗುವುದಕ್ಕೊಂದು ಒಂದು ಎರಡು ಮೂರು ಗಂಟೆ ಕಾಲ ಉಳಿದಿದೆ ಅಷ್ಟರಲ್ಲಿ ಒಂದು ಮಾಸ್ಟರ್ ಪ್ಲಾನ್ ತಯಾರಾಗಬೇಕು ಹದಿಮೂರು ದಿವಸ ಸರ್ಕಾರ ಉರುಳಿತಲ್ಲ ಒಂದು ಓಟ್ನಲ್ಲಿ ಹೋಯಿತು ನೋಡಿದ್ದೀರಿ ಪಾರ್ಲಿಮೆಂಟಲ್ಲಿ ಹೇಟ್ ನಾನು ಅವಾಗ ಹಗರಿ ಬೊಮ್ಮನ ಹಳ್ಳಿಯಲ್ಲಿ ಉಪನ್ಯಾಸ ಮಾಡುತ್ತಿದ್ದೆ ಆ ಸರ್ಕಾರ ಬಿದ್ದ ದಿವಸ ನಾ ಹೇಳಿದೆ ರಾಮಾಯಣದಲ್ಲಿ ಇಬ್ಬರು ಹೆಂಗಸರು ಸೇರಿ ಒಂದು ಸರ್ಕಾರ ಉರುಳಿಸಿದ್ರು ನಮ್ಮ ಕಾಲದಲ್ಲಿ ಮೂರು ಜನ ಹೆಂಗಸರು ಸೇರಿ ಉರುಳಿಸಿದರು ಇದು ಒಂದು ಇಂಪ್ರೂವ್ಮೆಂಟು ಅಲ್ಲಿ ಉಪನ್ಯಾಸ ಕೊಟ್ಟೆ ವಿಶ್ವ ಹಿಂದೂ ಒಂದು ಸಮ್ಮೇಳನ ನಡೀತಾ ಇತ್ತು ಇದು ನಡೆದದ್ದೇ ನಡೆಯುತ್ತೆ ಇದರಲ್ಲಿ ಹೆಂಗಸರು ಗಂಡಸರು ವ್ಯತ್ಯಾಸವಿಲ್ಲ ಒಂದು ಓಟಿನಲ್ಲಿ ಠಾಂಗ್ ಬಿರಾಂಗ್ ಆಗಿ ಆ ಸರ್ಕಾರ ಉರುಳಿತು ಆ ಸರ್ಕಾರ ಮುಂದೆ ಹದಿಮೂರು ತಿಂಗಳು ಉಳಿಯಿತು ಆಮೇಲೆ ಆರು ವರ್ಷ ಉಳಿಯಿತು ಮತ್ತೆ ಅವರವರ ಅವಿವೇಕದಿಂದ ಇವತ್ತು ಅಧಿಕಾರ ಕಳ್ಕೊಂಡಿದೆ ಮತ್ತೆ ಬರ್ತದೆ ರಾಮ ಜನ್ಮಭೂಮಿ ದೇವಸ್ಥಾನ ಕಟ್ಟುತ್ತಾರೆ ಹಿಂದೂಗಳು ಸಾರ್ವಭೌಮತೆ ಹೋಗೋದಿಲ್ಲ ಅವರು ಸ್ವಾಮಿ ರಾಮ್ ಹೇಳ್ತಿದ್ದಾರೆ by two thousand eleven our country will be the foremost in the world ಯಾರು ತಪ್ಪಿಸೋದಕ್ಕಾಗೋದಿಲ್ಲ ಯಾಕೆ ಧರ್ಮವನ್ನು ನಂಬಿ ಧರ್ಮವನ್ನು ಬಿಟ್ಟು ಆದ್ವಾನಿಯವರು ಅಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಒಂದು ಅವಿವೇಕದ ಸ್ಟೇಟ್ಮೆಂಟ್ ಕೊಟ್ಟರು ಬಿಜೆಪಿ ಒಡೆದು ಹಾಳಾಯಿತು ಅದು ಮನಸ್ಸಿನ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ರು ಆದ್ವಾನಿಯವರು ಕಳ್ಕೊಂಡ್ರು ನಂಬೋದಕ್ಕಾಗೋದಿಲ್ಲ ವಿಕ್ರಮ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿ ಏನೇನಾಯ್ತು ಅವಾಂತರ ನಮ್ಮ ತಲೆ ಕೆಟ್ಟರು ರಾಜಕಾರಣಿಗಳು ತಲೆ ಕೆಡಬಾರದು Advani was well known for balance of mind ಅಲ್ಲಿ ಹೋಗಿ ಮಂಗನ ಹಾಕಿ ಚೇಷ್ಟೆ ಮಾಡಿ ರಾಮ್ ದೇವಸ್ಥಾನ ಕಟ್ಟೋ ಇಲ್ಲ Pakistan is given once for all Jinnah was a secular ಈ ಮೂರು ಸ್ಟೇಟ್ಮೆಂಟ್ ಯಾಕೆ ಮಾಡಬೇಕಾಗಿತ್ತು ಅವರು ಪಾಕಿಸ್ತಾನ ಒಂದಲ್ಲ ಒಂದು ದಿವಸ ಮತ್ತೆ ಭಾರತದ ಅವಿಭಾಜ್ಯ ಅಂಗವಾಗ್ತದೆ ಅರವಿಂದರ್ ಭವಿಷ್ಯವಾಣಿ ನೈನ್ಟೀನ್ ಫಿಫ್ಟಿ ಅಲ್ಲ ಮುನಿಗಳು ಹುಟ್ಟಿದ ಜಾಗ ಬಿಟ್ಬಿಡ್ತೀರಾ ನೀವು ಅವರು ರಾಜಾಜಿ ಬದುಕಿದ್ದಾಗ ಹೇಳ್ತಿದ್ರು ಒಂದು ಕಾರ್ಟೂನ್ ಚಿತ್ರ ತಮಿಳಲ್ಲಿ ಪಾಕಿಸ್ತಾನ ಅಂತ ಬರೆದ್ರೆ ಅದು ಬಾಕಿಸ್ತಾನ್ ಅಂತ ಕಾಣುತ್ತೆ ಅದು ಉಳಿದಿರೋ ಜಾಗ ಪಾಕಿಸ್ತಾನು ಅದನ್ನು ತಗೋಬೇಕು ನಾವು ಅದನ್ನು ತಗೊಂಡ್ರೆ ಕಾಶ್ಮೀರ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಇದು ನೆಹರು ಸೃಷ್ಟಿ ಮಾಡಿದ ಅವಿವೇಕ ಇದು ವಿಶ್ವಾಮಿತ್ರ ಸೃಷ್ಟಿ ತ್ರಿಶಂಕು ಸೃಷ್ಟಿ ಇದು ನಮ್ಮವರೇ ಮಾಡಿಕೊಂಡದ್ದು ಯಾಕೆ ಧರ್ಮ ಭ್ರಷ್ಟರು ಇಲ್ಲಿ ಕೈ ಕೈ ದಶರಥನ್ನು ಕೆಡಿಸಿದ್ಲು ಅಲ್ಲಿ ಲೇಡಿ ಮೌಂಟ್ ಬೇಟನ್ನು ನೆಹರೂವನ್ನು ಕೆಡಿಸಿದ್ಲು ಇಂಟರ್ನೆಟ್ ಅಲ್ಲಿದೆ ನಾನೇನು ಹೇಳಿ ಕೂತ್ಕೊಂಡಿದ್ದನ್ನು ಇವತ್ತಿನ ರಾತ್ರಿ ತನಕ ನನ್ನ ಹೆಣದ ಮೇಲೆ ಭಾರತ ವಿಭಜನೆ ಆಗಲಿ ಅಂತ ಹೇಳ್ತಿದ್ದವನು ನಾಳೆ ಬೆಳಿಗ್ಗೆ ಸೈನ್ ಹಾಕ್ತಾನೆ ಅಂದ್ರೆ ಯಾರು ಮಾಡಿದ ಕೆಲಸ ಯೋಚನೆ ಮಾಡಿಕೊಳ್ಳಿ ನಡೆದದ್ದೇ ನಡೆಯುತ್ತೆ ನಮ್ಮ ದೇಶದಲ್ಲಿ ಅದೇ ರಾಮಾಯಣ ಅದೇ ಮಹಾಭಾರತ ಇಷ್ಟು ಧೈರ್ಯವಾಗಿ ಹೇಳ್ತಿಲ್ಲ ಇಂಟರ್ನೆಟ್ ಅಲ್ಲಿದೆ ಓದಿ ನೋಡಿಕೊಳ್ಳಿ ಅವ್ರ ಚರಿತ್ರೆ ವಂಶಾವಳಿ ಎಲ್ಲ ಕೊಟ್ಟಿದ್ದಾರೆ ಯಾರು ಏನ್ ಮಾಡೋ ಬರೋದಿಲ್ಲ ಕಾಪಿ ರೈಟ್ ಇಲ್ಲ ಅದಕ್ಕೆ ಎದ್ದು ಕೂತ್ಲು ಎಲೆ ಮಂಥರೆ ಹಿತ ಹೇಳಿದ್ದೀಯೇ ರಾಮನ ಪಟ್ಟಾಭಿಷೇಕ ತಪ್ಪಿಸು ಆಗ ಹೇಳ್ತಾಳೆ ದೇವಿ ನೀನೇ ಹೇಳಿದ್ದೀಯೇ ನಿನಗೇ ಗೊತ್ತಿದೆ ಉಪಾಯ ನನ್ನ ಬಾಯಲ್ಲಿ ಹೇಳಿಸಬೇಕು ಅಂತ ಚಪಲ ಅಂತ ಕಾಣುತ್ತೆ ನಿನಗೆ ನೀ ಮರ್ತಿರ್ಬೋದು ನಿನಗೆ ಒಳ್ಳೇದಾಗಲಿ ನಾ ಜ್ಞಾಪಕ ಇಟ್ಕೊಂಡಿದ್ದೀನಿ ನೋಡು ಅಂದ್ಲು ಒಂದು ದಿವಸ ನೀನು ನಿನ್ನ ಗಂಡನು ದೇವಾಸುರ ಯುದ್ಧಕ್ಕೆ ಹೋಗಿದ್ದಾಗ ರಾತ್ರೋರಾತ್ರಿ ಶತ್ರುಗಳು ಮುತ್ತಿಗೆ ಹಾಕಿದ್ದಾಗ ನಿನ್ನ ಗಂಡನು ಪ್ರಾಣ ಹೋಗುವಾಗ ಹೋಗ್ತಾ ಇದ್ದಾಗ ನೀನು ಅವನನ್ನು ಉಳಿಸಿದೆಯಂತೆ ನೀನೇ ಹೇಳಿದ್ದು ಆಗ ಅವನು ಎರಡು ವಾರ ಕೇಳ್ಕೊಂತಂದ ಬೇಕಾದಾಗ ಕೇಳ್ತೀನಿ ಅಂತ ಅವನು ಹೇಳಿದ್ದಲ್ಲ ಈಗ ಕೇಳು ಆ ಎರಡು ವರ ಕೇಳು ಒಂದರಿಂದ ರಾಮನನ್ನು ಕಾಡಿಗೆ ದೋಡು ಇನ್ನೊಂದರಿಂದ ಅದೇ ಮುಹೂರ್ತದಲ್ಲಿ ಭರತನ ಪಟ್ಟಾಭಿಷೇಕ ಅಂತ ಕೇಳು ದಶರಥ ಹೇಗೆ ಒಪ್ಪೋದಿಲ್ಲ ಅಂತ ನೋಡ್ತೇನೆ ಅಂತ ಅವಳೆಂತಹ ಬುದ್ಧಿವಂತೆ ಗಂಡನ ಜೊತೆಯಲ್ಲಿ ನೋಡಿದ್ರು ಇದನ್ನ ಇವಳ ಜೊತೆಯಲ್ಲಿ ಹೇಳಿ ತಪ್ಪಾಯ್ತಲ್ಲ ಯೋಚನೆ ಮಾಡಿ ಕೊಳ್ಳಿ ತಗೊಂಡಲೆ ಕರ್ಕೊಂಡು ಹಾಗೆ ಸಿಕ್ಕವ್ರ ಹತ್ರ ಮುಸುರೆ ಚಿಕ್ಕವ್ರ ಹತ್ರ ನಮ್ಮ ಯಜಮಾನ್ರು ಹೀಗೆಲ್ಲ ಹೇಳಿದ್ರು ರಾತ್ರಿ ಹೀಗೆಲ್ಲ ಮುದ್ದು ಮಾಡಿದ್ರು ಸಿಕ್ಕವ್ರ ಹತ್ರ ಹೇಳ್ತಾ ಮನೆ ಹೋಗಿ ಹೇಳ್ತಾಳು ಅವಳು ನಿಮ್ಮ ಮನೆ ಮುಸಳೆ ತೊಳೆಯೋಳು ಪಕ್ಕದ ಮನೆಯಲ್ಲಿ ತೊಳೆದ್ರೆ ಈ ಕಥೆ ಅಲ್ಲಿ ಹೇಳ್ತಾಳೆ ಅಗ್ರಹಾರಕ್ಕೆ ಫ್ಲಾಟ್ಗೆ ಎಲ್ಲ ಕಡೆ ಜಗಜ್ಜಾಹೀರಾಗಿ ಪತ್ರಿಕೆ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ ನಾಳೆ ಅದು ಯಾರ ಜೊತೆ ಏನ್ ಮಾತಾಡಬೇಕು ಎಷ್ಟ ಮಾತಾಡಬೇಕು ತಿಳುವಳಿಕೆ ಇಲ್ಲ ಕೈ ಕೈ ಹೃದಯ ನಿಷ್ಕಪಟವಾದ್ರಿಂದ ಅದು ಬುಡುಬುಡಿಕೆ ಇದ್ದಾಗ ಏನು ಬೇಕಾದ್ರೆ ಹೇಳುವಂತ ಹೃದಯ ಇದನ್ನು ಕೇಳುವುದು ಪುಣ್ಯಕ್ಕೆ ಇಲ್ಲೊಂದು ವಿಷಯ ಇದು ಇದು ರಾಜ್ಯಾಂಗ ಗೋಕರ್ಣದಲ್ಲೊಬ್ಬರಿದ್ರು ಪರಮನಾಸ್ತಿಕರು ವಾಲ್ಮೀಕಿ ತೂಕಡಿಸಿದಾಗ ಅಂತ ಒಂದು ಪುಸ್ತಕ ಬರೆದ್ರು ಅವರು ಅವ್ರಿಗೆ ದಬಾಯಿಸಿ ಉತ್ತರ ಕೊಟ್ಟೆ ನನ್ನ ಪುಸ್ತಕದಲ್ಲಿ ತೂಕಡಿಸಿದವರು ನೀವೇ ಹೊರತು ವಾಲ್ಮೀಕಿ ಅಲ್ಲ ಅವರೇನು ಪ್ರಶ್ನೆ ಕೇಳ್ತಾರೆ ಕೈ ಕೈ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯ ಕೊಡ್ತೇನೆ ಅಂತ ಒಂದು ವರ ಇತ್ತಲ್ಲ ಮೊದಲೇ ದಶರಥ ಕೊಟ್ಟಿದ್ದು ಅದರ ಗತಿ ಏನಾಯಿತು ಈ ಎರಡು ವರ ಇಟ್ಕೊಂಡಿದ್ದಾಡಿಸ್ತಾ ಇದ್ದಾರಲ್ಲ ಆ ವರ ಏನಾಯಿತು ಅದನ್ನೇ ಕೇಳಿದ್ರೆ ಏನಾಗ್ತಿತ್ತು ಒಂದು ವೇಳೆ ಕೈಕೇಯಿಗೆ ತಾನು ದಶರಥನನ್ನ ಒರಿಸುವ ಮೊದಲೇ ಭರತನಿಗೆ ತಂದೆ ರಾಜ್ಯ ಕೊಟ್ಟಿದ್ದಾನೆ ಎನ್ನುವ ಗುಟ್ಟು ಗೊತ್ತಿದ್ದಿದ್ದರೆ ಅದನ್ನು ಅಶ್ವಪತಿ ಹೇಳಲಿಲ್ಲ ಧರ್ಮಾತ್ಮ ಇನ್ನೊಂದು ಪಾಯಿಂಟು ರಾಮನು ಪಟ್ಟಾಭಿಷೇಕ ಅಂತ ಜನರನ್ನು ಕರೆಸುವಾಗ ನತುಕೆ ರಾಜಾನಂ ಜನಕಂವಾ ನರಾಧಿಪ ಶ್ಲೋಕನನ್ನೇ ಹೇಳಿದ್ರಿ ನೀವು ಆ ಪ್ರಜಾನುಮೋದನೆ ಸಭೆಗೆ ಕೈಯ ದೊರೆ ಅಶ್ವಪತಿಯನ್ನು ಜನಕನನ್ನು ಕರೆಸಲಿಲ್ಲ ಯಾಕೆ ಕರೆಸಲಿಲ್ಲ ದಶರಥನಿಗೆ ಸಂಶಯ ಇತ್ತು ಕೈ ರಾಜಾಧಿಪತಿ ನನ್ನ ಮೊಮ್ಮಗನೇ ರಾಜ್ಯ ಕೊಡು ಅಂತ ಹೇಳಿ ಕೇಳಿಬಿಡ್ತಾನೋ ಜನಕರಾಜ ಎಲ್ಲಿ ಇದು ತಪ್ಪು ರಾಮನಿ ಪಟ್ಟಾಭಿಷೇಕ ಅಲ್ಲ ಭರತನಿಗೆ ಕೊಡು ಅಂತ ಎಲ್ಲಿ ಹೇಳ್ತಾನೋ ಇದು ದಶರಥನ ಮೂರ್ಖತನ ಮಂಡುತನ ಮೋಹವೇ ಹೊರತು ಅವರು ಒಂದು ವೇಳೆ ಆ ಸಭೆಗೆ ಬಂದಿದ್ರೆ ಕಥೆಯೇ ಬೇರೆ ಆಗ್ತಿತ್ತು ಅಶ್ವಪತಿ ಹೇಳ್ತಿದ್ದ ಅಪ್ಪ ಮೂರು ಹೆಣ್ಣು ಮಕ್ಕಳಲ್ಲಿ ಮದುವೆ ಆಗಿ ಮಕ್ಕಳಾಗದೆ ಇರೋ ಸ್ಥಿತಿಯಲ್ಲಿ ನಾವು ವರ ಕೇಳಿದ್ದೆ ಪುತ್ರ ರಾಮ ಹುಟ್ಟಿದ್ದಾನೆ ನಾನು ವರ ವಾಪಸ್ ತಗೊಂಡಿದ್ದೇನೆ ಖಂಡಿತ ಹೇಳಿಬಿಡ್ತಿದ್ದ ಅವನು ದಶರಥ ಮಿಸ್ಕ್ಯಾಲ್ಕುಲೇಟ್ ಮಾಡಿದ ಜನಕರಾಜ ಬಂದಿದ್ರು ಅವನು ಧರ್ಮಾತ್ಮ ಆದ್ದರಿಂದ ಚಕ್ರವರ್ತಿಗಳೇ ಜನಗಳನ್ನೆಲ್ಲ ಕೇಳಬೇಕಾದ ಅವಶ್ಯಕವಿಲ್ಲ ಧರ್ಮಬದ್ಧವಾಗಿ ರಾಮನಿಗೆ ರಾಜ್ಯ ಹೋಗಬೇಕು ಅವನು ಹೇಳ್ಬಿಡ್ತಿದ್ದ ಇವನು ಮನಸ್ಸಲ್ಲಿ ವಿನಾಕಾರಣ ಅಳುಕು ಇವತ್ತು ವಾಲ್ಮೀಕಿ ಅರ್ಥಗಳೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಹೊಸ ಹೊಸ ಅರ್ಥ ಇದೇ ಶ್ಲೋಕ ಇದೇ ಪ್ರಸಂಗ ನನ್ನ ತಲೆಯಲ್ಲಿ ಹೊಚ್ಚಿಡಿಸ್ತಾ ಇದ್ದಾಳೆ ವಾಲ್ಮೀಕಿ ಇದು ನೋಡು ಇದು ನೋಡು ಇದು ನೋಡು ಎಂಬುದಾಗಿ ಇವಳು ಎರಡೇ ಪಾಯಿಂಟ್ ಇಟ್ಕೊಂಡ್ಲು ಅವರು ಗೋಕರ್ಣದವರು ಹೇಳಿದಾಗ ತೂಕರಿಸಲಿಲ್ಲ ಎಲ್ಲಿತ್ತು ಮತ್ತೆ ಇದು ರಾಮನಿಗೆ ಗೊತ್ತಿತ್ತು ಕ್ರೌನ್ ಪ್ರಿನ್ಸ್ ಇದು ಕೈ ಕೈ ಗೊತ್ತಿಲ್ಲ ಮಂಥರೆಗೆ ಗೊತ್ತಿಲ್ಲ ರಾಮನಿಗೆ ಗೊತ್ತಿತ್ತು ಎಲ್ಲಿ ಗೊತ್ತಾಯಿತು ನಮಗೆ ಅದು ಹೇಳೋದು ಕಷ್ಟ ಪ್ರಾಯಶಃ ಕಾಡಿಗೆ ಹೋಗ್ತಾ ಹೋಗ್ತಾ ಸುಮಂತ್ರ ಬಾಯಿ ಬಿಟ್ಟಿರಬೇಕು ಪ್ರಭು ನೀವು ಕಾಡಿಗೆ ಹೊರಟ್ರಿ ಏನು ಹೇಳಿ ನಿಮ್ಮ ತಂದೆ ಹೀಗೆಲ್ಲ ಮಾಡಿದ್ರು ಹಿಂದೆ ನೀವು ಹುಟ್ಟೋಕ್ ಮುಂಚೆನೆ ಕೈ ಕೈಗೆ ವರ ಕೊಟ್ಟಿದ್ರು ಅದನ್ನು ಕೇಳ್ಕೊಂಡಿದ್ದ ಭರತ ಬಂದು ಮುಂದೆ ನೀನು ವಾಪಸ್ ಬರಬೇಕು ಅಂತ ಕೇಳಿದಾಗ ಐದಾರು ಘನವಾದ ಧರ್ಮದ ಪಟ್ಟುಗಳಿಗೆ ಉತ್ತರ ಕೊಟ್ಟ ನಂತರ ಪ್ರಭು ಹೇಳ್ತಾನೆ ಭರತ ನೀನು ಅಳುವುದಕ್ಕೂ ಇಲ್ಲ ನಾನು ಅಳುವುದಕ್ಕಿಲ್ಲ ನೀನು ನಾನು ಹುಟ್ಟುವುದಕ್ಕೆ ಮುಂಚೆಯೇ ಈ ರಾಜ್ಯವನ್ನು ನಮ್ಮಪ್ಪ ನಿನಗೇ ಕೊಟ್ಟಿದ್ದ ಅಂತ there is no loose and ಅದನ್ನು ಹೇಳಿ ಸರಿ ಮಾಡಿದ್ದಾರೆ ವಾಲ್ಮೀಕಿ ಎಲ್ಲಿ ತೂಕಡಿಸಿದ್ದಾರೆ ವಾಲ್ಮೀಕಿ ನೀವು ವಾಲ್ಮೀಕಿ ಮೇಲೆ ಮಾತನಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನು ನಾನು ಐವತ್ತು ವರ್ಷ ಉಪಾಸನೆ ಮಾಡಿದ್ದೇನೆ ರಾಮಾಯಣ ಗ್ರಂಥದ ಮೇಲೆ ಇದು ವೇದ ಸದೃಶ ಒಂದೊಂದು ವಾಕ್ಯ ಅಳೆದು ಅಳೆದು ಬರೆದಿದ್ದಾರೆ ಮಂತ್ರ ಇದನ್ನು ಕೇಳಿದರೂ ಈ ಎರಡು ವರ ಇದು ಉಪಾಯ ಅಷ್ಟೇ ಅಲ್ಲ ನಿನ್ ಗಂಡ ಬರ್ತಾನೆ ಖಂಡಿತ ನೋಡು ಅಂದ್ಲು ಅವನ್ ಕೈ ದಶರಥನ ಕ್ಯಾರೆಕ್ಟರ್ ಇವಳಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ನೋಡಿ ಇವಳೇ ಒಂದು ವೇಳೆ ದಶರಥನ ಹೆಂಡತಿ ಆಗಿದ್ದು ಏನಾಗ್ತಿತ್ತು ಅನರ್ಥ ಗೊತ್ತಿಲ್ಲ ನಮಗೆ ಇಷ್ಟೆಲ್ಲ ಊರಲ್ಲಿ ಅಲಂಕಾರ ಮಾಡಿ ಬೇಟೆ ಪ್ರಾಣಿ ಬಂದು ಹಳದಲ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ ಗಂಡ ಬಂದೇ ಬರ್ತಾನೆ ಇವಳು ಹೇಳ್ತಾಳೆ ಗ್ಯಾರಂಟಿ ಕೈ ಕೈ ಗೊತ್ತಿಲ್ಲ ಬರ್ತಾನೆ ನಿನ್ನ ಮುದ್ದು ಮಾಡ್ತಾನೆ ಸುಖ ಬೇಕು ಅಂತ ಕೇಳ್ತಾನೆ ಗೋಗಾಡ್ತಾನೆ ಆಗ ನೀನು ಬಿಡಬಾರದು ಮೊದಲು ವರ ಕೊಡಿ ಆಮೇಲೆ ಸುಖ ಕೊಡ್ತೇನೆ ಅಂತ ಚೌಕಾಸಿ ಮಾಡಬೇಕು ನೀರೆಲ್ಲ ಹೋದ ಮೇಲೆ ಸೇತುವೆ ಕಟ್ಟಿ ಪ್ರಯೋಜನವಿಲ್ಲ ನೀರಿರುವಾಗಲೇ ಕಟ್ಟಬೇಕು ಅಂತ ಹೇಳಿ ಅವಳಿಗೆ ಟ್ರೈನಿಂಗ್ ಕೊಡ್ತಾಳೆ ನಿನ್ನ ಗಂಡ ಬರೋ ಹೊತ್ತಿಗೆ ನೀನು ಆಭರಣ ಎಲ್ಲ ಹಾಕ್ಕೊಂಡು ಎಲೆ ಅಡಿಕೆ ಮೆದ್ದು ಸುಖವಾಗಿ ಸಂತೋಷವಾಗಿದ್ರೆ ಅವನು ನಿನ್ನ ಲೇವಡಿ ಮಾಡ್ತಾ ಅಲ್ಲ ಆಮೇಲೆ ಮಾತಾಡೋಣ ಹೊರಗಿರ ಆಮೇಲೆ ಸುಖವಾಗಲಿ ಅಂತ ಹೇಳ್ಬಿಡ್ತಾನೆ ಅದಕ್ಕಾಗಿ ಅವನು ಹೊಟ್ಟೆ ಉರಿಸಬೇಕು ನೀನು ಹೊಟ್ಟೆ ಹಾಗೆ ಉರಿಸುವುದು ತಲೆ ಕೆದರ್ಕೊಂಡಿರಬೇಕು ಈ ಕಾಲದ ಹುಡುಗಿರಿರ್ತಾರೆ ನೋಡಿ ಎಲ್ಲೆಲ್ಲೋ ಬಳಸ್ಕೊಂಡ್ಬಂದೆ ಅಂತ ಹೇಳಬೇಡಿ ಎಲ್ಲ ಕೈ ಕೈ ಬುದ್ಧಿ ಕೂದಲು ಸರ್ವದಾ ದ್ರೌಪದಿ ಆಗಿರಬೇಕು ಎಷ್ಟು ದುಶಾಸನ ಹುಟ್ಟಬೇಕು ನಮಗೆ ಗೊತ್ತಿಲ್ಲ ಮೈ ಮೇಲೆ ಒಂದು ಒಡವೆ ಇರತಕ್ಕದ್ದಲ್ಲ ಕೈಕೇಯಿ ಮಾಂಗಲ್ಯ ಕೂಡ ಇರತಕ್ಕದ್ದಲ್ಲ ನಿನ್ನ ಕೈಯಿಂದ ನೀನೇ ವೈಧವ್ಯ ತಂದುಕೊಂಡು ಬಿಡು ಮುಂಡೆ ಇದ್ದಾಗ ಮಾಡು ಕಿವಿ ಆಭರಣ ಮೂಗಿನ ಆಭರಣ ಬಳೆ ಕೈ ಬಳೆ ಮಾಂಗಲ್ಯವನ್ನು ತೊರೆದು ಬಿಡು ನಿನ್ನ ಗಂಡ ಬರ್ತಾನೆ ಕಾಮಿ ಕಾಮಿ ಕಾಮಿ ನಿನ್ನ ಸುಖ ಅನುಭವಿಸಬೇಕು ಅಂತ ಬಂದಾಗ ನಿನ್ನ ಮುದ್ದು ಮಾಡೋಕೆ ಬಂದ್ರೆ ಹತ್ರ ಬರಬೇಡಿ ದೂರ ಹೋಗುವಂತ ಹಾವಿನ ಹಾಗೆ ಹಾಗೆಲ್ಲ ಹೇಳಿ ನಿನಗೇನು ಬೇಕು ಏನು ಬೇಕು ಅಂತ ಅವನಾಗಿ ಮೇಲೆ ಮೇಲೆ ಮೇಲೆ ಮೇಲೆ ಬಿದ್ದು ಕೇಳುವಾಗ ಆಗ ವರವನ್ನು ಕೇಳು ವರವನ್ನು ಕೊಟ್ಟಲ್ಲದೆ ಅವನು ಕಾಮ ತೀರಿಸಿಕೊಳ್ಳಲಾರದೆ ರಾಮನನ್ನು ಕಾಡಿ ಕಳಿಸ್ತೇನೆ ಅಂತ ಒಪ್ಪಿಕೊಳ್ತಾನೆ ಆಮೇಲೆ ಮೇಲೆ ಕೇಳು ಎಲ್ಲಿ ಒಂದು ರಿಹರ್ಸಲ್ ಮಾಡು ನೋಡೋಣ ಇದು ವಾಲ್ಮೀಕಿ ಇದೆ ಸುಳ್ಳಲ್ಲ ಅವಳೇನು ಮಾಡಿದ್ದಾಳೆ ಇದನ್ನು ಹೇಳಿ ಕೇಳಿಕೊಂಡು ಮೈ ಮೇಲೆ ಎಷ್ಟೊಂದು ಮಣಗಟ್ಟಲೆ ಬಂಗಾರವಿತ್ತೋ ಅದೆಲ್ಲವನ್ನ ಕಳಿಸಿ ಕಳಿಸಿ ದಿಕ್ಕಿಗೆ ಎಸೀತಾ ಇದ್ದಾಳೆ ಅವ ಮುಚ್ಚ ವರಾರ್ಹಾಣಿ ವಾಲ್ಮೀಕಿ ವಾಕ್ಯ ಶುಭಾನಿ ಆಭರಣಾನಿ ಚ ಶುಭಾನಿ ಮುತ್ತೈದೆ ಯಾವ ಸಂದರ್ಭದಲ್ಲಿಯೂ ಮೈಯಿಂದ ಕಳಿಸಬಾರದಂತಹ ಐದು ಆಭರಣಗಳುಂಟು ಶುಭಾನಿ ಆಭರಣಾನಿ ಚ ಮಾಂಗಲ್ಯ ಒಂದು ಕಿವಿಯಲ್ಲಿ ಹಾಕೊಳ್ತಕ್ಕದ್ದು ಕಾಲಲ್ಲಿ ಉಂಗುರ ಮೂಗುಬಟ್ಟು ಇತ್ಯಾದಿ ಹೇಳ್ತಾರೆ ಮುತ್ತು ಐದೆ ಐದು ಮುತ್ತನ್ನು ಉಳ್ಳವಳು ಮುತ್ತೈದೆ ಶುಭಾನಿ ಆಭರಣ ನಿಜ ಆದರೆ ಎಷ್ಟು ಅನೇಕ ಶತಸಾಹಸ್ರಂ ಮುಕ್ತಾಹಾರಂ ವರಾಂಗನ ಅವಮುಚ್ಚ ಶತಸಾಹಸ್ರಂ ನೂರು ಸಾವಿರ ಒಡವೆಗಳಿದ್ದು ಅಂತ ಮೈ ಮೇಲೆ ಆಕೆಯ ಮೈ ಕಟ್ಟಿ ಆಗಿರಬೇಕು ಇಷ್ಟೆಲ್ಲ ಒಡವೆ ಭಾರ ಧರಿಸಬೇಕಾದ್ರೆ ಎಷ್ಟು ಮಣ ಬಂಗಾರ ಹಾಕೊಂಡಿದ್ಲು ಒಬ್ಳು ಕೇಳಿದ್ದಂತೆ ಗಂಡನನ್ನ ಒಡವೆ ಬೇಕು ನನಗೆ ಮೈ ತುಂಬ ಒಡವೆ ಇದೆ ಒಡವೆ ಹಾಕೋದು ಜಾಗ ಎಲ್ಲಿದೆ ಹೋಗ್ಲಿ ಯಾವ ಒಡವೆ ಬೇಕು ಅವಳು ಹೇಳಿದ್ಲು ನಮ್ಮ ಮನೆಯಲ್ಲಿ ರುಬ್ಬಿಕೊಂಡಿದೆಯಲ್ಲ ಅದಕ್ಕೆ ಬಂಗಾರದ ಕವಚವನ್ನು ಹಾಕಿ ಕೊರಳಿಗೆ ಹಾಕೋಬೇಕು ಅಂತ ಆಸೆ ನನಗೆ ಒಬ್ರು ಹರಿಕಟ್ಟೆಯಲ್ಲಿ ಹೇಳ್ತಿದ್ರು ಆಭರಣಗಳು ಹುಚ್ಚು ಹಿಡಿದ್ರೆ ಅದು ಇದು ಇದೊಂದು ರೀತಿ ಹುಚ್ಚು ಕೆಲವರಿಗೆ ಇದು ಹುಚ್ಚು ಕೆಲವರಿಗೆ ಬಿರುದು ಬಾವರಿ ತಗೋಬೇಕು ಅಂತ ಹುಚ್ಚು ಕೆಲವರು ಕೂಡ ಹಾಕೋ ಹುಚ್ಚು ಕೆಲವರಿಗೆ ಹೋದ ಕಡೆ ಪದಾರ್ಥ ಕದಿಯೋ ಹುಚ್ಚು ಅದು ಕೊಡಿ ಕೊಡಿ ರಾಷ್ಟ್ರಾಧಿಪತಿಗಳೊಬ್ಬರು ಇದ್ರು ನಮ್ಮ ಕಾಲೇಜಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ರು ರಿಟೈರ್ ಆಗೋ ದಿವಸಕ್ಕೆ ಕಾಲೇಜ್ ಆಫೀಸಲ್ಲಿದ್ದ ಫ್ಯಾನು ಏನು ಟೇಬಲ್ ಕುರ್ಚಿ ಎಲ್ಲ ಸಾಗಿಸಿದ್ದಲ್ಲದೆ ಬಾಗಿಲಿಗೆ ಹಾಕಿದ್ದು ಕರ್ಟನ್ನು ಡ್ರೇಪರಿ ಅದಕ್ಕೆ ಬೇಕಾದ ರಾಡ್ಸ್ ಎಲ್ಲ ಕದ್ಕೊಂಡು ಹೋಗಿದ್ರು ಆಡಿಟರ್ ಬಂದು ಅಷ್ಟು ವಸೂಲು ಮಾಡಿದ್ರು ಬಿಡಲಿಲ್ಲ ಒಂದನ್ನು ಬಿಡದೆ ಅವ್ರ ಹೆಸರು ಹೋತು ನನ್ನ ಮಗನಿಗೆ ಇಂಥ ಚಂಡಾಳ ರಾಷ್ಟ್ರಪತಿ ಜಾಗದಲ್ಲಿರ್ತಾರೆ ಅಧಿಕಾರ ಬಿಟ್ಟ ಮೇಲೆ ಬಾಡಿಗೆ ಕೊಡದೆ ಇನ್ನೂ ಸರ್ಕಾರಿ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಹೋದ್ ಮರ್ತೋಯಿತು ಅಂತ ಹನ್ನೆರಡು ವರ್ಷ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲ ಭ್ರಷ್ಟರು ಇವರ ಪರಂಪರೆ ಅರವತ್ತು ವರ್ಷ ಅನುಭವಿಸ್ತಾ ಇದ್ದೇವೆ ಆ ಒಡವೆಗಳು ಹುಚ್ಚು ಶತಸಹಸ್ರ ಒಡವೆಗಳನ್ನು ಇಷ್ಟವಿಲ್ಲದೆ ಕಳಿಸಿ ಕಳಿಸಿ ಹಾಕಿದರು ಬರೀ ಮೈ ಆಕಾರ ಹೇಗಿತ್ತು ಬಂಗಾರದ ಗೊಂಬೆ ತಥೋ ಹೇಮೋಪಮಾ ತತ್ರ ಕುಬ್ಜ ವಾಕ್ಯವ ಸಂಗತ ಸಂವಿಷ್ಯ ಭೂಮಹು ಕೈಕೇಯಿ ಮಂಥರಾಮಿದಮಬ್ರವೀತ್ ಈಗ ಹೇಳ್ತಾಳೆ ಸರೋಯ್ತಾ ನೋಡು ಈ ಜಾಗದಲ್ಲಿ ನಾನು ಮಲಗಿದ್ದೇನೆ ನನ್ನ ಗಂಡ ಬಂದ್ರೆ ಅಲ್ಲಿ ಮಂಚದ ಮೇಲೆ ಮಲಗ್ತಾನೆ ನಡುವೆ ಅಂತರ ಇಷ್ಟಿದೆ ಮೈಯೆಲ್ಲ ಧೂಳಾಗಿದೆ ನೆಲದಲ್ಲ ಕೊಳೆ ಇದೆಯಲ್ಲ ಕಸ ಗೂಡಿಸಿದ್ರು ಗೂಡಿಸಿದ್ರು ಬಿದ್ದಿರುತ್ತೆ ನಾ ಮಲಗಿರೋ ಪೊಸಿಷನ್ ಸರಿಯಾಗಿದೆಯೇ ನನ್ನ ಗಂಡನ ವಶ ಮಾಡಿಕೊಳ್ಳಬಹುದೇ ಸರಿಯಾಗಿದೆಯೇ ಡೈರೆಕ್ಷನ್ ಕೊಡು ಈಗ ನೀನು ಸತ್ಯ ಮಾಡಿ ಹೇಳ್ತೇನೆ ಈ ಹವಾ ಮಾಂ ಮೃದಾಂ ಕೊಬ್ಜೆ ನೃಪಾಯಾವೇ ದಯಿಷ್ಯಸಿ ನನ್ನ ಗಂಡ ವರ ಕೊಡದೇ ಇದ್ರೆ ನಿಮ್ಮ ಯಜಮಾಂತಿ ಸತ್ತೋದು ಅಂತ ಹೇಳುವುದು ಒಂದು ಆಲ್ಟರ್ನೇಟಿವ್ ನಿನಗೆ ವನಂತು ರಾಘವೇ ಪ್ರಾಪ್ತೆ ಭರತ ಪ್ರಾಪ್ತ ಇಲ್ಲ ಅಂದ್ರೆ ನನ್ನ ಮಗ ಭರತನ ರಾಜ್ಯ ಬರಬೇಕು ರಾಜ್ಯ ಬರಬೇಕು ಇಲ್ಲ ನಾ ಸಾಯಬೇಕು ಇದು ಎರಡು ಆಲ್ಟರ್ನೇಟಿವ್ ಇದು ನೀನೇ ದಶರಥನ ಹೇಳಬೇಕು ಅಂತ ಅಲ್ಲಿ ತನಕ ಅಂತ ರಾಮನಲ್ಲಿ ಪ್ರೀತಿಯನ್ನು ಹೇಳಿದವಳು ಈ ಸವತಿ ಮಾತ್ಸರ್ಯವೆಂಬ ಒಂದು ದೋಷ ಹುಳಿ ಹಿಂಡಿದ್ರಿಂದ ಹೀಗೆ ಮಲಗಿದಳು ಕೆಳಗಡೆ ಆ ಎಲ್ಲ ಸರಿಹೋಯಿತು ಅಂತ ಸೂತ್ರಧಾರ ಆ ನೇಪಥ್ಯದಲ್ಲೇ ಸರಿಯುವಂತೆ ಮಂಥರೆ ತನ್ನ ಕೆಲಸ ಮಾಡಿ ಹೊರಟೋದ್ಲು ಆ ಕಡೆಯಲ್ಲಿ ಅವಳು ಹೇಳಿದ ಹಾಗೆ ಕರೆಕ್ಟಾಗಿ ಆಟ ಒಂದು ಅರ್ಧ ಗಂಟೆಯಲ್ಲಿ ದಶರಥ ಆ ಕಡೆ ಬಂದ how calculative the stupid woman ದಶರಥನ ಚಲನ ವಲನ ಎಲ್ಲ ನೋಡಿದ್ದಾಳೆ ಯಾವ ಹೊತ್ತು ಬರ್ತಾನೆ ಎಲ್ಲಿ ಬರ್ತಾನೆ ಹೆಂಡತಿ ಜೊತೆ ಎಷ್ಟು ಮಾತ್ರ ಮಾತನಾಡ್ತಾನೆ ಇವಳು ಹೇಗೆ ಅವನನ್ನು ಗೆಲ್ಲಬೇಕು ಇಷ್ಟು ಕ್ರಿಕೆಟ್ ಹಾರ್ಟ್ ಅವಳಿಗೆ ಹೇಗೆ ಬಂತು ಪ್ರಾಯಶಃ ಅವಿವಾಹಿತೆ ಮುದುಕಿ ಇನ್ನೊಬ್ಬರು ಸುಖಪಟ್ಟರೆ ಸಹಿಸದೇ ಇರುವಂತಹ ಒಂದು ಸ್ವಭಾವ ಅದಕ್ಕೆ ಬೇರೆ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ ದಶರಥ ಬಂದ ಅವಳನ್ನು ನೋಡಿದ ಅಯ್ಯೋ ಇಲ್ಲಿ ನೇರ ಇಲ್ಲಿ ಬರಲಿಲ್ಲ ಕೈಕೇಯಿ ಅಂತಃಪುರಕ್ಕೆ ಹೋದ ಇಲ್ಲೊಂದು ತಮಾಷೆ ಇತ್ತು ಹೇಳಬೇಕು ಅದು ಹೇಳಿ ಮುಗಿಸ್ಬಿಡ್ತೇನೆ ಇವತ್ತು ಕೈಕೇಯಿ ಅಂತಃಪುರಕ್ಕೆ ಹೋದ ಅಂತಃಪುರದಲ್ಲಿ ಕಾಂಚಕಿಯರು ಪ್ರತಿಹಾರಿಗಳು ಬಾಗಲಕಾಯಿ ಊರು ಸುಮ್ಮನೆ ನಿಂತಿದ್ರು ಗೊಂಬೆಗಳಂತೆ ಒಳಗೆ ಹೋದ ನೋಡ್ದ ಮಂಚಕಾರಿ ಇತ್ತು ಲೇ ನಿಮ್ಮ ಒಡತಿಯಲ್ಲಿ ಹೋಗ್ಲ ಕೋಪಗ್ರಹಕ್ಕೆ ಹೋಗಿದ್ದಾರೆ ಸ್ವಾಮಿ ಎಂದು ಕೋಪಗ್ರಹ ಅಂತ ಒಂದು ಮನೆ ದಶರಥನ ಅರಮನೆ ಕಾಂಪೌಂಡ್ ಅಲ್ಲಿ ಕೋಪಗ್ರಹ ಅಂತ ಒಂದು ಬೋರ್ಡು ಮುನ್ನೂರೈವತ್ತು ಮೂರು ಹೆಂಡತಿಯರು ಯಾವಳಿಗೆ ದಿವಸ ಕೋಪ ಬರ್ತಿತ್ತೋ ನಮಗೆ ಗೊತ್ತಿಲ್ಲ ಕೋಪ ಬಂದವರು ನೋಟಿಸ್ ಸರ್ವಿಸ್ ಮಾಡಿದೆ ಅಲ್ಲಿ ಹೋಗಿ ಮಲಗಿ ಬಿಡುವುದು ನಮ್ಮ ಧಾರವಾಡದಲ್ಲಿ ಕಲೆಕ್ಟರ್ ಆಫೀಸ್ ಪಕ್ಕದಲ್ಲಿ ಒಂದು ಶಾಶ್ವತ ತಡಿಕೆ ರೂಮ್ ಇದೆ ಮೇಲ್ಗಡೆ ಸೂರು ನಾಲ್ಕು ಜಾತಿಕೆ ಅಂದ್ರೆ ಸ್ಟ್ರೈಕ್ ಮಾಡೋರಿಗೆಲ್ಲ ಅದು ದಿವಸ ಒಂದ್ಸಲ ಕೂತ್ಕೊಂಡು ಹೋಗಲಿ ಅಂತ ಸರತಿ ಸತ್ಯಾಗ್ರಹ ಒಬ್ಬರೂ ಸಹ ಇರೋದಿಲ್ಲ ಆಮರಣ ಅಂತ ಸತ್ಯಾಗ್ರಹ ದಿನಗೂಲಿ ನೌಕರಿರ್ಬೋದು ಯೂನಿವರ್ಸಿಟಿ ನೌಕರಿರ್ಬೋದು ಇರಬಹುದು ಒಬ್ರು ತಪ್ಪ ಒಬ್ಬರಿಗೆ ರೋಗ ಇದ್ದದ್ದೇ ಡೆಮಾಕ್ರಸಿ ಅಲ್ಲವೇ ಹಾಗೆ ಮುನ್ನೂರೈವತ್ಮೂರು ಒಂದು ಹನ್ನೆರಡು ಬಾಕಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದಕ್ಕೆ ದಿವಸ ಒಬ್ಬಳಿಗೆ ಏನಾದ್ರು ಹೊಟ್ಟೆ ಉರಿಯೋ ತಲೆನೋವೋ ಒಂದು ಕಂಪ್ಲೇಂಟು ಅದು ಅರ್ಜಿ ತಗೊಂಡು ತಗೊಂಡು ಬೇಜಾರಾಗಿ ಆ ಮನೆ ಕಟ್ಟಿಸ್ಬಿಡೋ ಒಂದು ದಶರಥ ಒಂದು ರೌಂಡ್ ಎಲ್ಲ ಹೋಗಿ ನೋಡಿ ಆ ಮನೆಗೆ ಹೋಗಿ ಇವತ್ತು ನಿಮ್ಮ ಸರದಿಯೋ ನಿನಗೇನು ಕೋಪ ಅಂತ ಕೇಳುವುದು ಪರಿಹಾರ ಹೇಳುವುದು ಇದು ಟ್ರೈನಿಂಗ್ ಕೋಪಗ್ರಹದಲ್ಲಿ ಹೋಗಿ ಮಲಗಿದ್ದಾಳೆ ಅದು ಒಂದು ಅರಮನೆ ಕಡಿಕೆ ಗುಡಿಸಲ್ಲ ಅಲ್ಲಿ ಹೋಗಿದ್ದಾಳೆ ಅಂದ ಹೊಟ್ಟೆ ಉರಿಯಿತು ಯಾಕೆ ಇವನಿಗೆ ಕಾಮಾವಸ್ಥೆ ಅತಿರೇಕಕ್ಕೆ ಏರ್ತಾ ಇದೆ ಪತ್ನಿ ಸುಖ ಬೇಕು ಅಯ್ಯೋ ಎಲ್ಲ ಬಿಟ್ಟು ಇವತ್ತು ಇವತ್ತು ನನ್ನ ಪತ್ನಿ ಅಲ್ಯಾಕೆ ಹೋದ್ಲು ಅಂತ ಓಡ್ತಾ ಇದ್ದಾನೆ ಸಾಧೀನ ನಿಶ್ಚಯಂ ಕೃತ್ವ ಮಂಥರ ವಾಕ್ಯ ಮೋಹಿತ ನಾಗಕನ್ಯೆಯವನಿಶ್ವಸಿ ದೀರ್ಘಮುಷ್ಣಂಚ ಭಾವಿನಿ ನಾಗಕನ್ಯೆಯರಂತೆ ಕೋಪ ಬಂದ್ರೆ ಬೇಗ ಶಾಂತರಾಗದೇ ಇರುವಂತೆ ನೆಲದಲ್ಲಿ ಬಿದ್ದಿದ್ದಾಳೆ ಅದನ್ನು ಹೋಗಿ ನೋಡಿದ ದಶರಥ ಆ ಚಿತ್ರವನ್ನು ವಾಲ್ಮೀಕಿ ಕೇಳಿ ನಾಚಿಕೆ ಕೇಳಿ ಹೇಗೆ ಬರೀಲಿ ರಾಮನ ಮರ್ಯಾದೆ ಹೋಗುತ್ತಲ್ಲ ರಾಮನ ತಂದೆ ಮರ್ಯಾದೆ ಅಂತ ಆದರೆ ಇಷ್ಟವಿಲ್ಲದೆ ಬರೀತಾ ಇದ್ದಾರೆ ಸವೃದ್ಧ ತರುಣೀಂ ಭಾರ್ಯಾಂ ಅವನೋ ಮುದುಕ ಇವಳೋ ಹುಡುಗಿ ಸವೃದ್ಧ ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋಪಿ ಪ್ರಾಣಕ್ಕಿಂತ ಹೆಂಡತಿಯನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದ ಅದಕ್ಕಾಗಿ ಪ್ರಾಣ ಕೊಟ್ಟುಬಿಟ್ಟ ಅವಳಿಗೆ ಅಪಾಪ ಪಾಪ ಸಂಕಲ್ಪ ಪಶ್ಯತಿ ಜಗತೀಪತಿ ಲತಾಮೇವ ವಿನಿಷ್ಕೃತ ಉದಾಹರಣೆ ಬೇಕಾಶ್ ಕೊಡ್ತಾರೆ ಕಾಮಿ ಕಮಲ ಪತ್ರಾಕ್ಷಿ ವಾಚವನಿತಾಮಿದಾಂ ಕಾಮಿ ಅತ್ಯಂತ ಕಾಮಾವಸ್ಥೆ ಅವಧಿ ಕಾಮ ಮೋಹಿತ ಇಲ್ಲೇ ಇದೆ ಕಾಮ ರಾವಣನ ತನಕ ಯಾತಕ್ಕೆ ಹೋಗ್ತೀರಿ ಅಯೋಧ್ಯೆಯಲ್ಲೇ ಕೂತಿದೆ ಅವಳು ತಲೆನೇ ವರ್ಷದ ಹತ್ರ ಹೋದ ಏ ಏನೋ ವ್ಯಾಧಿ ಇದೆಯೇ ಭೂತ ಹಿಡಿದಂತೆ ಯಾಕೆ ಮಲಗಿದ್ದೀಯೇ ಏನು ಬೇಕಾದ್ರೆ ಕೊಡ್ತೇನೆ ಅಂತ ಹೇಳ್ತಾ ಹೇಳ್ತಾ ತಲೆಗೆ ಅಮಲು ಹತ್ತು ಬಿಡಿತು ಇದು ದೊರೆಯ ಬಾಯಲ್ಲಿ ಬರಬಹುದಾದ ಮಾತೆ ನೋಡಿ ಎಲೆ ಕೈಕೇಯಿ ನಿನಗೆ ಪ್ರಿಯವಾಗುವುದಾದರೆ ಕೊಲ್ಲಬಾರದು ಯಾವನನ್ನ ಕೊಲ್ಲಲಿ ಕೊಲ್ಲಬೇಕಾದ ಯಾವನನ್ನು ಬಿಟ್ಟು ಬಿಡಲಿ ಅಫ್ಸಲ್ ಗುರುವನ್ನು ಬಿಟ್ಟು ಬಿಡಲೆ ಇದು ದೊರೆ ಹೇಳೋ ಮಾತೆ ಸ್ವಾಮಿ ಇದು ಅವಧ್ಯ ಅವಧ್ಯತಾಂಕೋವಾ ನಮ್ಮ ಮನೆಯವರು ಹಚ್ಚಿದ್ದಾರೆ ಈ ವಾಕ್ಯ ರಾಮಾಯಣ ಓದಿ ಓದಿ ವಧೆಗೆ ಅರ್ಹಲಲ್ಲದವರನ್ನ ಅದು ಕೈಕೇಯಿಗೆ ಪ್ರೀತಿ ತರುವುದಾದರೆ ಕೊಲ್ಲುವುದಕ್ಕೂ ಸಿದ್ಧಾಂತಾನ ದಶರಥ ಧರ್ಮ ಎಲ್ಲಿ ಹೋಯಿತು ವಧ್ಯಕ್ಕೋವಾ ವಾ ದರಿದ್ರಕ್ಕೋ ಭವತ್ವಾಢ್ಯ ಯಾವ ದರಿದ್ರನನ್ನು ನಾನು ಐಶ್ವರ್ಯವಂತ ಮಾಡಲಿ ಅಥವಾ ದ್ರವ್ಯವಾನ್ವಾಪಿ ಅಕಿಂಚನ ಆಢ್ಯನನ್ನು ಯಾವನನ್ನು ಬೇಕಾದ್ರೆ ದರಿದ್ರ ಮಾಡಲಿ ನಾನು ನನ್ನವರು ಎಲ್ಲವೂ ನಿನಗೆ ಸೇರಿದ್ದು ರಾಮನಿಗೆ ಮಾಡಬೇಕಾದ ಶರಣಾಗತಿಯನ್ನ ಅಹಂಚಯೋ ಮದೀಯಾಶ್ಚ ಸರ್ವೇ ತವ ವಶಾನುಗಾಹ ಇದು ದಶರಥ ಹೇಳುವ ಮಾತು ಅಯೋಧ್ಯ ಜನರು ಇದೇ ದಶರಥನಿಗೆ ಒಪ್ಪಿಸಿದ್ದಾರೆ ಒಂದೇ ದಿವಸ ಮುಂಚೆ ರಾಮನಲ್ಲಿ ಏನಂಥ ಗುಣ ಕಣ್ರಿ ಅವನಿಗೆ ಪಟ್ಟಾಭಿಷೇಕ ಕೇಳ್ತಾ ಇದ್ದೀರಲ್ಲ ಅಂದ್ರೆ ಹಂತೇವ ನಿಯಮಾದ್ವಧ್ಯಾನ್ ಅವಧ್ಯೇಶು ಕುಪ್ಯತಿ ಇದೇ ವಾಕ್ಯ ಉಲ್ಟಾ ಮಾಡಿದ್ದಾರೆ ವಾಲ್ಮೀಕಿ ಯಾವನು ಅಪರಾಧಿಯೋ ಅವನು ಎಂಥ ಹತ್ತಿರದವನಾದರೂ ರಾಮಚಂದ್ರ ಬಿಡೋದಿಲ್ಲ ದಂಡಿಸ್ತಾನೆ ವಜ್ರನಾದವನನ್ನು ಬಿಡೋದಿಲ್ಲ ಅವಧ್ಯನನ್ನ ತಂಟೆಗೂ ಹೋಗುವುದಿಲ್ಲ ಧರ್ಮಪ್ರಭು ಅವನು ನಿನ್ನಂತೆ ಅಲ್ಲ ಅವನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದ್ದಾರೆ ಲಕ್ಷ್ಮಣನನ್ನು ಬಿಡಲಿಲ್ಲ ರಾಮಚಂದ್ರ ಸೀತೆಯಲ್ಲಿ ದೋಷ ಇದೆ ಅಂತ ಜನ ಆಪಾದನೆ ಮಾಡಿದರು ತನ್ನ ಸ್ವಂತ ಸುಖವನ್ನು ತ್ಯಾಗ ಮಾಡಿ ನಿಷ್ಪಾಪಳಾದ ಸೀತಾದೇವಿಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟ ಇದಲ್ಲವೋ ಧರ್ಮ ಕೈಕೇನು ಪರಿತ್ಯಾಗ ಮಾಡಿದೆ ದಶರಥನಿಗೆ ಈ ಪಾಪ ಬರ್ತಿರಲಿಲ್ಲ ಅವಳನ್ನು ಇಟ್ಟುಕೊಂಡ ಕೊನೆಯಲ್ಲಿ ರಾಮಚಂದ್ರ ಅವತಾರ ಮುಕ್ತಾಯ ಮಾಡುವ ಸಂದರ್ಭದಲ್ಲಿ ಕಾಲಪುರುಷ ಬಂದು ಪ್ರಭುವಿಗೆ ಮಾತನಾಡ್ತಾನೆ ರಾಮಾವತಾರದ ಕೊನೆಯ ದಿನಗಳು ಅದರಲ್ಲಿ ಬರೆದಿದ್ದೆ ನೋಡಿ ಕೊನೆಯ ಅಧ್ಯಾಯ ಅವನು ಬಂದ ಪ್ರಭು ನಾನು ಏಕಾಂತ ಮಾತನಾಡಬೇಕು ಸ್ಪಿರಿಟ್ ಆಫ್ ಟೈಮ್ ನಿಮಗೆ ಲೀಲಾರಸ ರಾಮಾವತಾರದ ರಸ ನಿಮಗೆ ತುಂಬಾ ಬಿಟ್ಟಿದೆ ಅವತಾರ ಮುಗಿಸೋಕೆ ನಿಮಗೂ ಇಷ್ಟ ಇಲ್ಲ ಜನರಿಗೂ ಇಷ್ಟ ಇಲ್ಲ ಆದರೆ ಕಾಲದೇಶ ಬದ್ಧವಾದ ರಾಮಾವತಾರ ಮುಗಿಯಬೇಕು ಜ್ಞಾಪಕ ಮಾಡೋಕೆ ಬಂದಿದ್ದೇನೆ ರಂಗಭೂಮಿ ಮೇಲೆ ಒಬ್ಬ ರಾಮಾವತಾರ ಅನುಭವಿಸ್ತಾ ಇದ್ದಾನೆ ಅವನ ಸ್ಕ್ರಿಪ್ಟ್ ಬರೆದವನು ಹೇಳಿದೆ ಅದು ಮಾತೆಲ್ಲ ಹೇಳಿ ಹೇಳಿ ಜನ ಚಪ್ಪಾಳೆ ಹಾಕ್ತಾರೆ ಸಂತೋಷ ಪಡ್ತಾರೆ ನಾಟಕ ಮುಗಿಬೇಕಾದ ವೇಳೆ ಮುಗಿದ ಅರ್ಧ ಗಂಟೆ ಆಯಿತು ಪಕ್ಕದಲ್ಲಿ ಸ್ಕ್ರೀನಲ್ಲಿ ನಿಂತಿರ್ತಾರೆ ಸ್ವಾಮಿ ಪರದೆ ಇಳಿಸಬೇಕು ಮುಗಿಸಿ ಮುಗಿಸಿ ರಾಮಚಂದ್ರನಿಗೆ ಕಾಲುಪುರುಷ ಬಂದು ನಿವೇದನೆ ಮಾಡ್ಕೋಬೇಕು ರಾಮಚಂದ್ರ ಹೇಳಿದ ಆಯಿತು ನೀ ಬಂದಿದ್ದೀಯೇ ನಾನು ನೀನು ಮಾತನಾಡಿದವು ಅನ್ನೋದು ಲೌಕಿಕ ವಿಷಯವಲ್ಲ ಅಲೌಕಿಕ ಇದು ಜನರಿಗೆ ಗೊತ್ತಾಗಬಾರದು ಅಂತ ಲಕ್ಷ್ಮಣನನ್ನು ಕರೆದು ಬಾಗಲ್ಲೆತ್ಕೋ ಯಾರೂ ಒಳಗೆ ಬರ್ತಕ್ಕದ್ದಲ್ಲ ಇದು ರಾಮಾಜ್ಞೆ ಅರ್ಥವಾಯ್ತೋ ಉಲ್ಲಂಘನೆ ಮಾಡಿದವರಿಗೆ ಶಿರಚ್ಛೇದ ಕೊತ್ತಿದೆಯಲ್ಲ ಹುಜೂರಂದ ಲಕ್ಷ್ಮಣ ಬಾಗಲಲ್ಲಿ ನಿಂತ ಆ ಹೊತ್ತಿಗೆ ಬಂದರು ದುರ್ವಾಸರು ಇಂಥ ಹೊತ್ತಲ್ಲೇ ಅವ್ರು ಬರೋದು ಬಂದವರೇ ನಾನು ಈಗಲೇ ನೋಡಬೇಕು ರಾಮನನ್ನ ಹಸಿವಾಗಿದೆ ನನಗೆ ಎಲ್ಲಿ ಹೋದ್ರು ಬ್ರಾಹ್ಮಣರು ಹೊಟ್ಟೆ ಹತ್ತು ಸಾವಿರ ಶಿಷ್ಯರು ಬೇರೆ ಇದು ಮೇಲೆ ನೋಡುವ ಅರ್ಥ ಒಳಗಿನ ಅರ್ಥ ರಾಮಾವತಾರ ಮುಗಿದು ಹೋಗ್ತಾ ಇದೆ ಕೊನೆಯ ದರ್ಶನ ಮಾಡಿ ನನ್ನ ಹಸಿವನ್ನ ತೀರಿಸಿಕೊಳ್ಳಬೇಕು ದರ್ಶನವನ್ನು ಮಾಡಬೇಕು ಒಳಗೆ ಬಿಡ್ತೀಯೋ ಬಿಡೋ ಬಿಡೋ ಹಾಗಿಲ್ಲ ಬಿಡದೆ ಇದ್ದ ಸುಟ್ಟು ಬಿಡ್ತೇನೆ ನಿನ್ನನ್ನ ಅಯೋಧ್ಯೆಯನ್ನೇ ಸುಟ್ಟು ಬಿಡ್ತೇನೆ ಇದು ಒಂದು ಆಸೆ ಕೊನೆ ಆಸೆ ನಾನು ಋಷಿಯಾಗಿದ್ದೇನೆ ರಾಮಾವತಾರದ ಕೊನೆ ಸಂದರ್ಭವನ್ನು ಕಣ್ಣಿಂದ ನೋಡಬೇಕು ಬಿಡಿಕೆ ಬಿಡೋದಿಲ್ವೋ ಲಕ್ಷ್ಮಣ ನೋಡಿದ ಅಯೋಧ್ಯೆಯನ್ನು ಸುಟ್ಟು ಬಿಡ್ತಾರೆ ಈ ಮಹಾನುಭಾವರು ಒಳಗೆ ಬಿಟ್ರೆ ಬಿಡದೆ ಇದ್ರೆ ಅವಾಂತರವಾಗುತ್ತೆ ಒಳಗೆ ಬಿಟ್ರೆ ನನಗೆ ಶಿಕ್ಷೆ ಆಗುತ್ತೆ ನನಗೊಬ್ಬನ ಶಿಕ್ಷೆ ಆದರೂ ಪರವಾಗಿಲ್ಲ ಅಂತ ಹೋಗಿ ಅಂತ ಬಿಟ್ಟು ಬಿಟ್ಟ ರಾಮಾಜ್ಞೆ ಉಲ್ಲಂಘನವಾಯಿತು ಅಷ್ಟೊತ್ತಿ ಕಾಲಪುರುಷ ಬಂದು ನಮಸ್ಕಾರ ಮಾಡಿ ರಾಮನಿಗೆ ಹೇಳಿ ಆಯ್ತಪ್ಪ ಇನ್ನೇನು ಬಂದ್ಬಿಡ್ತೇನೆ ಸ್ವಲ್ಪ ಹೊತ್ತು ಸಮಯ ತಿಳ್ಕೊ ರಾಮಾವತಾರ ಯಾವಾಗ ಮುಕ್ತಾಯವಾಗುತ್ತೆ ಅಂದ್ರೆ ನೀನು ಸರಯೂ ನದಿಯಲ್ಲಿ ಅಡಗಿಕೊಂಡು ಉಕ್ಕೇರು ನಾ ಪ್ರಜೆಗಳನ್ನು ಕರ್ಕೊಂಡು ಬರ್ತೇನೆ ಗುಪ್ತಾರ್ ಘಾಟ್ ಅಂತಿದೆ ಫೈಜಾಬಾದಲ್ಲಿ ನದಿ ತಿರುವು ಬರುವ ಅಯೋಧ್ಯ ಆ ಸಂದರ್ಭದಲ್ಲಿ ಸರಿಯೂ ನದಿಯಲ್ಲಿ ನಾನು ನನ್ನ ಭಕ್ತರ ಜೊತೆಯಲ್ಲಿ ಅಂತರ್ಗತನಾಗ್ತೇನೆ ರಾಮಾವತಾರ ಮುಕ್ತಾಯವಾಗುತ್ತೆ ಹೋಗಿ ಅರೇಂಜ್ ಮಾಡು ಅಂತ ಕಾಲು ಕಳಿಸಿದ್ದಾನೆ ಆಗ ಬಂದರು ದುರ್ವಾಸರು ಪ್ರಭು ಅಂತ ಮಾತನಾಡಿದ್ರು ಎರಡು ಮಾತಾಡಿ ಕಳಿಸಿದ ಮೇಲೆ ಲಕ್ಷ್ಮಣನ ಕರೆದು ಕೇಳ್ತಾನೆ ರಾಮಚಂದ್ರ ಕಣ್ಣೀರು ಹಾಕ್ತಾನೆ ಏನು ಇಡೀ ಆಯುಷ್ಯ ಪೂರ್ತ ನಿನ್ನ ಪತ್ನಿ ಮಕ್ಕಳನ್ನು ಬಿಟ್ಟು ನನಗೆ ಸೇವೆ ಮಾಡಿದ ನಿನಗೆ ನಾನು ಶಿಕ್ಷೆ ಕೊಡಬೇಕು ಅಂತಲ್ಲ ರಾಮಾವತಾರದಲ್ಲಿ ತಮ್ಮನಿಗೆ ಶಿಕ್ಷೆ ಕೊಟ್ಟ ಅನ್ನುವ ಕೆಟ್ಟ ಹೆಸರು ಕೊಡದೇ ಇದ್ರೆ ತಮ್ಮ ಅಂತ ಬಿಟ್ಟ ಅಂತ ಆಕ್ಷೇಪ ಮಾಡ್ತಾರೆ ನಿನಗೆ ಮರಣ ಮರಣಶ ಮರಣಶಾಸನ ಕೊಡಬೇಕು ಮರಣದಂಡನೆ ಕೊಡಬೇಕು ಏನು ಮಾಡಲಿ ಅಂತ ತಲೆ ಚಚ್ಚಿಕೊಳ್ತಾ ಇರುವಾಗ ಸರ್ವಜ್ಞರಾದವರು ವಸಿಷ್ಠರು ಬಂದರು ಹೇಳಿದರು ಪ್ರಭು ಮರಣದಂಡನೆ ಬೇಡ ಗಡಿ ಪಾರು ಮಾಡಿಬಿಡು ಎರಡೂ ಒಂದೇ ಅಂತ ಹೇಳಿದಾಗ ಕಣ್ಣೀರು ಸುರಿಸ್ತಾ ರಾಮಚಂದ್ರ ಆಯಿತು ವಸಿಷ್ಠರು ಹೇಳಿದ್ದಾರೆ ಗಡಿ ಪಾರು ಹೋಗು ಹೊರಟೋಗಿ ನನ್ನ ಕಂಡದ್ರು ನಿಂತು ಬೇಡ ಅಷ್ಟು ಸೇವೆ ಮಾಡಿದವನಿಗೆ ಅಪ್ಪಣೆ ಅಂತ ಅತ್ಯಂತ ಸಂತೋಷದಿಂದ ತಿಳ್ಕೊಂಡು ಲಕ್ಷ್ಮಣ ಸ್ವಾಮಿ ಅರಮನೆಗೆ ಹೋಗಲಿಲ್ಲ ಬೆಳೆಗೆ ಹೇಳಲಿಲ್ಲ ಮಕ್ಕಳಿಗೆ ಹೇಳಲಿಲ್ಲ ಪ್ರಜೆಗಳಿಗೆ ಹೇಳಲಿಲ್ಲ he did not create a fuss press meet ಕರೆಯಲಿಲ್ಲ ತನ್ನಷ್ಟಕ್ಕೆ ಹೊರಟ ಹೊರಟವನು ಮೊದಲು ಆ ಸರಿಯೂ ತೀರದಲ್ಲಿ ಕೂತ್ಕೊಂಡು ಆದಿಶೇಷ ಸ್ವರೂಪದಲ್ಲಿ ನದಿಯೊಳಗೆ ಪ್ರವೇಶ ಮಾಡಿಬಿಟ್ಟ ಇದೆಲ್ಲ ಉತ್ತರಾಖಂಡದಲ್ಲಿದೆ ಹತ್ತು ತಿಂಗಳು ಸೀತಾದೇವಿಯನ್ನು ಬಿಟ್ಟು ಅಗಲಿದ್ದ ರಾಮಪ್ರಭು ಲಕ್ಷ್ಮಣನನ್ನು ಬಿಟ್ಟು ಒಂದು ಗಳಿಗೆ ಇರಲಾರದೆ ಕುಶನನ್ನು ಕರೆಸಿ ಗಡಿಬಿಡಿಯಲ್ಲಿ ಮುಹೂರ್ತ ನೋಡಿದೆ ಕಿರೀಟ ತೆಗೆದು ಅವನ ತಲೆ ಮೇಲಿಟ್ಟು ನಾನೂ ಹೋಗಿ ಬರ್ತೇನೆ ಅಂತ ಹೇಳಿ ಅವನ ಬೆನ್ನ ಹಿಂದೆಯೇ ಹೊರಟು ಸೇರಿಬಿಟ್ಟ ಆ ಭ್ರಾತೃಪ್ರೇಮ ಇದು ರಾಮಶಾಸನ ಎಷ್ಟು ಉಗ್ರ ಅನ್ನೋದು ನೋಡಿಕೊಳ್ಳಿ ಹಂತ್ಯೇವ ನಿಯಮಾದ್ವಧ್ಯಾನ್ ನವಧ್ಯೇಶು ನಕೋಪ್ಯತಿ ಅವನಲ್ಲಿ ದಶರಥ ಎಲ್ಲಿ ಕಾಮಕ್ರೋಧ ದಶರಥನಿಗೆ ಸ್ವಂತ ಬುದ್ಧಿ ಇದ್ದ ಸಮಯವಾಗಿದ್ದರೆ ಈ ಮಾತು ಬಾಯಿಲ್ ಬರ್ತಿರಲಿಲ್ಲ ಅದು ಬರುವಂತೆ ಮಾಡಿದ್ಯಾವುದು ಕಾಮಯೇಶಃ ಕ್ರೋಧೇಶ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೀಯೇ ನಂಬಿಹ ವೈರಿಣಂ ಮೂರನೇ ಅಧ್ಯಾಯ ಇದೆಲ್ಲ ಹೇಳ್ತಾ ಇದ್ದ ದಶರಥ ಇವಳು ಮೇಲೆ ಕೇಳಲಿಲ್ಲ ಹಾಗೆ ಹೇಳಿದ್ರು ಎಲೆ ಹುಚ್ಚಿ ಇಷ್ಟೆಲ್ಲ ಹೇಳಿದ್ದೆ ನನ್ನ ಮಾತಿಗೆ ಬೆಲೆಯಲ್ಲೇನೆ ಸ್ತ್ರೀಯರಲ್ಲಿ ನಿನಗಿಂತ ಪ್ರಿಯರು ಪುರುಷರಲ್ಲಿ ರಾಮನಿಗಿಂತ ಪ್ರಿಯರು ನನಗೆ ಉಂಟು ಆ ರಾಮನ ಮೇಲೆ ಆಣೆ ಮಾಡ್ತೇನೆ ಹೇಳು ಅಂತ ಹೇಳಿದಾಗ ಮೇಲಕ್ಕೆ ದುರ್ದೇವತೆಗಳಿರ ನನ್ನ ಗಂಡ ಸತ್ಯವಾದಿ ವರ ಕೊಟ್ಟಿದ್ದಾನೆ ಅಗ್ನಿ ಕೇಳು ವಾಯು ಕೇಳು ವರುಣ ಕೇಳು ವನದೇವತೆಗಳೇ ಕೇಳಿ ಅಶ್ಲಿಕ್ ಪಾಲಕರೇ ಕೇಳಿ ದಶರಥ ಹೇಳಿದೆ ಇದೆಲ್ಲ ಹಣೆ ಪ್ರಮಾಣಿಯಾತಕ್ಕೆ ನಾ ಕೇಳೋ ವರ ಆಗಿದೆ ಸ್ವಾಮಿ ಅಂತ ಹೇಳಿ ನಾನು ತಿಳಿಯಿದೆ ನನ್ನ ಮಗನನ್ನು ಹೊರಗೆಲ್ಲೋ ಇಟ್ಟು ರಾಮನ ಪಟ್ಟಾಭಿಷೇಕ ಅಂತ ಹೇಳ್ತೀರ ಅದೆಲ್ಲ ನಡೆಯೋದಿಲ್ಲ ಇದೇ ಮುಹೂರ್ತದಲ್ಲಿ ಯೋಭಿಷೇಕ ಸಮಾರಂಭೋ ರಾಘವಸ್ಯ ಅಭಿಕಲ್ಪಿತ ರಾಮನಿಗೆ ಪಟ್ಟಾಭಿಷೇಕ ಅಂತ ಇಟ್ಟಿದ್ದೀರಲ್ಲ ಇದೇ ಪದಾರ್ಥಗಳಿಂದ ಅನೈನೈವ ಅಭಿಷೇಕೇನ ಭರತೋಮೇ ವಿಜಿಜ್ಯತ ಭರತನ ಪಟ್ಟಾಭಿಷೇಕ ಮಾಡಿ ಎರಡನೇ ವರ ಹದಿನಾಲ್ಕು ವರ್ಷ ಅಂತ ಒಟ್ಟಿಗೆ ಹೇಳಿದ್ರೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ದಶರಥನಿಗೆ ಅಂತ ಬಿಡಿಸಿ ಒಂಬತ್ತು ಪ್ಲಸ್ ಐದು ಅಂತ ಮಾಡಿ ನವ ವರ್ಷಾಣಿ ಪಂಚಚ ರಾಮಚಂದ್ರ ನಾರುಮುಡಿ ಉಟ್ಕೊಂಡು ವನವಾಸಕ್ಕೆ ಹೋಗಬೇಕು ಇದೇ ನಾ ಕೇಳಿದ್ದೆ ಎರಡು ವರ ಅಂದ ಕೂಡಲೇ ದಶರಥ ತುಂಬ ದುಃಖಕ್ಕೆ ಒಳಗಾಗ್ತಾನೆ ಅದರಿಂದ ಚೇತರಿಸಿಕೊಳ್ಳೋದಿಲ್ಲ ಕಥೆ ಹೇಗೆ ಮುಂದೆ ಬೆಳೆಯುತ್ತೆ ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶ ಮಂಗಳಾಶಾಸನ ಮಾಡುತ್ತಿದ್ದಾರೆ ಮಂಗಳಾಶಾಸನ ಈಗದು ಕ್ರೂರವಾದ ಘಟ್ಟ ನಿಲ್ಲಿಸಬಾರದು ಆದರೆ ರಾಮಾಯಣದ ಕಥೆ ಮಂಗಳವಾದದ್ದೇ ಅದನ್ನು ಲೋಕಕ್ಕೆ ಒಳ್ಳೆಯದಾಯಿತು ಅಂತ ಹೇಳ್ತಾ ಇದ್ದೇನೆ ಮಂಗಳಂ ಕೋಸಲೇಂದ್ರಾಯ ಮಾನೀಯ ಗುಣಾಬ್ಧೆ ಚಕ್ರವರ್ತಿ ತನೂಜಾಯ ಸಾರ್ವಹೋಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ